ಎಲ್ಲರಿಗೆ ನಮಸ್ಕಾರ ಆಧುನಿಕ ಸಂಸ್ಕೃತ ಸಾಹಿತ್ಯ ಆಧುನಿಕ ಸಂಸ್ಕೃತ ಕವಿಗಳನ್ನು ಕುರಿತ ಪರಿಚಯ ಮಾಲಿಕೆ ಉಪನ್ಯಾಸ ಇದು ಇದರೊಳಗೆ ಎರಡು ದಿವಸಗಳ ಬಳಿಕ ಮೂರನೇ ದಿವಸಕ್ಕೆ ಬಂದಿದ್ದೀವಿ ಮೊದಲನೇ ದಿವಸ ಪ್ರವೇಶಿಕೆ ಈ ನೆನ್ನೆ ಜಗ್ಗು ವಕಲುಭೂಷಣರ ಅದ್ಭುತ ದೂತಮನ್ನ ಮುಖ್ಯವಾಗಿಟ್ಟುಕೊಂಡು ಸ್ವಲ್ಪ ಆಲೋಚನೆ ಮಾಡುವುದಾಯಿತು ಇವತ್ತು ಅದೇ ರೀತಿಯಲ್ಲಿ ಮತ್ತೊಬ್ಬ ಕವಿಯ ಪರಿಚಯ ಮಾಡಿಕೊಳ್ಬೇಕು ಇದು ಮಹಾರಾಷ್ಟ್ರದ ಪ್ರಸಿದ್ಧರಾದ ಸಂಸ್ಕೃತ ವಿದ್ವಾಂಸರಾಗಿದ್ದವರು ಮತ್ತು ಒಳ್ಳೆಯ ವಿಡಂಬನ ಕವಿ ಅರ್ಜುನ್ ವಾಡ್ಕರ್ ಅಥವಾ ಅರ್ಜುನ ಕೃಷ್ಣ ವಾಡೇಕರ್ ಅಂತ ಕರೀತಾರೆ ಅವರನ್ನ ಕುರಿತಾದ ಒಂದು ಉಪನ್ಯಾಸ ಮುಖ್ಯವಾಗಿ ಅವರ ಒಂದು ಅದ್ವಿತೀಯವಾದ ಕೃತಿ ಕಂಟಕಾಂಜಲಿ ಅದರ ಮೇಲೆ ಈ ಹೊತ್ತಿನ ಭಾಷಣ ಈಚೆಗಷ್ಟೇ ದಿವಂಗತರಾದರು ಅರ್ಜುನ ಕೃಷ್ಣ ವಾಡೇಕರ್ ಅವರು ಆದರೆ ಅವರ ಬಗೆಗೆ ಎಲ್ಲಿಯೂ ಸಾಮಗ್ರಿ ಹೆಚ್ಚಾಗಿ ಉಪಲಬ್ಧಿಯಲ್ಲಿಲ್ಲ ನಾನು ಅವರು ಬದುಕಿದ್ದಾಗ ಅವರ ಮನೆಯ ದೂರವಾಣಿ ಸಂಖ್ಯೆಯನ್ನು ಹೇಗೋ ಪಡ್ಕೊಂಡು ಮಾತನಾಡುವ ಪ್ರಯತ್ನಪಟ್ಟೆ ಅವ್ರಿಗಾಗ ಮುಪ್ಪಿನ ಕಾಲ ಅಸ್ಪಷ್ಟವಾಗಿತ್ತು ಮಾತು ಮತ್ತು ಅವ್ರನ್ನ ನೋಡಿಕೊಳ್ತಾ ಇದ್ದವರು ಏನೋ ಒಂದಿಷ್ಟು ಮಾತಾಡಿದ್ರಾದರೂ ನಾನು ಬೇಕು ಅಂತ ಬಯಸಿಕೊಂಡಂಥ ಉತ್ತರ ಯಾವುದೂ ಬರಲಿಲ್ಲ ಅಂದರೆ ಅವರ ಪೂರ್ವೋತ್ತರ ಇತ್ಯಾದಿ ಹೇಗೆ ತಿಳ್ಕೊಳ್ಬೇಕು ಅಂತ ಅದರಿಂದ ಆಗೋದೊಂದು ನಿರಾಶೆ ಇದೆ ಈ ಹೊತ್ತಿನ ಮಾಹಿತಿ ಸ್ಫೋಟಕ ಯುಗದಲ್ಲಿ ಕೂಡ ಅಂತರ್ಜಾಲದಲ್ಲಿಯೂ ಏನು ಇವರ ಬಗೆಗೆ ಈ ಕ್ಷಣದವರೆಗೂ ಅದನ್ನು ತಪಶೀಲು ಮಾಡಿಕೊಂಡು ಬಂದದ್ದಾಯಿತು ಯಾವುದು ಸಿಗ್ತಾ ಇಲ್ಲ ಅದು ಖೇದದ ಸಂಗತಿ ಅವರು ಪುಣೆಯಲ್ಲಿ ಇದ್ದಂತಹ ಸಂಸ್ಕೃತ ಪ್ರಾಧ್ಯಾಪಕರು ಅವರು ಸಾಹಿತ್ಯ ವ್ಯಾಕರಣ ಎರಡನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿದರು ಅಂತ ಗೊತ್ತಾಗುತ್ತದೆ ಆಮೇಲೆ ಅವರು ಮಮ್ಮಟನ ಕಾವ್ಯ ಪ್ರಕಾಶವನ್ನು ಕುರಿತು ಒಂದಿಷ್ಟು ಬರವಣಿಗೆ ಮಾಡಿದ್ರು ಅಂತ ಈಚೆಗೆ ಯೋಗ ಸೂತ್ರಗಳನ್ನು ಕುರಿತಂತೆ ಯೋಗ ಸೂತ್ರಗಳಿಗಿರುವ ಎರಡು ಮೂರು ಭಾಷ್ಯಗಳನ್ನು ಸೇರಿಸಿಕೊಂಡು ಅವರ ವಿಸ್ತಾರವಾದ ಪ್ರಾಸ್ತಾವಿಕ ಟಿಪ್ಪಣಿಗಳ ಜೊತೆಗೆ ಒಂದು ಪುಸ್ತಕವನ್ನು ಪ್ರಕಾಶನ ಮಾಡಿದ್ರು ಕಂಠಕಾಂಜಲಿಯಲ್ಲದೆ ಇನ್ನೂ ಕೆಲವು ಶ್ಲೋಕಗಳನ್ನು ಗೀತಗಳನ್ನು ಬರೆದಿದ್ದಾರೆ ಅಂತಲೂ ಗೊತ್ತಾಗಿದೆ ಆದರೆ ಆ ಗ್ರಂಥಗಳನ್ನು ಎಲ್ಲಿಯೂ ನನಗೆ ಪಡೆದುಕೊಳ್ಳುವುದಕ್ಕಾಗಲಿಲ್ಲ ಒಂದೆರಡು ಬಿಡಿಯ ಬರಹಗಳನ್ನು ಮಾತ್ರ ನೋಡಿದ್ದಾಗಿತ್ತು ಮುಖ್ಯವಾಗಿ ಹೊತ್ತು ಅವರ ಯಶಸ್ಸು ನಿಂತಿರತಕ್ಕಂಥದ್ದು ಕಂಠಕಾಂಚಲಿ ಮೇಲೆ ದುರ್ದೈವ ಎಂದರೆ ಸಂಸ್ಕೃತದ ಇತಿಹಾಸವನ್ನು ಕುರಿತು ಸಾಹಿತ್ಯ ಇತಿಹಾಸವನ್ನು ಕುರಿತು ಈಚೆಗಷ್ಟೇ ನಾಲ್ಕು ಮಹಾ ಸಂಪುಟಗಳಲ್ಲಿ ಹಿಂದಿ ಭಾಷೆಯಲ್ಲಿ ರಾಧಾವಲ್ಲಭ್ ತ್ರಿಪಾಠಿಯವರು ಗ್ರಂಥವನ್ನು ತಂದಿದ್ದಾರೆ ಅಲ್ಲಿ ಆಧುನಿಕ ಸಂಸ್ಕೃತಕ್ಕೆ ಅಂತಲೇ ಸುಮಾರು ಆರುನೂರು ಏಳ್ನೂರು ಪುಟಗಳಿಗೂ ಹೆಚ್ಚಿನ ಬೃಹತ್ತಾದ ಹೆಬ್ಬೊತ್ತಿಕೆಯ ಕೊನೆಯ ಭಾಗವನ್ನು ಮೀಸಲಿಟ್ಟರು ಅಲ್ಲಿ ಕೂಡ ಇವರ ನಾಮೋಲ್ಲೇಖವೂ ಇಲ್ಲ ಆಗಿಬಿಡುತ್ತದೆ ಅದು ರಾಧಾವಲ್ಲಭ ತ್ರಿಪಾಠಿಯವರಲ್ಲಿ ರಂಧ್ರಾನ್ವೇಷಣೆ ಮಾಡುವುದು ಅಂತೆಲ್ಲ ಅಷ್ಟು ಜನ ಲೇಖಕರಿದ್ದಾರೆ ಅಷ್ಟೆಲ್ಲ ಇದೆ ಕಷ್ಟ ಗೊತ್ತು ಮಾಡಿಕೊಳ್ಳೋದು ಆದರೆ ಇದು ಗಣನೀಯವಾದ ಪ್ರಭಾವ ಬೀರಿತ್ತು ಅಂತ ಗೊತ್ತಾಗುತ್ತದೆ ಯಾಕೆಂದರೆ ಸುಮಾರೊಂದು ನಲವತ್ತು ವರ್ಷಗಳ ಕೆಳಗೆ ಸಂಸ್ಕೃತ ಸಾಹಿತ್ಯವನ್ನು ಪಾಠ ಮಾಡೋದಕ್ಕೆ ಪಾಠಶಾಲೆಗಳಲ್ಲಿ ಸಾಹಿತ್ಯ ಚರಿತ್ರೆ ಅಂತ ಗೊತ್ತು ಮಾಡಿದ ಗ್ರಂಥದಲ್ಲಿಯೇ ಆದರಣೀಯರಾದ ನನ್ನ ಗುರುಗಳು ರಂಗನಾಥ್ ಶರ್ಮಾ ಅವರು ಇವರನ್ನ ಕುರಿತು ಕೆಲವೊಂದು ಮಾತುಗಳನ್ನು ಬರೆದಿದ್ದರು ಮುಖ್ಯವಾಗಿ ಕಂಟಕಾಂಜಲಿಯ ಒಂದು ನಾಲ್ಕು ಶ್ಲೋಕಗಳನ್ನು ಉಲ್ಲೇಖ ಮಾಡಿದ್ದರು ಹಾಗೆಯೇ ನನಗೆ ಈ ಪುಸ್ತಕ ಪರಿಚಯವಾದದ್ದು ಒಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕರು ತುಂಬ ಹಿರಿಯರು ನಾನು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ಹುಡುಗ ಆಗಿದ್ದಾಗ ಅವರಿಗೆ ಎಂಬತ್ತು ವರ್ಷ ಎ ರಾಮರಾವ್ ಅಂತ ಅವರು ತಮ್ಮ ಹತ್ತಿರ ಇದ್ದಂಥ ಸ್ವಂತದ ಪ್ರತಿಯನ್ನೇ ನನಗೆ ಕೊಟ್ಟಿದ್ದು ಅರವತ್ತೈದನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿನಲ್ಲಿ ಈ ಕಂಠಕಾಂಜಲಿ ಪ್ರಕಟಿತವಾದದ್ದು ಹಾಗೆ ಅಲ್ಲಿ ಆ ಕಾಲದಲ್ಲಿ ಪುಣೆಯಲ್ಲಿ ಪ್ರಕಟವಾದ ಪುಸ್ತಕವನ್ನು ಬೆಂಗಳೂರಿನ ಒಬ್ಬ ಆಂಗ್ಲ ಪ್ರಾಧ್ಯಾಪಕರು ಓದಿಕೊಂಡಿದ್ದರು ಅಂತಂದರೆ ತಕ್ಕ ಮಟ್ಟಿಗೆ ಪ್ರಚಾರವನ್ನೇ ಪಡೆದಿತ್ತು ಅಂತ ಗೊತ್ತಾಗುತ್ತದೆ ಹೀಗಿದ್ದರೂ ಅದು ಯಾಕೋ ಏನೋ ಸಂಸ್ಕೃತ ವಲಯದಲ್ಲಿ ಅದಕ್ಕೆ ಗಮನ ಬಂದಿಲ್ಲ ನನ್ನ ಮಾನ್ಯ ವಿದ್ವನ್ ಮಿತ್ರರಾದ ರಂಗನಾಥ್ ಅವರು ಕೂಡ ತಮ್ಮ ಸಂಸ್ಕೃತದ ಸಾಹಿತ್ಯೇತಿಹಾಸ ಗ್ರಂಥದಲ್ಲಿ ಇದನ್ನು ಕುರಿತು ಏನೂ ಹೇಳಿಲ್ಲ ಇವರನ್ನ ಕುರಿತು ಏನೂ ಹೇಳಿಲ್ಲ ಆದರೆ ಈ ದಿಕ್ಕಿನಲ್ಲಿ ಇದೊಂದು ಅಮೂಲ್ಯವಾದ ಕೃತಿ ಅಂತ ಇಷ್ಟನ್ನು ಹೇಳಬಹುದು ಸಂಸ್ಕೃತದಲ್ಲಿ ಹಾಸ್ಯವನ್ನು ತರುವ ಪ್ರಯತ್ನ ವೇದಗಳಿಂದ ಮೊದಲುಗೊಂಡು ಇದೆ ಮಂಡೂಕ ಸೂಕ್ತಾದಿಗಳಿಂದಲೇ ಹಾಸ್ಯದ ಉತ್ಪತ್ತಿಯಾಗಿದೆ ಅಂತ ತೋರ್ಪಡಿಸ್ತಾರೆ ರಾಮಾಯಣ ಮಹಾಭಾರತಾದಿಗಳಲ್ಲಿ ಅಲ್ಲಲ್ಲಲ್ಲಿ ಕಂಡುಬರುತ್ತದೆ ಕ್ಷೇಮೇಂದ್ರ ನೀಲಕಂಠ ದೀಕ್ಷಿತ ಪಂಚತಂತ್ರ ಹೀಗೆ ಸಂಸ್ಕೃತದ ಹಾಸ್ಯ ತಕ್ಕ ಮಟ್ಟಿಗೆ ಹುಲುಸೆ ಆಗಿ ಬೆಳೆದಿದೆ ಆದರೆ ಆಧುನಿಕ ಸಂಸ್ಕೃತ ಸಾಹಿತ್ಯದಲ್ಲಿ ಹಾಸ್ಯ ಮತ್ತೂ ಹೆಚ್ಚಾಗಿ ಬೆಳಕೊಂಡು ಬಂದಿದೆ ಅದರೊಳಗೂ ಗದ್ಯ ಸಾಹಿತ್ಯದಲ್ಲಿ ವಿನೋದ ಕಣಿಕೆಗಳು ಅಂತ ಜೋಕ್ಸ್ ಅಂತ ಹಾಸ್ಯ ಕಣಿಕೆಗಳು ಅಂತ ಬೇಕಾದಂತೆ ಬರವಣಿಗೆ ಮಾಡಿದ್ದಾರೆ ವಿಡಂಬನದ ಶ್ಲೋಕಗಳಂತೂ ತುಂಬ ಬಂದಿದೆ ಈ ಕಾಲ ಕೆಟ್ಟದ್ದು ಈ ಕಾಲ ಒಳ್ಳೆಯದಲ್ಲ ಈ ಜನಗಳೆಲ್ಲ ಕೆಟ್ಟವರು ಅಂತ ಗೇಲಿ ಮಾಡಿ ಹೇಳ್ತಕ್ಕಂಥದ್ದು ಯಾವ ಕಾಲದಿಂದಲೂ ಆರಂಭ ಮಾಡಿಕೊಂಡು ಈ ಕಾಲದ ನಮ್ಮ ಸಂಸ್ಕೃತ ಕವಿ ಶಂಕರ್ವರೆಗೂ ಕೂಡ ಬೇಕಾದಂತೆ ಬೆಳೆದು ಬಂದಿದೆ ಅಂದರೆ ಕಾಲ ಕೆಟ್ಟೋಯಿತು ಒಳ್ಳೆ ಕಾಲ ಅಲ್ಲ ಇದು ಸತ್ಯವಂತರಿಗಿದು ಕಾಲವಲ್ಲ ಅನ್ನುವುದು ನನಗೆ ಅಷ್ಟಾಗಿ ರುಚಿಸ್ತಕ್ಕಂಥದ್ದಲ್ಲ ಆದರೆ ಅದನ್ನು ಕುರಿತು ಬರೆದ ಪದ್ಯ ರಸಮಯವಾಗಿದ್ದರೆ ಅದನ್ನು ಮೆಚ್ಚಬಲ್ಲೆ ಅದರಲ್ಲಿರತಕ್ಕಂಥ ಸತ್ಯ ಅಂತ ಒಪ್ಪಲಾರೆ ಆದರೆ ಅಲ್ಲಿರುವ ಸೌಂದರ್ಯವನ್ನು ಮೆಚ್ಚುತ್ತೀನಿ ಅಂತಹ ಒಂದೆರಡು ಪದ್ಯಗಳನ್ನು ನಮ್ಮ ಶಂಕರ್ ಬರೆದಂತಹ ಚಿತ್ರನೈಷಧಂ ಕಾವ್ಯದ ಐದನೇ ಸರ್ಗ ಅದು ಕೊನೆಯ ಸರ್ಗ ಕೂಡ ಹೌದು ಅಲ್ಲಿ ಒಂದೆರಡು ಪದ್ಯಗಳನ್ನು ಬೆಂಗಳೂರಿನ ಬಗ್ಗೆ ಇದೆ ಯಾರೋ ಬೆಂಗಳೂರಿಗರು ಬೇಸರ ಮಾಡ್ಕೊಳ್ಬೇಡಿ ಸಾ ಕಲ್ಯಾಣ ಪುರೀತ್ಯಸ್ತಿ ಪುರಿ ವರ್ಜಿತ ಸಂಪದ್ಯತೆ ಕಲೇರ್ಯತ್ರ ಕ್ಷಮಾರುಹೋ ದೋಹದ ಈ ಕಲ್ಯಾಣಪುರಿ ಬೆಂಗಳೂರು ಅಂತ ಒಂದು ಊರಿದೆ ಅದಕ್ಕೆ ಕಲ್ಯಾಣವೇ ಇಲ್ಲ ಅದು ಕಲಿಗಾಲದಲ್ಲಿ ಬೆಳೆದಂಥ ಕಲಿವೃಕ್ಷ ಅದಕ್ಕೆ ನಿತ್ಯವೂ ದೋಹದ ಅಂದರೆ ಹೂ ಬಿಡ್ತಕ್ಕಂಥ ಉಪಚಾರ ನಡೆಸ್ತಾ ದೋಹದ ಅಂತ ಅದು ನಡೀತಾನೆ ಇರ್ತದೆ ಹಾಗೆ ಅಲ್ಲಿ ಬರ್ತಾ ಇದೆ ಅಲ್ಲಿ ವಂಚನಾ ವೇದ ಮಂತ್ರೈಕ ದ್ರಷ್ಟಾ ಯಸ್ಯ ವಣಿಜ್ಜನ ಇಲ್ಲಿ ವರ್ತಕರು ವಂಚನೆ ಎನ್ನುವ ಮಂತ್ರದ ಮಹಾದ್ರಷ್ಟಾರರಾಗಿದ್ದಾರೆ ಆ ಬಗೆಯಲ್ಲಿ ಬಂದಿದೆ ಯದಿಯಾ ಪಂಡಿತ ಶ್ರೇಣಿ ಅಸೂಯಾ ವಲ್ಲರಿ ವೃತ್ತಿ ಇಲ್ಲಿರುವ ಪಂಡಿತರು ಹೊಟ್ಟೆ ಕಿಚ್ಚು ಎನ್ನುವ ಬಳ್ಳಿಗೆ ಮುಳ್ಳಿನ ಬೇಲಿ ಥರ ಕಾಪಾಡಿಕೊಂಡು ಬಂದಿದ್ದಾರೆ ಚೇತ್ತುಂ ಮರ್ಮಾಣಿ ಲೋಕಸ್ಯ ವಹತ್ಯಕ್ಷರ ಕಂಟಕಾನ್ ಜಗತ್ತನ್ನು ತಿವಿಯೋದಿಕ್ಕೆ ಅಂತ ಅಕ್ಷರಗಳು ಎನ್ನುವ ಮುಳ್ಳನ್ನು ಇಟ್ಕೊಂಡಿರ್ತಕ್ಕಂಥವರು ಇಲ್ಲಿರುವ ವಿದ್ಯಾವಂತರು ದುರಾಚಾರ್ಯ ಪಿಶಾಚಾನ ಮಾಧತ್ತೆ ಯಾ ಶ್ಮಶಾನತಾಂ ದುರಾಚಾರತೆ ಅನ್ನುವ ಪಿಶಾಚಿಗಳನ್ನು ಹೊತ್ತಿರತಕ್ಕಂಥ ಶ್ಮಶಾನದಂಥದ್ದು ಈ ಊರು ಸುರವಾಣಿ ಸುರವಾಣಿ ಚಿತಾಚಕ್ರೈನ್ ವಿದ್ಯಾಸದ್ಮಭಿನನ್ವಿತ ಈ ದೇವವಾಣಿಯ ಚಿತಾಚಕ್ರ ಸಂಸ್ಕೃತದ ಪಾಲಿಗೆ ಇದು ಚಿತೆ ಆಗಿರತಕ್ಕಂಥ ಊರು ಹೀಗೆಲ್ಲ ನಡೆದುಕೊಂಡು ಬಂದಿದೆ ಶಂಕೆ ಶ್ರಯಂತಿ ಯಾಂಬುದ್ಧ ಯವ ಯಮಸ್ಯಾಶಾಂ ಅಧಿಷ್ಠಿತಾಂ ಪರಿತೋ ಜನತಾ ಪ್ರಾಣ ಪ್ರಣಾಶಾಯ ಚಿಕಿತ್ಸಕಾ ಇಲ್ಲಿ ಚಿಕಿತ್ಸಕರು ಶಂಕರ್ ಸ್ವತಃ ವೈದ್ಯ ಕೂಡ ಹೌದು ವೈದ್ಯರನ್ನೇ ಗೇಲಿ ಮಾಡಿಕೊಂಡು ಒಂದು ಲಘು ಕಾವ್ಯವನ್ನು ಬರೆದಿರೋದುಂಟು ವೈದ್ಯೋಪಹಾಸ ಕಲಿಕಾ ಅಂತ ಹಾಗಾಗಿ ಪಕ್ಷಪಾತ ಏನೂ ಇಲ್ಲದೆ ಇಲ್ಲಿರುವ ವೈದ್ಯರು ಎಲ್ಲರೂ ಕೂಡ ದಕ್ಷಿಣ ದಿಕ್ಕಿಗೆ ಆಶ್ರಯ ಮಾಡಿಕೊಂಡಿದ್ದಾರೆ ಕ್ಷಮಿಸಬೇಕು ಯಾಕೆಂದರೆ ಮೃತ್ಯು ದಿಕ್ಕಾಗಿರುವುದು ಸದ್ಯೋ ಶೇಷ ವ್ಯಾಪಾರ ಸರಸೀರುಹ ಎತ್ರ ಕ್ರಿಕೆಟಿತಿ ಕ್ರೀಡಾ ಜಾಡ್ಯ ನಿದ್ರಾ ನಿಶಾ ನೃಣಾಂ ನಿರಂತರವೂ ಕ್ರಿಕೆಟ್ ಅಂತಕ್ಕಂಥ ಜಾಡ್ಯ ನಿದ್ರೆಯ ನಿಶೆ ಸೋಮಾರಿತನದ ನಿದ್ರೆಯ ರಾತ್ರಿ ಆಗಿದೆ ಇಲ್ಲಿ ವಿನೋದ ಅನ್ನುವುದು ತನೋತಿ ಯವನಾಚಾರ ಶ್ಲಾಘಾತ್ ತಾಂಬೂಲ ಚರ್ವಣ ಮಾರ್ಗೇಶು ಮಶಕಾಕ್ರಾಂತ ಯತ್ರಾವಸ್ಕರ ಸಂಚಯ ಧನಾಪೂರಿತ ಧನಾನ್ನ ಪೂರಿತ ಸ್ವಾರ್ಥ ಪಿಚಂಡೋ ಯತ್ರ ತಂತ್ರವಿತ್ ಇಲ್ಲಿ ಎಂಜಿನಿಯರ್ಸ್ ಎಲ್ಲರೂ ದುಡ್ಡು ಕಾಸಿನ ಮೋಹದಲ್ಲಿಯೇ ಇದ್ದಾರೆ ಇವರು ಸದಾ ಪಾಶ್ಚಾತ್ಯ ದೇಶಾಚಾರ ಅನ್ನುವ ತಾಂಬೂಲವನ್ನೇ ಚರ್ವಣ ಮಾಡ್ತಾ ಅಗದು ಉಗಿತಾ ಇರ್ತಾರೆ ಇಲ್ಲಿ ಒಂದೊಂದು ಪಬ್ಲಿಕ್ ಟಾಯ್ಲೆಟಲ್ಲೂ ಸೊಳ್ಳೆಗಳು ಬೇಕಾದಂತೆ ನೊಣಗಳು ಬೇಕಾದಂತೆ ಓಡಾಡ್ತಾ ಇರ್ತದೆ ನ ಪುನರ್ ಮಧುಪಾಶ್ಲಿಷ್ಟಾಹ ವರ್ಧಂತೆ ಕುಸುಮ ಹಾಗಾಗಿ ಇಲ್ಲಿ ದುಂಬಿಗಳು ಛೇಂಕರಿಸ್ತಕ್ಕಂಥ ಮರಗಳು ಯಾವುದೂ ಬೆಳೆಯೋದಿಲ್ಲ ವಾಹನೋ ದೀರ್ ದೂ ದೀರಿತ ಧೂಮ್ಯ ನಾಸ್ತಿಕೋ ದೀರಿತ ಚ ವಾಕ್ ಸೇವ್ಯಾನಾಂ ಮರುತಾಂ ಭೂಯ ತನ್ವಾತೆ ಎತ್ರ ದೂಷಣಂ ಒಂದು ಕಡೆಗೆ ನಾಸ್ತಿಕ್ಯದ ಮಾತು ಇನ್ನೊಂದು ಕಡೆ ವೆಹಿಕ್ಯುಲಾರ್ ಟ್ರಾಫಿಕ್ಕಿಂದಾಗಿ ಆದಂಥ ಹೊಗೆಯ ಪೊಲ್ಯೂಷನ್ನು ಇದೆರಡು ಗಾಳಿಯನ್ನು ನಿರಂತರವಾಗಿ ಪ್ರದೂಷಣ ಮಾಡ್ತಾ ಇದೆ ಮಾಲಿನ್ಯ ತರ್ತಾ ಇದೆ ಪುರಿಯತ್ರ ಪುರಾಣೀನಾಂ ಪ್ರಕಟಿ ಕುರ್ವತೆ ಗವಾಂ ಬ್ರಾಹ್ಮಣ ರುಚಿಮಂತ್ರೇಶು ನಮಂತ್ರೇಶು ಕದಾಚನ ಅಂತರೇಶು ರುಚಿಂ ಕುರು ಕುರ್ವತೆ ಅಂದರೆ ಇಲ್ಲಿ ಬ್ರಾಹ್ಮಣರು ತಮ್ಮ ಕರುಳಿನಲ್ಲಿ ರುಚಿ ತೋರಿಸುವಂತೆ ಜೀರ್ಣಾಂಗದಲ್ಲಿ ರುಚಿ ತೋರಿಸ್ತಂತೆ ಮಂತ್ರದಲ್ಲಿ ರುಚಿ ತೋರಿಸಲ್ಲ ರುಚಿಂ ಅಂತರೇಶು ರುಚಿ ಮಂತ್ರೇಶು ಮಂತ್ರದಲ್ಲಿಲ್ಲ ರುಚಿ ಅಂತರದಲ್ಲಿ ಮಾತ್ರ ರುಚಿ ಇದೆ ಆಗಿರತಕ್ಕಂಥದ್ದು ಪುರಾಣಿಯಾದ ವೇದವಾಣಿಯನ್ನು ಇವರು ಲೆಕ್ಕಿಸಿಯೇ ಇಲ್ಲ ದೃಷ್ಟ್ವಾ ಇನ್ ನರ್ತಕಿ ಸ್ತುಚ್ಛಾಹ ಮರ್ತುಮಿಚ್ಛನ್ ಮಹಾನಟ ವಿಮುಂಚತಿ ಯಮೇ ವೈರಂ ಪಿಪಾಸತಿ ವಿಷ್ ಪುನರ್ವಿಷಂ ಇಲ್ಲಿರುವ ನರ್ತಕಿಯರ ಹೀನತೆಯನ್ನು ನೋಡಿ ತುಚ್ಛವಾದ ಇಲ್ಲಿಯ ನರ್ತಕಿಯರ ರೀತಿ ನೀತಿಗಳನ್ನು ಕಂಡು ಮಹಾನಟನಿಗೆ ಅಂದರೆ ನಟರಾಜನಿಗೆ ಸಾಯಬೇಕು ಅಂತ ಆಸೆಯಾಗಿ ತಾನು ಮೃತ್ಯುಂಜಯ ಯಮವೈರಿ ಅನ್ನುವ ವೈರವನ್ನು ಬಿಟ್ಟು ಆಸೆ ಪಟ್ಟು ಮತ್ತೊಮ್ಮೆ ವಿಷ ಕುಡಿಯೋದಿಕ್ಕೂ ತಯಾರಾಗಿದ್ದಾನೆ ಅದ್ಭುತವಾದ ಕಾವ್ಯ ಇದೆ ಇಲ್ಲಿ ಸತ್ಯ ಅಂತಲ್ಲ ತಿವಿತ ನೋಡಿ ಕಹಿ ಯಾವ ಥರ ಇದೆ ಎತ್ರ ಗಾಯನ ಲೋಕಸ್ಯ ಶ್ರುತಿ ವಿದ್ವೇಷಿಣೋಪ್ಯಹೋ ವೈರಾಗ್ಯ ಸಾಧನಾ ಕಾಚಿತ್ ದಿವಾರಾತ್ರಂ ಪ್ರವರ್ತತೆ ತುಂಬ ಮಾರ್ಮಿಕವಾದ ಇಲ್ಲಿಯ ಸಂಗೀತಗಾರರು ಶ್ರುತಿ ವಿದ್ವೇಷಿಗಳು ಶ್ರುತಿ ಬಿಟ್ಟು ಹಾಡ್ತಾರೆ ಅಂತ ಒಂದು ಇನ್ನೊಂದು ವೇದ ವಿರೋಧಿಗಳು ಆಗಿದ್ದಾರೆ ಶ್ರುತಿ ಅಂದರೆ ವೇದ ಅಂತ ವೈರಾಗ್ಯ ಸಾಧನ ನಮಗೆ ಸಂಗೀತದ ಬಗ್ಗೆನೇ ವೈರಾಗ್ಯ ಸಾಧನೆ ಮಾಡ್ತಂದು ತೋರಿಸ್ತಾರೆ ಅಂತ ಇನ್ನೊಂದು ವಿರಾಗ ರಾಗ ಇಲ್ಲದೆ ಹಾಡ್ತಾರೆ ಅಂತಕ್ಕಂಥದ್ದು ಹೀಗೆ ಹಗಲು ರಾತ್ರಿ ಹಲಬುತ್ತಾ ಇರ್ತಾರೆ ಸೂತ್ರಪಾತೋ ಯದಿ ಯದೀಯಾನಾಂ ಉದೀರತಿ ಉದೀರಯತಿ ಶಿಲ್ಪಿನಾಂ ಭಾವಿನೋ ಗೃಹಪಾತಸ್ಯ ಪ್ರಥಮಾಮಿವ ಸೂಚನಂ ಇಲ್ಲಿ ಎಂಜಿನಿಯರ್ಸು ಬಿಲ್ಡರ್ಸು ಕಟ್ಟೋದಕ್ಕೆ ಸೂತ್ರಪಾತ ಅಂತಂದರೆ ಪ್ಲಂಬ್ ಹಿಡ್ಕೊಂಡ್ರು ಅಂತಂದರೆ ಅದು ಒಂದೇ ಸತ್ತಿಗೆ ಗೃಹಪಾತ ಮನೆ ಬಿದ್ದೋಗೋಕ್ಕೆ ಇವ್ರು ಫೌಂಡೇಶನ್ ಹಾಕೋದು ಇನ್ಯಾವುದಕ್ಕೂ ಅಲ್ಲ ಆ ಥರ ಇದೆ ಪುಷ್ಪಸ್ಯ ಕೋಗಂಧೋ ವಂಧ್ಯಾಪುತ್ರಸ್ಯ ನಾಮ ಕಿಂ ಪೃಚ್ಛನ್ನಿತಿ ಜನೋ ಯತ್ರ ಜ್ಞಾಯತೆ ಶೋಧಕಾಗ್ರಣೀ ಇಲ್ಲಿ ರಿಸರ್ಚ್ ಮಾಡೋರೆಲ್ಲನೂ ಗಗನ ಕುಸುಮದ ಪರಿಮಳ ಹೇಗಿರುತ್ತೆ ಬಂಜೆಯ ಮಗನಿಗೆ ಹೆಸರೇ ನೋಡೋಣ ಇದರ ಬಗ್ಗೆ ಸಂಶೋಧನೆ ಮಾಡ್ತಾರೆ ಇನ್ಯಾವುದೂ ಅಲ್ಲ ಹೀಗೆ ಈ ಥರ ಉಂಟು ಇನ್ನು ಅಲ್ಲಿ ಕವಿ ತಾನು ಹುಟ್ಟಿದ್ದು ಶಿವಾಜಿನಗರದಲ್ಲಿ ಅಂತ ತುಪ್ಪ ಮೊದಲಿಯಾರ್ ಸ್ಟ್ರೀಟಲ್ಲಿ ನಮ್ಮ ಶಂಕರ ಹುಟ್ಟಿದ್ದು ಶಿವಾಜಿನಗರದಲ್ಲಿ ವರ್ತತೆ ಕಾಪಿ ತಚ್ಚಾಕ ಶಿವಾಜಿ ನಗರಾಭಿದ ಯದ್ರಾಜವರ್ತ್ಮ ಸಾಮಾನ್ಯ ತುರುಷ್ಕಾಣ ಪತದ್ವ ಗ್ರಹ ಇಲ್ಲಿ ಹೈವೇ ಕೂಡ ಮುಸ್ಲಿಮರು ಉಗಿಯೋತಕ್ಕಂಥ ಪೀಕದಾನಿ ಆಗಿದೆ ಪತದ್ಗ್ರಹ ಅಂತಂದರೆ ಪೀಕದಾನಿ ಅಂತ ಕಲಾಚಿಕಾ ಅಂತಲೂ ಸಂಸ್ಕೃತದಲ್ಲಿ ಕರೀತಾರೆ ಬೀದಿನಲ್ಲಿ ಪೂರ್ತಿ ಉಕ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ರತ್ಯಾಸು ತತ್ರ ದೃಶ್ಯಂತೆ ಶ್ಯಾಮ ಶ್ಯಾಮವಾಸೋವ ಗುಂಠಿತಾ ಅಕೀರ್ತಯ ಮೂರ್ತಿಮತ್ಯ ಇವ ಸ್ತ್ರೀಯ ಇಲ್ಲಿ ಬುರ್ಕಾಧಾರಣಿಯರಾದ ಹೆಂಗಸರು ಹೇಗೆ ಓಡಾಡ್ತಾರೆ ಅಂದರೆ ಇಸ್ಲಾಮಿನ ಅಕೀರ್ತಿಯಂತೆ ಕಪ್ಪಿಗೆ ಕಾಣಿಸ್ತಾ ಇರುತ್ತೆ ಅವರ ಸಂಚಾರ ಅಂತ ಹೇಳ್ಬಿಟ್ಟು ಆಮೇಲೆ ರಾತ್ರೌ ತತ್ರ ಸುರಾಂ ಪೀತ್ವ ಕ್ರೈಸ್ತವಂ ಪಥಿ ನಿದ್ರಿತಂ ಪ್ರಭಾತೆ ಕುಕ್ಕುರೋ ಬುಕ್ಕನ್ ಉಪಾಸ್ತೆ ಸೌಖಸುಪ್ತಿಕ ಇಲ್ಲಿ ಒಬ್ಬ ಕ್ರಿಶ್ಚಿಯನ್ ರಾತ್ರಿ ನ್ಯೂ ಇಯರ್ ಪಾರ್ಟಿ ಅಂತ ಕುಡಿದು ಹೊರಳಾಡಿ ವಾಂತಿ ಮಾಡಿಕೊಂಡು ಬಿದ್ದರೆ ಅವನ ಮುಖವನ್ನು ನಾಯಿ ನೆಕ್ಕಿ ಬೊಗಳೋದ್ರ ಮೂಲಕ ಅವನಿಗೆ ಸುಪ್ರಭಾತವನ್ನು ಹಾಡುತ್ತೆ ಅಂತ ಉಗಿಯೋದು ಕುಡಿಯೋದು ಎಲ್ಲ ಜಾತಿಯವರಲ್ಲೂ ಎಲ್ಲ ಮತದವರಲ್ಲೂ ಇದೆ ಕವಿಗೆ ಕ್ರೈಸ್ತ ಇಸ್ಲಾಂ ಇತ್ಯಾದಿಗಳ ಬಗ್ಗೆ ಇರೋ ಆಗ್ರಹವೂ ಆ ಪ್ರಾಂತದಲ್ಲಿ ಹಾಗೆ ಹೆಚ್ಚು ಜನ ಅವರಿದ್ದು ಕೊಚ್ಚೆ ಮಾಡಿರೋದು ಕೂಡ ಮನಸ್ಸಿಗೆ ಬಂದಿರತಕ್ಕಂಥದ್ದು ತತ್ರಾಸ್ತಿ ಧರ್ಮರಾಜಸ್ಯ ಕಾಪ್ಯಾಯತನ ಮಲ್ಪಕಂ ಅಲ್ಲಿ ಒಂದು ಧರ್ಮರಾಜನ ದೇವಸ್ಥಾನ ಇದೆ ಮನ್ನಿಕುಲ ಕ್ಷತ್ರಿಯರು ತಿಗಳರದು ಚಿಕ್ಕ ದೇವಸ್ಥಾನ ಉಂಟು ಪ್ರದಕ್ಷಿಣ ಪಥೋ ಯಸ್ಯ ತುರುಷ್ಕ ಭವನಾಂಗಣಂ ಆ ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡಬೇಕು ಅಂದರೆ ಮುಸ್ಲಿಮ್ಸ್ ಮನೆಯನ್ನು ಹಾದು ಹೋಗಬೇಕು ಅಷ್ಟು ಇಕ್ಕಟ್ಟಾಗಿಬಿಟ್ಟಿದೆ ಬೇರೆ ಎಲ್ಲ ಬೆಳಕೊಂಡು ಬಂದಿದೆ ಅಂತ ಹಾಗೆ ತಾನಲ್ಲಿ ಹುಟ್ಟಿದ್ದು ಅಂತ ಹೇಳಿ ಆಮೇಲೆ ಬಸವೇಶ್ವರ ಬಸವೇಶ್ವರ ಶಾಖಾಂತರ್ ವಿನಿರ್ಮಿತಂ ಅಗಚ್ಚತಾಂ ತತ್ರ ಮಾತಾಮಹಿ ವಾಟೆ ಪಿಚುಮುಂದ ಮರೋಪಯತ್ ಮಧ್ವಚೋ ಮಾಧುರಿ ಯಸ್ಯ ಛಾಯಾ ಮಾಲಂಬ್ಯ ವರ್ಧತೆ ಆಮೇಲೆ ಮನೆ ಬಸವೇಶ್ವರ ನಗರಕ್ಕೆ ಶಿಫ್ಟ್ ಆಯಿತು ಮನೆ ಮುಂದೆ ನಮ್ಮ ಅಜ್ಜಿ ಒಂದು ಬೇವಿನ ಮರನ ಹಾಕಿದ್ರು ಆ ಬೇವಿನ ಮರದ ನೆರಳಿನಲ್ಲಿ ನನ್ನ ಕವಿತಾ ಮಾಧುರ್ಯ ಬೆಳೆದು ಬಂದಿದೆ ಅಂತ ಶಂಕರ್ ವರ್ಣಿಸಿಕೊಂಡಿರೋದು ಬಹಳ ಚೆನ್ನಾಗಿರ್ತಕ್ಕಂಥ ಒಳ್ಳೆಯ ಕಾವ್ಯ ಅಂದರೆ ಸೌಂದರ್ಯ ದೃಷ್ಟಿಯಿಂದ ಹೀಗೆ ಒಂದು ಬಗೆಯ ಅಸಹನೆಯಿಂದ ಒಂದು ಬಗೆಯ ಕಟುತ್ವದಿಂದ ವಿನೋದವನ್ನು ತರೋದಕ್ಕೆ ಸಂಸ್ಕೃತದಲ್ಲಿ ತುಂಬ ಅವಕಾಶ ಇದೆ ಆ ಭಾಷೆಗೆ ಆ ಸೊಗಸುಂಟು ಆ ಭಾಷೆಗೆ ಎಲ್ಲಿಲ್ಲದ ಗಾಂಭೀರ್ಯ ಬರುವ ಮೂಲಕ ಮಾಕ್ ಸೀರಿಯಸ್ನೆಸ್ ಅಂತ ನಾನು ಏನು ಹೇಳಿದೆ ನಿನ್ನೆ ಹುಸಿಯಾದ ಗಾಂಭೀರ್ಯವನ್ನು ತರೋದಕ್ಕೆ ತುಂಬ ಅವಕಾಶವಿದೆ ಆ ಬಗ್ಗೆ ಆದದ್ದನ್ನು ಹಲವು ವರ್ಷಗಳ ಕೆಳಗೆ ನಮ್ಮನ್ನು ಅಗಲದಂಥ ಮಹಾವಿದ್ವಾಂಸ ಶತಾಧಿಕ ಗ್ರಂಥಕರ್ತರಾಗಿದ್ದ ಆಂಧ್ರದ ಪುಲೆಲ ಶ್ರೀರಾಮಚಂದ್ರುಡು ಅವರ ಶ್ರೀರಾಮಚಂದ್ರ ಲಘುಕಾವ್ಯ ಸಂಗ್ರಹ ಅನ್ನುವ ಗ್ರಂಥದ ಕೆಲವು ಮುಕ್ತಕಗಳನ್ನು ಓದಿದರೂ ತಮಗೆ ಗೊತ್ತಾಗುತ್ತದೆ ಅಲ್ಲಿ ಅವರು ಬಗೆ ಬಗೆಯಲ್ಲಿ ಲೋಕ ನೀತಿಯನ್ನು ಲೋಕ ವಿಡಂಬನೆಯನ್ನು ಮಾಡ್ತಾ ಬರ್ತಾರೆ ಕರ್ಮಸಿದ್ಧಾಂತ ನೈಪುಣ್ಯಂ ರಕ್ಷಾಯೈ ಭಿಷಜೋ ಭವೇತ್ ರೋಗಶಾಂತಿ ಸ್ವಪ್ರಭಾವಾತ್ ತದಭಾವಸ್ತು ಕರ್ಮಣಃ ಅಂತ ವೈದ್ಯರಿಗೆ ಕರ್ಮಸಿದ್ಧಾಂತ ತುಂಬ ಅನುಕೂಲವಾಗಿ ಒದಗಿ ಬರುತ್ತೆ ರೋಗ ಮುಕ್ತವಾಗಲಿಲ್ಲ ಅಂದರೆ ನಿಮ್ಮ ಕರ್ಮ ಅಂತ ಅದು ಮುಕ್ತವಾಯಿತು ಅಂದರೆ ತಮ್ಮ ಪ್ರಭಾವ ಅಂತ ನೀಲಕಂಠ ದೀಕ್ಷಿತನು ಹೇಳಿದ ಅಧಿಕಾರೋ ಯದಾ ನಾಸ್ತಿ ತದಾ ಸರ್ವೋಪಿ ಸಜ್ಜನಾ ಸರ್ವೇಪಿ ಸಜ್ಜನಾ ಅಧಿಕಾರೇತು ಸಂಪ್ರಾಪ್ತೆ ಸಜ್ಜನೋ ದುರ್ಜನಾಯತೆ ಅಧಿಕಾರ ಎಲ್ಲಿವರೆಗಿಲ್ವೋ ಅಲ್ಲಿವರೆಗೂ ಎಲ್ಲರೂ ಸಜ್ಜನರೇ ಅಧಿಕಾರ ಬಂದ ತಕ್ಷಣ ಸಜ್ಜನನು ದುರ್ಜನನಾಗ್ತಾನೆ ಅಂತ ಇದು ಮಾರ್ಮಿಕವಾದ ಲೋಕನೀತಿ ಇನ್ನೊಂದು ಪದ್ಯ ಭೋ ಭೋ ಮಿತ್ರ ನಯಾದ್ಯಮಾಂ ತವ ವಿಭೋರಗ್ರೆ ಕಿಮರ್ಥಂ ಸಖೆ ಮಯ್ಯಂ ದಾಪಯ ಕರ್ಮ ಕಿಂಚಿದಮುನಾ ತೇ ಯೋಗ್ಯತಾ ವರ್ಣ್ಯತಾಂ ವಿದ್ಯಾಮುಚ್ಚ ತಮಾಂ ಅವಾಪ್ತ ಅವಾಪ್ನವಮಯೇ ಜಾನಾಸಿ ಮಿಥ್ಯಾಸ್ತುತಿಂ ಪೈಶೂನ್ಯಂಚ ನೃಶಂಸತಾಂ ನಹಿಸಕ್ಕೆ ತತ್ತೇ ವೃಥಾ ಎಂ ಶ್ರಮ ಒಂದು ಕಾನ್ವರ್ದೇಶನ್ನು ಗೆಳೆಯನ್ನೊಬ್ಬ ಕೇಳ್ತಾ ಇದ್ದಾನೆ ಅಪ್ಪ ನನ್ನನ್ನು ನಿಮ್ಮ ಬಾಸತ್ವಕ್ಕೆ ಕರ್ಕೊಂಡು ಹೋಗು ಯಾಕೆ ಅಂದರೆ ನನಗೇನಾದರೂ ಒಂದು ಹೊಟ್ಟೆಪಾಡಿಗೆ ಕೆಲಸ ಆದೀತಾ ಅನ್ನೋದಕ್ಕೆ ಅಂತ ಆಯಿತು ನಿನ್ನ ಕ್ವಾಲಿಫಿಕೇಷನ್ಸ್ ಏನು ಹೇಳು ಅಂದರೆ ಹೈ ಮೆರಿಟ್ಟು ಒಳ್ಳೆ ವಿದ್ಯೆ ಇದೇ ನನಗಿರೋದು ಅಂತ ಅಲ್ಲ ನಾನು ಕೇಳಿದ್ದು ನಿನಗೆ ಯಾವಾಗಂದ್ರೆ ಆವಾಗ ಹೊಗಳೋದಕ್ಕೆ ಬರುತ್ತಾ ಮತ್ತು ಹೇಗಂದರೆ ಹಾಗೆ ಒರಟಾಗಿ ನಡ್ಕೊಳ್ಳೋಕೆ ಬರುತ್ತಾ ಜಾನಾಸಿ ಮಿಥ್ಯಾಸ್ತುತಿಂ ಪೈಶೂನ್ಯಂ ಚಾಡಿ ಮಾತು ನೃಶಂಸತಾಂ ಸಣ್ಣತನ ಇದೆಲ್ಲ ನಿಂಗೆ ಗೊತ್ತಿದೆಯಾ ನಹಿ ಸಖೆ ಗೊತ್ತಿಲ್ಲ ಹಾಗಿದ್ರೆ ನಿನಗೆ ಸುಮ್ಮನೆ ವ್ಯರ್ಥ ಶ್ರಮ ನಮ್ಮ ಬಾಸತ್ವಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಂತ ತುಲ್ಯೋಪಿ ಪರೇ ಪರೋಕ್ಷತ್ವೇ ದೋಷಾನ್ ವಿಶ್ವಸಿತಿ ನತು ಗುಣಾನ್ ಲೋಕ ಸೀತಾಹರಣಂ ಸತ್ಯಂ ನತ್ವಸ್ಯ ವನ್ನಿ ಸಂಶುದ್ಧಿ ತುಂಬ ಒಳ್ಳೆಯ ಮಾರ್ಮಿಕ ಲೋಕನೀತಿ ಪರೋಕ್ಷ ಅನ್ನುವ ವಿಷಯ ಎರಡಕ್ಕೂ ಒಂದೇ ಸೀತೆಯನ್ನು ರಾವಣ ಅಪಹರಣ ಮಾಡಿದ್ದು ಮತ್ತು ಸೀತೆ ಅಗ್ನಿ ಪ್ರವೇಶ ಮಾಡಿದ್ದು ಆದರೆ ಜನ ಪರೋಕ್ಷವಾದರೂ ಸೀತಾಪರಣವನ್ನು ನಂಬದಂತೆ ಪರೋಕ್ಷವಾದ ಸೀತಾಗ್ನಿ ಶುದ್ಧಿಯನ್ನು ನಂಬಿಲ್ಲ ಇದು ಎಂಥ ಅನ್ಯಾಯ ಅಂತ ಅವರು ಹೇಳ್ತಾರೆ ಆಮೇಲೆ ಇನ್ನೊಂದು ಕಡೆ ನಿರಯೇ ಚಿರವಾಸಾರ್ಥಂ ಉಭಾವಾಗಚ್ಚತಾಮಿತಿ ಯಮದೂತ ವಚಶ್ರುತ್ವ ವಿಷಣ್ಣವು ಶೈವ ವೈಷ್ಣವವು ಅಂತ ಯಮಲೋಕಕ್ಕೆ ನೀವಿಬ್ಬರೂ ಬಂದು ಬಹಳ ಕಾಲ ಇರಿ ಅಂತ ಯಮದೂತರು ಹೇಳಿದ ತಕ್ಷಣ ವೀರ ವೈಷ್ಣವರು ವೀರ ಶೈವರು ಸಪ್ಪಗಾದರು ಅಂತ ಅಂದರೆ ಇಬ್ಬರೂ ಪರಸ್ಪರ ಜಗಳ ಆಡ್ಕೊಳ್ಳೋದ್ರೊಳಗೆ ವೈಷ್ಣವರು ಶಿವನ್ನ ಶಿವ ಶೈವರು ವಿಷ್ಣುವನ್ನ ಬೈದಿದ್ದರಿಂದ ಇಬ್ಬರಿಗೂ ನರಕ ವೈಷ್ಣವೇಶು ವಯಂ ಶೈವಾಹ ಶೈವೇಶ್ವಪಿ ಚ ವೈಷ್ಣವಾಹ ಯಮ್ಯಮನ್ಯೇ ವಿನಿಂದೇಯು ತತ್ತದ್ದೈವಾಭಿಪೂಜಕಾ ಅಂತ ಆದರೆ ನಾವು ಹಾಗಲ್ಲ ಯಾರನ್ನೂ ಬೈದೆ ಯಾವ ಕಡೆಯೂ ಕಹಿ ಇಲ್ಲದೆ ನಡ್ಕೊಳ್ತೀವಿ ಅಂತ ಅವರದಕ್ಕೆ ಪೂರ್ವಪೀಠಿಕೆಯಾದಂಥ ಮಾತನ್ನು ಹೇಳ್ತಾರೆ ಮಹಾವಿದ್ಯೆ ಮಹಾವಿದ್ಯೋಸಿ ಕಿಂ ವಿಘ್ನ ನಿಯೋಗೋ ನೈವ್ಯ ಲಭ್ಯತೆ ರೆಡ್ಡಿಸ್ ಸಿಂಗೋ ನಾಯುಡರ್ವ ಜಾನ್ ಖಾನ್ ವಾಭವ ನಾಮತಃ ಅಂತ ನೀನು ತುಂಬ ದೊಡ್ಡ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದೀಯಾ ಆದರೂ ಯಾತಕ್ಕೆ ಸಪ್ಪು ಕಾಣಿಸ್ತೀಯಾ ಏನು ಕೆಲಸ ಸಿಕ್ಕಿಲ್ವಾ ಕಿಂ ವಿಘ್ನ ಯಾಕೆ ಕಳವಳ ಅಂತಂದರೆ ಏನು ಮಾಡೋದು ನನಗೆ ಕೆಲಸ ಸಿಕ್ಕಿಲ್ಲ ಹಾಗಿದ್ದರೆ ನಿನ್ನ ಹೆಸರನ್ನು ನಾಮತಃ ರೆಡ್ಡಿ ಸಿಂಗಹ ನಾಯ್ಡು ಜಾನ್ ಖಾನ್ ಇದು ಯಾವುದೂ ಆಗ್ಬಿಡು ಆವಾಗ ಬರುತ್ತದೆ ಅಂತ ನಮ್ಮಲ್ಲಿರ್ತಕ್ಕಂಥ ಸಾಮಾಜಿಕವಾದ ವೈಷಮ್ಯವನ್ನು ಇದು ಚೆನ್ನಾಗಿ ತೋರಿಸ್ತಾ ಇದೆ ಸ್ವೀಯಂ ಧರ್ಮಂ ಪರಿತ್ಯಜ್ಯ ರಾಜಸೇವಾದಿ ತತ್ಪರಾಹ ಧರ್ಮೋ ನಷ್ಟೋ ನಷ್ಟ ಇತಿ ರಟಂತ್ಯದ್ಯ ದ್ವಿಜಾತಯ ಇವತ್ತಿನ ಬ್ರಾಹ್ಮಣರು ತಮ್ಮ ಬ್ರಾಹ್ಮಣ್ಯವನ್ನು ಬಿಟ್ಟು ಎಲ್ಲ ಚಾಕ್ರಿಗಳಿಗೂ ಸೇರಿಕೊಂಡ್ರು ಆಮೇಲೆ ಇವರೇ ಬೀದಿಗೆ ನಿಂತ್ಕೊಂಡು ಅಯ್ಯೋ ಧರ್ಮಹಾನಿ ಧರ್ಮಹಾನಿ ಅಂತ ಬಾಯಿ ಬಿಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬರೀತಾರೆ ಆಮೇಲೆ ಶೌಚಾಲಯಂ ನವಂ ದೃಷ್ಟ ನಾಯಕೋ ವಿಸ್ಮಯಂಗತಃ ನಾಹಂಗತೋ ನಮೇ ಮಿತ್ರಂ ಕೇನ ಉದ್ಘಾಟನಂ ಕೃತಂ ಹೊಸ ಶೌಚಾಲಯ ಉದ್ಘಾಟಿತವಾಗಿದೆ ಶೌಚಾಲಯ ಅಂದರೆ ರಸ್ತೆ ಪಕ್ಕ ಯಾರೋ ಒಂದಕ್ಕೆ ಹೋಗಿದ್ದಾರೆ ಗೋಡೆಗೆ ಅದು ಅದನ್ನು ನೋಡಿ ನಾಯಕನಿಗೆ ಆಶ್ಚರ್ಯ ಆಯಿತು ತಾನು ಹೋಗಿಲ್ಲ ತನ್ನ ಗೆಳೆಯ ಹೋಗಿಲ್ಲ ಇನ್ಯಾರು ಇನಾಗ್ರೇಟ್ ಮಾಡಿದ್ರು ಇದನ್ನು ಅಂತ ಗ್ರಂಥಾನಾಂ ನಿರ್ಮಿತವು ದುಃಖಂ ನಿರ್ಮಿತಾನಾಂಚ ಮುದ್ರಣೆ ರಕ್ಷಣೆ ವಿಕ್ರಯೇ ದುಃಖಂ ದಿಗ್ರಂಥಾನ್ ದುಃಖ ಭಾಜನಂ ಗ್ರಂಥಗಳನ್ನು ಬರೆಯೋದು ಕಷ್ಟ ಬರೆದದ್ದನ್ನು ಮುದ್ರಿಸೋದು ಕಷ್ಟ ಮುದ್ರಿಸಿದ್ದನ್ನು ಕಾಪಾಡೋದು ಕಷ್ಟ ಕಾಪಾಡೋದನ್ನು ಮಾರೋದು ಕಷ್ಟ ಹೀಗಿರುವಾಗ ಗ್ರಂಥ ಬರೆಯೋದೇ ಬೇಕಾಗಿಲ್ಲ ಅದಕ್ಕೆ ಧಿಕ್ಕಾರವಿರಲಿ ಅಂತ ಆಮೇಲೆ ಅಹೋನು ಅನಯೋಹೋ ದಾಂಪತ್ಯಂ ತುಂದಿಲಾಗ್ರಯೋಹೋ ಅತಯೇವ ಅಮರೋಪ್ಯಾಹ ಭೇರಿ ಸ್ತ್ರೀ ಪುಮಾನ್ ಇವರಿಬ್ಬರು ದಡೂತಿ ಗಂಡ ಹೆಂಡತಿ ಪರಸ್ಪರ ಅನುರೂಪವಾಗಿದ್ದಾರೆ ಅದಕ್ಕೆ ಅಮರನಲ್ಲಿ ಬೇರಿ ಸ್ತ್ರೀ ದುಂದುಭಿ ಪುಮಾನ್ ಅಂತ ಹೇಳಿರೋದು ಬೇರಿ ಸ್ತ್ರೀಲಿಂಗ ದುಂದುಭಿ ಪುಲ್ಲಿಂಗ ಒಟ್ಟಿನಲ್ಲಿ ಹೆಣ್ಣು ಗಂಡು ಎರಡೂ ದಡೂತಿಯಾಗಿದ್ದರೆ ಎರಡಕ್ಕೂ ಆ ನಗಾರಿ ಹೊಟ್ಟೆಯವರು ಡೊಳ್ಳು ಹೊಟ್ಟೆಯವರು ಅನ್ನುವಂಥ ಒಂದು ಅನುಕೂಲತೆ ಇದೆ ಅಂತ ರಾಮೋ ರಹೀಂ ರಹೀಂ ರಾಮ ಕೃಷ್ಣ ಕ್ರಿಸ್ತು ರಯಂಚ ಸಹ ಶ್ರುತ್ವೆತ್ತಂ ರಟತೋ ಹಿಂದೂನ್ ನೂನ ಮಂತರ್ ಹಸಂತಿತೆ ಇದು ಗಾಂಧಿಗೆ ನೇರವಾಗಿ ಬಡ್ದಿರ್ತಕ್ಕಂಥದ್ದು ರಾಮ ರಹೀಮ ತೇರ ನಾಮ್ ಕೃಷ್ಣ ಕರೀಮ ಉಸ್ಕಾ ನಾಮ್ ಅಂತ ಒಳ್ಳೆಯ ರಾಮಧುನನ್ನು ಹಾಳಗೆಡುವುದಂಥ ಪಾಪ ಗಾಂಧಿಗಾಯ್ತು ಅದನ್ನು ಗಾಂಧಿ ಭಕ್ತರಾದ ಹಿಂದೂಗಳು ಹೇಳಿದ್ರೆ ಹೊರತು ಮುಸ್ಲಿಮರು ಹೇಳಿಲ್ಲ ಕ್ರಿಶ್ಚಿಯನ್ರು ಹೇಳಿಲ್ಲ ಅದನ್ನು ಹೇಳ್ತಾ ಇದ್ದಾರೆ ಹೀಗೆ ಹಾಡಿಕೊಳ್ಳೋ ಹಿಂದೂಗಳನ್ನು ನೋಡಿ ಮುಸ್ಲಿಮರು ಕ್ರಿಶ್ಚಿಯನ್ರು ನಕ್ಕೊಳ್ತಾ ಇದ್ದಾರೆ ಅಂತ ಇದು ಹಾಗೆ ಆಗಿರತಕ್ಕಂಥದ್ದು ಈ ರೀತಿ ಕಟುವಾದ ವಿಡಂಬನೆ ಪುರೋಹಿತರ ಬಗ್ಗೆನೂ ಅವ್ರು ಹೇಳ್ತಾರೆ ಇವರು ಯಾರನ್ನೂ ಬಿಟ್ಟಿಲ್ಲ ಕಲ್ಪಭೇದೋ ವಿರೋಧೇಶು ಪಾಠಭೇದೋರ್ಥ ವಿಪ್ಲವೇ ಮತಭೇದೋಪಿ ಚಾಜ್ಞಾನೆ ಭೇದೋಜ್ಞ ಕವಚಾಯತೆ ಅಂತ ಅಜ್ಞಾನಿಗೆ ಭೇದವೇ ಒಂದು ರಕ್ಷಣಾ ಕವಚ ಏನಾದರೂ ವಿರೋಧ ಬಂದರೆ ಕಲ್ಪಭೇದ ಅಂತ ಅಂದ್ಬಿಡೋದು ಒಂದೊಂದು ಕಲ್ಪದಲ್ಲಿ ಒಂದೊಂದು ಥರ ಅಂತ ಮಂತ್ರ ತಪ್ಪಾಯಿತು ಅಂದರೆ ಪಾಠಭೇದ ಅಂದ್ಬಿಡೋದು ಹೀಗೆ ನಮ್ಮದು ಮತಭೇದ ಅಭಿಪ್ರಾಯ ಭೇದ ಅಂದ್ಬಿಡೋದು ಯಾವುದಕ್ಕೂ ಏನೂ ಹೇಳ್ಕೊಂಡು ಹೋಗ್ಬೋದು ಈ ರೀತಿಯಾದದ್ದು ಆಧುನಿಕ ಕಾಲದಲ್ಲಿ ಅಜ್ಞಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕು ಬೇಕಾದಂಥದ್ದು ಉಂಟು ಅಂತ ನಾಮ್ನಿ ಡಾಕ್ಟರ್ ಇತಿ ಶ್ರುತ್ವ ವಂಚಿತೋ ವಂಚಿತೋ ಮಾನಯಂ ಬಹು ನಾಯಂ ಚಿಕಿತ್ಸಕ ಪಿ ಎಚ್ ಡಿ ಧಾರಿ ವಿಚಿಕಿತ್ಸಕ ಅಂತ ಇವ್ರನ್ನ ಯಾರೋ ಡಾಕ್ಟರ್ ಸೋಣಸು ಅಂತ ಕೇಳಿದ್ರೆ ವೈದ್ಯರಿರಬೇಕು ಅಂತ ಭಾವಿಸಿಕೊಂಡು ಸ್ನೇಹ ಮಾಡಿಕೊಂಡೆ ಆಮೇಲೆ ಗೊತ್ತಾಯಿತು ಇವರು ಚಿಕಿತ್ಸಕರಲ್ಲ ವಿಚಿಕಿತ್ಸಕರು ವಿಚಿಕಿತ್ಸಾ ಅಂದರೆ ಸಂದೇಹ ಅಂತ ಬರೀ ಡೌಟ್ಗಳನ್ನು ಎತ್ಕೊಂಡಿರ್ತಕ್ಕಂಥ ರಿಸರ್ಚರ್ ಅಷ್ಟೇ ಈತ ವೈದ್ಯನಲ್ಲ ಅಂತ ಗೊತ್ತಾಯಿತು ಅಂತ ಈ ರೀತಿಯಲ್ಲಿ ತುಂಬ ಸಮೃದ್ಧವಾಗಿ ಇವರು ನೂರಾರು ವಿಡಂಬನ ಪದ್ಯಗಳನ್ನು ಬರೆದಿದ್ದಾರೆ ಅದರೊಳಗೆ ಲೌಕಿಕ ನೀತಿ ರಾಜನೀತಿ ಈ ಥರದ್ದು ಎಲ್ಲವನ್ನೂ ಕೂಡ ನಾವು ಕಾಣಬಹುದು ಒಟ್ಟಿನಲ್ಲಿ ಈ ಥರದ ಹಾಸ್ಯವನ್ನು ಸಂಸ್ಕೃತದಲ್ಲಿ ಪೂರ್ವದಲ್ಲಿ ನೋಡೋಕ್ಕಾಗಿರಲಿಲ್ಲ ಈ ಮಟ್ಟದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಅದನ್ನು ಆಧುನಿಕ ಸಂಸ್ಕೃತ ಕಾವ್ಯ ಸುಮಾರು ನೂರೈವತ್ತು ವರ್ಷಗಳಿಂದ ಬೇಕಾದಂತೆ ಬೆಳೆಸ್ಕೊಂಡು ಬಂದಿದೆ ಅದರಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದು ಅರ್ಜುನ್ ವಾಡೇಕರ್ ಅವರು ಇವರು ತಮ್ಮ ಕೃತಿಯನ್ನೇ ಕಂಟಕಾಂಜಲಿ ಅಂತ ಕರೆದಿದ್ದಾರೆ ಏನೆಂದರೆ ಆ ಕಾಲದಲ್ಲಿ ಗೀತಾಂಜಲಿ ಪ್ರಭಾವ ತುಂಬ ದೊಡ್ಡದಾಗಿ ಬೆಳೆದು ಬಂದಿತ್ತು ಯಾವಾಗ ಗೀತಾಂಜಲಿಗೆ ನೊಬೆಲ್ ಪಾರಿತೋಷಕ ಬಂತು ತತ್ಕ್ಷಣವೇ ನಮ್ಮ ದೇಶದ ಎಲ್ಲರಿಗೂ ಕೂಡ ರವೀಂದ್ರರ ಮೇಲೆ ಬಂಗಾಳಿ ಮೇಲೆ ಗೀತಾಂಜಲಿ ಮೇಲೆ ಎಣೆಯಿಲ್ಲದ ಪ್ರೇಮ ಬಂತು ಸಂಸ್ಕೃತದಲ್ಲೇ ಒಂದು ಹದಿನೈದು ಇಪ್ಪತ್ತು ಗೀತಾಂಜಲಿಯ ಅನುವಾದಗಳಿವೆ ಮೂಲದಿಂದಲೇ ಮಾಡಿದಂಥದ್ದು ಇಂಗ್ಲೀಷ್ ಭಾಷೆಯ ಅನುವಾದ ಹೀಗೆಲ್ಲ ಉಂಟು ಪುಲ್ಲೆಲ್ಲ ಅವರು ಮಂದಾಕ್ರಾಂತ ಛಂದಸ್ನಲ್ಲಿ ಗೀತಾಂಜಲಿ ಅನುವಾದ ಮಾಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯೇ ಅದನ್ನು ಅಚ್ಚು ಮಾಡಿದೆ ಹಿಂದೆ ಬೇರೆಯವರು ಅಚ್ಚು ಮಾಡಿದರು ಬಂಗಾಳಿಗಳೇ ಹಲವರು ಜನ ಮಾಡಿದ್ದಾರೆ ಬಗೆ ಬಗೆಯ ಛಂದಸ್ಸುಗಳಲ್ಲಿ ಗದ್ಯ ಪದ್ಯವಾಗಿ ಹೀಗೆಲ್ಲ ಮಾಡಿದ್ದುಂಟು ಕನ್ನಡದಲ್ಲಿ ಒಂದು ನಾಲ್ಕು ಗೀತಾಂಜಲಿ ಅನುವಾದಗಳನ್ನು ನಾನು ನೋಡಿದ್ದೀನಿ ಎರಡು ಅದರೊಳಗೆ ಹಲವೆಲ್ಲ ನೇರ ಬಂಗಾಳಿಯಿಂದಲೇ ಅನೂದಿತವಾದದ್ದು ಪ್ರಸ್ ಬಹಳ ಪ್ರಸಿದ್ಧವಾದದ್ದು ಪ್ರಹ್ಲಾದ ನರೇಗಲ್ಲ ಅವರದು ಹೀಗಾಗಿ ಎಲ್ಲ ಕಡೆಯಲ್ಲೂ ಆ ಹೆಸರು ಪ್ರಚಾರಕ್ಕೆ ಬರ್ತಾ ಇತ್ತು ಅಲ್ಲಿವರೆಗೂ ಈ ಅಂಜಲಿ ಎನ್ನುವುದಕ್ಕೆ ಆ ಮಟ್ಟದ ಪ್ರಸಿದ್ಧಿ ಇರಲಿಲ್ಲ ಗೀತಾಂಜಲಿ ಬಂದೊಡನೆ ಪ್ರಣಯಾಂಜಲಿ ಹೃದಯಾಂಜಲಿ ತಿಲಾಂಜಲಿ ಎಲ್ಲ ಕೂಡ ಶುರುವಾಯಿತು ಅದಕ್ಕೆ ಇವರು ತಮ್ಮದು ಕುಸುಮಾಂಜಲಿ ಅಲ್ಲ ಕಂಟಕಾಂಜಲಿ ಡಿ ವಿ ಜಿಯವರು ತಮ್ಮ ಮೊದಲ ಕವಿತಾ ಸಂಕಲನಕ್ಕೆ ವಸಂತ ಕುಸುಮಾಂಜಲಿ ಅಂತ ಹೆಸರಿಟ್ಟರು ಇವರು ಹೇಳ್ತಾರೆ ನಾನು ನವಭಾರತದಲ್ಲಿ ನಿಮಗೆ ಹೂಗಳನ್ನು ಕೊಡಕ್ಕೆ ಬಂದಿಲ್ಲ ಮುಳ್ಳುಗಳನ್ನು ಕೊಡಕ್ಕೆ ಬಂದಿದ್ದೀನಿ ಅಂತ ಏಕೆಂದರೆ ಅದು ಬಂದದ್ದು ಅರವತ್ತೈದನೇ ಇಸ್ವಿ ಸಾವಿರದ ಒಂಬೈನೂರ ಅರವತ್ತೈದು ಅಂತ ಆದರೆ ತತ್ಪೂರ್ವದಲ್ಲಿಯೇ ಒಂದು ಐದಾರು ವರ್ಷ ಮುಂಚೆಯೇ ಅದನ್ನು ಬರೆದಿರಬೇಕು ಅಂದರೆ ಸಾಮಾನ್ಯ ನೆಹರು ಯುಗ ಚೆನ್ನಾಗಿ ಅವರಿಗೆ ಕಂಡು ಬೇಸತ್ತು ಹೋಗಿದೆ ಅವರ ಕವಿ ಮನಸ್ಸು ವಿಚಾರವಂತನ ಆ ಮನಸ್ಸು ಅಷ್ಟು ಕುದ್ದು ಹೋಗಿ ಅವರು ಬರೆದಿದ್ದಾರೆ ನೆಹರು ಯುಗದ ಅನರ್ಥ ಏನು ಅಂತ ಸಂಸ್ಕೃತದಲ್ಲಿ ರೆಪ್ರೆಸೆಂಟ್ ಆಗಿರೋದಿದ್ರೆ ಇಲ್ಲಿಯೇ ನಿನ್ನೆ ಮೊನ್ನೆಯೇ ಕಾಣೆಯವರ ಮಹಾಗ್ರಂಥ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ಕೊನೆಯ ಅಧ್ಯಾಯಗಳನ್ನು ಓದ್ತಾ ಇದ್ದಿದ್ದಾಗಿತ್ತು ಗೆಳೆಯರ ಜೊತೆಗೆ ಅಲ್ಲಿ ಅವರು ಅದು ಏನಾಗಿದೆ ಸ್ವಾತಂತ್ರ್ಯೋತ್ತರ ಭಾರತದ ಸ್ಥಿತಿ ಅಂತ ಅವರು ಹೆಚ್ಚು ಕಡಿಮೆ ಈ ಕಾಲಘಟ್ಟವನ್ನೇ ಇಟ್ಟುಕೊಂಡು ಕಾಣೆಯವರು ಬರೀತಾರೆ ಅವರು ಮಹಾರಾಷ್ಟ್ರದವರೇ ಇವರು ಮಹಾರಾಷ್ಟ್ರದವರೇ ಉತ್ತರ ಭಾರತದ ಎಷ್ಟೋ ಕವಿಗಳಿಗಿಂತ ಮಹಾರಾಷ್ಟ್ರದ ಲೇಖಕರಲ್ಲಿ ಪ್ರಾಮಾಣಿಕತೆ ಕೆಚ್ಚು ಧೀರತೆ ಭಾರತೀಯತೆಯ ಬಗೆಗೆ ಅಭಿಮಾನವನ್ನು ನೋಡ್ತೀವಿ ಅದು ಒಂದು ಕಡೆ ಆದರೆ ಈ ಡೆಕನ್ ಕಾಲೇಜ್ ಸ್ಕಾಲರ್ಶಿಪ್ ಅಂತ ಒಂದು ಆ ಪೂಣಾದ ಡೆಕನ್ ಕಾಲೇಜಿನ ಪಂಡಿತರುಗಳು ಪೂರ್ಣವಾಗಿ ತಮ್ಮ ಬೇರುಗಳನ್ನು ಬಿಟ್ಟು ಪಾಶ್ಚಾತ್ಯರ ಬಾಲಬಡುಕರಾದರು ಅದೇ ಉತ್ತರ ಭಾರತದಲ್ಲಿ ಕಾಶಿ ಇರಬಹುದು ಜೈಪುರ ಇರಬಹುದು ಅಥವಾ ಇದು ಉಜ್ಜಯಿನಿ ಹತ್ತಿರ ಒಂದು ಬಹಳ ಪ್ರಸಿದ್ಧವಾದ ಜಾಗ ಇದೆ ಇಂದೋರ್ ಅಂತ ಕರೀತಾರೆ ಆ ಕಡೆ ಪ್ರಾಂತದಲ್ಲಿರ್ತಕ್ಕಂಥವರು ಇನ್ನು ಉತ್ತರ ಭಾರತದ ಬೇರೆ ಬೇರೆ ಊರುಗಳಲ್ಲಿ ಮೈನ್ಪುರ ಇರಬಹುದು ಹಾಗೆಲ್ಲ ಸಾಗರ್ ಅಂತ ಮಧ್ಯಪ್ರದೇಶದಲ್ಲಿ ಒಂದು ಜಾಗ ಈ ಥರ ಹತ್ತಾರು ಪ್ರದೇಶಗಳಲ್ಲಿ ಸಂಸ್ಕೃತ ವಿದ್ವಾಂಸರಿಗೆ ಅಲ್ಲಿಯ ಸ್ಥಳೀಯ ರಾಜಕಾರಣಿಗಳು ಗಾಂಧಿ ನೆಹರು ಇವ್ರ ಬಗ್ಗೆ ಏನೋ ಕೊಂಡಾಟ ಮಾಡಬೇಕು ಲಾಭ ಮಾಡಿಕೊಳ್ಬೇಕು ಅಂತಿತ್ತೇ ಹೊರತು ಭಾರತೀಯ ಮೌಲ್ಯಗಳನ್ನು ಏಕಾಕಿಯಾಗಿ ಬಿಟ್ಟುಬಿಡಬೇಕು ಅಂತ ಒಂದೇ ಬಾರಿಗೆ ತಿರಸ್ಕರಿಸಬೇಕು ಅಂತ ಆಗಿದ್ದದ್ದಿಲ್ಲ ಅವರಿಗೆಲ್ಲ ಸಂಸ್ಕೃತದಲ್ಲಿ ಬರೆಯಬೇಕು ಸಂಸ್ಕೃತವನ್ನು ಉಳಿಸ್ಕೊಳ್ಬೇಕು ಅಬದ್ಧೋಬ ಸುಬದ್ಧೋಬ ಅದಕ್ಕೆ ಬದ್ಧರಾಗಿರಬೇಕು ಅಂತ ಉಂಟು ಆ ಕಾರಣದಿಂದಲೇ ನಾವು ಇವತ್ತಿಗೂ ಕೂಡ ಕಾಶಿ ಮೊದಲಾದ ಪ್ರದೇಶಗಳಲ್ಲಿ ತಲೆ ತಲೆಮಾರುಗಳಿಂದ ಸಂಸ್ಕೃತ ವಿದ್ವಾಂಸರು ಬಂದಿರೋದು ನೋಡಿದ್ದೀವಿ ಅಲ್ಲಿಯ ಇವತ್ತಿನ ಬಹಳ ಪ್ರಸಿದ್ಧರಾದ ನೈಯಾಯಿಕರಲ್ಲಿ ಒಬ್ಬರು ರಾಜಾರಾಮ್ ಶುಕ್ಲಾ ಅಂತ ಅವರು ಎಂಟನೇ ತಲೆಮಾರಿನವರು ಅಂತ ಅವರು ಹೇಳಿದರು ಒಂದೇ ಸಮನಾಗಿ ನೈಯಾಯಿಕರು ಬೆಳೆದು ಬಂದಿರುವಂಥದ್ದು ಆ ಥರ ಅನೇಕ ಕುಟುಂಬಗಳು ಆಗಿರುವಂಥದ್ದನ್ನು ಅಲ್ಲಿ ಕಾಣ್ತೀವಿ ಅದೇ ಪುಣೆಯಲ್ಲಿ ಗೋಡ್ಸೆ ಪ್ರಾಯಶಃ ಗೋಡ್ಸೆ ಪ್ರಕರಣ ಆದಮೇಲೆ ಗಾಂಧಿ ಕೊಲೆ ಆದಮೇಲೆ ಅಲ್ಲಿದ್ದ ಎಷ್ಟೋ ಚಿತ್ಪಾವನ ಬ್ರಾಹ್ಮಣರು ತಮ್ಮ ಬ್ರಾಹ್ಮಣ್ಯವನ್ನೇ ಬಿಟ್ಟು ಹೋಗೋದಕ್ಕೆ ಆರಂಭ ಮಾಡಿದ್ರು ಪಾಶ್ಚಾತ್ಯ ಮೋಹಕ್ಕೆ ತುತ್ತಾದರು ಇತ್ತ ಕಡೆ ದಲಿತರು ಕಾಂಗ್ರೆಸ್ನವರು ಎಲ್ಲ ಇವರನ್ನು ತುಂಬ ದೌರ್ಜನ್ಯದಿಂದ ಬೀದಿ ಬೀದಿನಲ್ಲಿ ನಿಲ್ಲಿಸಿ ಕೊಲೆ ಮಾಡೋಕ್ಕೆ ಶುರು ಮಾಡಿದ್ರು ಇಂದಿರಾ ಗಾಂಧಿ ಸತ್ತಾಗ ಸಿಖ್ಖರ ನರಮೇಧ ಏನಾಯ್ತಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ನರಮೇಧವೇ ಗಾಂಧಿ ಕೊಲೆಯಾದಾಗ ಅಲ್ಲಿಯ ಚಿತ್ಪಾವನ ಬ್ರಾಹ್ಮಣರ ಮೇಲೆ ಇನ್ನು ಬೇರೆ ಬ್ರಾಹ್ಮಣರ ಮೇಲೂ ನಡೆಯಿತು ಅಂತ ಅಲ್ಲಿದ್ದ ಸ್ಥಳೀಯರೆಲ್ಲ ಬೇಕಾದಂತೆ ಹೇಳಿದ್ದಾರೆ ಅದು ಸತ್ಯವೂ ಹೌದು ಹಾಗಾಗಿ ಇವರು ಅಲ್ಲಿದ್ದವರು ನಾವು ಇನ್ನು ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸ್ಕೊಂಡ್ರೆ ಸಂಸ್ಕೃತವನ್ನು ಸಂಸ್ಕೃತ ಪರಂಪರೆಯನ್ನು ಉಳಿಸ್ಕೊಂಡ್ರೆ ಕಷ್ಟ ಅಂತ ಎಲ್ಲ ಬಿಟ್ಟು ಕೂತರು ಅಂತಹ ದೊಡ್ಡ ವಿದ್ವಾಂಸರುಗಳ ದೊಡ್ಡ ಪಡೆಯೇ ಇದೆ ಅಷ್ಟೂ ಜನ ಅಮೇರಿಕನೈಸ್ಡ್ ಆದರು ಅಮೇರಿಕಕ್ಕೆ ಮೊದಲು ಹೋಗಿ ಸಂಸ್ಕೃತ ಪಾಠ ಮಾಡಿದಂಥ ಹೆಚ್ಚು ಜನ ಅಂತಂದರೆ ಈ ಮರಾಠಿ ಬ್ರಾಹ್ಮಣರೇನೆ ಇನ್ಯಾರೂ ಅಲ್ಲ ಅಲ್ಲಿ ಗೋಡ್ಸೆ ಗೋಖಲೆ ಕತ್ತರೆ ಈ ಥರ ವೈದ್ಯ ಈ ಥರದವರೇ ಕಾಣಿಸ್ಕೋತಾರೆ ಮರಾಠಿ ಸರ್ನೇಮ್ಸೇ ಕಾಣಿಸ್ಕೊಳ್ತವೆ ಅಂದರೆ ಒಂದು ಕಡೆ ಘನ ವಿದ್ವಾಂಸರು ಇದ್ದಂತೆ ಘನ ವಿದ್ವಾಂಸರಾದರೂ ಕೂಡ ತಮ್ಮ ತನವನ್ನು ವೈದೇಶಿಕವಾಗಿ ಮಾರಿಕೊಂಡಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೆ ಕಾಲವು ಅವರ ಮನಸ್ಸು ಎರಡೂ ಕಲುಷಿತವಾಗಿದ್ದು ಕಾರಣ ಇರಬೇಕು ಆದರೆ ಅರ್ಜುನ್ ವಾಡೇಕರ್ ಅವರು ಅಂಥವರಲ್ಲ ಕಾಣೆಯವರು ಅಂಥವರಲ್ಲ ಅವರ ಮಧ್ಯದಲ್ಲೂ ಇದ್ದು ಯಾವುದು ಯುಕ್ತ ಯಾವುದು ಅಯುಕ್ತ ಅಂತ ನಿಶ್ಚಪ್ರಚವಾಗಿ ತಿಳ್ಕೊಂಡು ಹೇಳುವಂಥದ್ದು ಇದು ಬಹಳ ವಿಶೇಷ ಉತ್ತರ ಭಾರತದಲ್ಲಿ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಈಗ ರಾಹುಲ್ ಗಾಂಧಿ ಈಗ ಅವರುಗಳ ಕೊಂಡಾಟದಲ್ಲಿ ಮೈಮರಿಯತಕ್ಕಂಥ ಯಾವುದೇ ವಿಧವಾದ ರಾಷ್ಟ್ರೀಯ ಭಾವನೆ ಇಲ್ಲದೇ ಇರತಕ್ಕಂಥ ಸಂಸ್ಕೃತ ವಿದ್ವಾಂಸರು ಬಹಳಷ್ಟು ಜನ ಇದ್ದಾರೆ ಅರೆ ಎಲ್ಲರೂ ಹಣೆ ಸಾಲದು ಅಷ್ಟು ಕುಂಕುಮ ಬಳ್ಕೋತಾರೆ ವಿಭೂತಿ ಬಳಕೋತಾರೆ ತಿಲಕ ಇಟ್ಕೋತಾರೆ ಕಚ್ಚೆ ಪಂಚೆ ಬಿಕ್ಕೊಂಡಿದ್ದು ಬಿಕ್ಕೊಂಡಿದ್ದೆ ಎಲ್ಲ ವೇಷ ಭಾಷಾ ಭೂಷಣ ಭೋಜನಾದಿಗಳಲ್ಲಿ ಭಾರತೀಯತೆ ಇದೆ ಅರೆ ಅಂತರಂಗದಲ್ಲಿ ಭಾರತೀಯತೆ ಅಂತಂದರೆ ಮೌಲ್ಯನಿಷ್ಠೆ ಅನ್ನೋದಿಲ್ಲ ಈ ಎಲ್ಲ ವಿಸಂಗತಿಗಳ ಮಧ್ಯದಲ್ಲಿ ಇವರು ವಿಲಕ್ಷಣ ದ್ವೀಪವಾಗಿ ತೋರ್ತಾರೆ ಅದನ್ನು ನಾವು ಈ ಕೃತಿಯ ಕಟುವಾದ ಭಾಷೆಯಲ್ಲಿ ವಿಡಂಬನೆಯಲ್ಲಿ ನಾವು ಕಂಡಾಗ ಕವಿ ಮನೋಧರ್ಮ ಇಷ್ಟು ನೊಂದಿದೆ ಅಂತ ಗೊತ್ತಾಗುತ್ತದೆ ಆಮೇಲೆ ಇದು ಸುಮಾರು ಇನ್ನೂರು ಶ್ಲೋಕಗಳಷ್ಟು ವಿಸ್ತೃತವಾದ ಶಾರ್ದೂಲ ವಿಕ್ರೀಡಿತ ಅನ್ನುವ ಭವ್ಯೋಜ್ವಲವಾದ ಛಂದಸ್ಸಲ್ಲಿರುವ ಮುಕ್ತಕಗಳ ಸಂಗ್ರಹ ಪ್ರತಿಯೊಂದು ಪದ್ಯವೂ ಸ್ವತಂತ್ರವಾದದ್ದು ಕೆಲವೊಂದು ಕಡೆ ಎರಡೆರಡು ಪದ್ಯ ಒಂದು ಘಟಕ ಆಗಿರೋದುಂಟು ಅದು ವಿರಳ ಮತ್ತು ಅದು ಆ ಕಾಲದ ಭಾರತದ ಎಲ್ಲ ವೈಪರೀತ್ಯಗಳನ್ನು ಚಿತ್ರಿಸುತ್ತದೆ ಒಂದು ಎರಡು ಕಡೆ ಮಾತ್ರ ಅದು ಹೃದಯಂಗಮವಾಗಿ ಮಕ್ಕಳ ಬದುಕಿನ ಚೆನ್ನಾಗಿರ್ತಕ್ಕಂಥ ಕಟುತ್ವ ಇಲ್ಲದ ವಿಡಂಬನೆ ಇಲ್ಲದ ಮಾಧುರ್ಯವನ್ನು ಚಿತ್ರಿಸುತ್ತದೆ ಅದು ಕೇವಲ ಒಂದು ಪ್ರತಿಶತ ಹತ್ತು ಅಂತ ಹೇಳಬಹುದಾದಷ್ಟು ಇದಕ್ಕೆ ಒಳ್ಳೆಯ ಪೀಠಿಕೆಯನ್ನು ಮಾಡಿದ್ದಾರೆ ಇಡೀ ಪದ್ಯಗಳೇ ಒಂದು ಬಗೆಯಲ್ಲಿ ಪಂಚತಂತ್ರದಂತೆ ಭರ್ತೃರಿಯ ನೀತಿ ವೈರಾಗ್ಯ ಶತಕಗಳಂತೆ ತಿವಿತದಿಂದ ಮೊದಲಾಗುವುದು ಅದಕ್ಕೆ ಪಂಚತಂತ್ರ ಸದೃಶವಾಗಿಯೇ ಒಂದು ಪೀಠಿಕೆಯನ್ನು ಬರೆದಿದ್ದಾರೆ ಚಿಕ್ಕದಾದ ಪೀಠಿಕೆ ಜಾಸ್ತಿ ಇಲ್ಲ ಆದರೆ ಅದು ಸಂಸ್ಕೃತದ ಅತ್ಯುತ್ತ ಉತ್ತಮ ಗದ್ಯ ಪ್ರಕಾರದಲ್ಲಿ ಒಂದು ಅನ್ನಬೇಕು ಪ್ರಾಯಶಃ ಆಧುನಿಕ ಸಂಸ್ಕೃತದಲ್ಲಿ ನಾನು ಇದಕ್ಕಿಂತಲೂ ಸುಂದರವಾದ ಗದ್ಯ ಪ್ರಪಂಚವನ್ನು ನೋಡಿಯೇ ಇಲ್ಲ ಇವತ್ತಿಗೂ ಯಾವತ್ತಿಗೂ ಒಳ್ಳೆ ಸಂಸ್ಕೃತ ಗದ್ಯ ಅಂದರೆ ಮೊದಲಿಗೆ ನಾನು ತೋರಿಸ್ತಕ್ಕಂಥದ್ದು ಕಂಠಕಾಂಜಲಿ ಪ್ರಸ್ತಾವನೆ ಅತೇದ ಆರಭ್ಯತೆ ಅಂತ ತಮ್ಮಲ್ಲಿ ಸಂಸ್ಕೃತದ ಪರಿಚಯ ಇದ್ದವರಿಗೆ ಈ ಸೊಗಸು ಏನು ಅನ್ನೋದು ಗೊತ್ತಾಗುತ್ತದೆ ನಾನು ಕನ್ನಡದಲ್ಲಿ ಅಲ್ಲಲ್ಲಿ ಅನುವಾದವನ್ನು ಹೇಳ್ತೀನಿ ಅವರು ತಮ್ಮನ್ನು ಅರ್ಜುನ ಅರ್ಜುನ ಮಾತ್ರವಲ್ಲ ಕಂಟಕಾರ್ಜುನ ಅಂತ ಇಟ್ಕೋತಾರೆ ಹೆಸರನ್ನು ಅವರು ಒಂದು ಕಲ್ಪನೆಯನ್ನು ಮಾಡ್ಕೋತಾರೆ ಬ್ರಹ್ಮನೇ ಬಂದು ತನಗೆ ಹೇಳಿದ್ದು ಅಂತ ಹೇಗೆ ವಾಲ್ಮೀಕಿಗೆ ಮಚ್ಚಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ ನನ್ನ ಇಷ್ಟದಿಂದಾಗಿಯೇ ನನ್ನ ಪ್ರೇರಣೆಯಿಂದಲೇ ನಿನ್ನ ಬಾಯಲ್ಲಿ ಶ್ಲೋಕ ಏವ ಬದ್ಧ ನಾತ್ರ ವಿಚಾರಣ ನೀನು ಹೇಳಿದ್ದೇ ಶ್ಲೋಕ ಅದರ ಬಗ್ಗೆ ಚಿಂತೆ ಬೇಡ ಕಿಮಿದಂ ವ್ಯಾಹೃತಮ್ಮಯ್ಯ ನಾನು ಏನು ಹೇಳಿಬಿಟ್ಟೆ ಅಂತ ಗಾಬರಿ ಪಟ್ಕೊಳ್ಬೇಕಿಲ್ಲ ಚಿಂತೆ ಮಾಡಬೇಕಿಲ್ಲ ಅಂತ ವಾಲ್ಮೀಕಿಗೆ ಭಗವಾನ್ ಬ್ರಹ್ಮ ಚತುರ್ಮುಖ ಬ್ರಹ್ಮ ಭರವಸೆ ಕೊಟ್ಟಿದ್ದುಂಟಲ್ಲ ಆ ತರಹ ಇವರಿಗೆ ಬ್ರಹ್ಮನೇ ಬಂದು ಹೇಳಿದ್ದು ಅನ್ನೋ ತರಹ ವಿಡಂಬನೆ ಮಾಡಿಕೊಂಡು ಹೋಗ್ತಾರೆ ಜೊತೆಗೆ ಇವರು ತಮಗೊಬ್ಬ ಗೆಳೆಯ ಇದ್ದ ಕೃಷ್ಣ ಅಂತ ಕಲ್ಪನೆ ಮಾಡ್ತಾರೆ ಅವ್ರ ಹೆಸರು ಅರ್ಜುನ ಅವ್ರ ತಂದೆ ಹೆಸರು ಕೃಷ್ಣ ಇವರು ತಮ್ಮೊಳಗಿನ ಮತ್ತೊಂದು ಮುಖವನ್ನೇ ಕೃಷ್ಣ ಅಂತ ಮಾಡಿಕೊಂಡು ಈ ಕೃಷ್ಣನಿಗೆ ಅರ್ಜುನನಿಗೆ ನಡೆದ ಸಂವಾದ ಯಾವುದಿದೆ ಕೃಷ್ಣಾರ್ಜುನ ಸಂವಾದ ಗೀತೆ ಹಾಗೆ ಅರ್ಜುನನಿಗೆ ಕೃಷ್ಣೋಪದೇಶ ಗೀತೋಪದೇಶವಾಗಿ ಬಂದು ಅವನು ಲೋಕ ನೀತಿಯನ್ನು ಹೀಗೆ ವಿಡಂಬಿಸಿ ಪದ್ಯ ಬರದ ಅಂತಲೂ ಮಾಡ್ತಾರೆ ಇಲ್ಲಿ ಅದೇ ವಾಲ್ಮೀಕಿ ರಾಮಾಯಣದ ಪ್ರಭಾವವನ್ನು ಭಗವದ್ಗೀತಾ ಪ್ರಭಾವವನ್ನು ಪಂಚತಂತ್ರದ ಕ್ರಮ ಎಲ್ಲವನ್ನೂ ಸೇರಿಸಿದ್ದಾರೆ ಅಥೇದಂ ಆರಭ್ಯತೆ ಕಂಟಕಾಂಜಲಿ ನಾಮ ಅಪೂರ್ವಂ ತಂತ್ರಂ ತಂತ್ರಾಖ್ಯಾಯಿಕ ಅಂತ ಪಂಚತಂತ್ರಕ್ಕೆ ಹೇಳ್ತಾ ಇದ್ದಿದ್ದು ಹೀಗೆ ಒಂದು ಅಪೂರ್ವ ತಂತ್ರ ಶುರು ಮಾಡ್ತೀವಿ ಎಸ್ ಯ ಆದ್ಯ ಶ್ಲೋಕ ಪಂಚತಂತ್ರದಲ್ಲಿ ಒಂದೊಂದು ಚಾಪ್ಟರ್ ಮಿತ್ರ ಸಂಪ್ರಾಪ್ತಿ ಮಿತ್ರಭೇದ ಕಾಕೋಲೋಕೀಯ ಲಬ್ಧ ಪ್ರಣಾಶ ಅಸಮೀಕ್ಷೆ ಕಾರಿತ್ವ ಅಂತ ಬಂದರೆ ಆದಿಮ ಶ್ಲೋಕ ಆದ್ಯ ಶ್ಲೋಕ ಇಡೀ ಆ ಭಾಗಕ್ಕೆ ಡೈರೆಕ್ಷನ್ ಕೊಡ್ತಕ್ಕಂಥ ಗವರ್ನಿಂಗ್ ಶ್ಲೋಕ ಅಂತಿವಲ್ಲ ಹಾಗೆ ದಿಕ್ಪ್ರದರ್ಶಕವಾದ ಶ್ಲೋಕದಂತೆ ಒಂದು ಶ್ಲೋಕ ಸುದೃಷ್ಟಂ ಸುಪರಿಜ್ಞಾತಂ ಸರ್ವಾನುಭವ ಗೋಚರಂ ತತ್ಕಾವ್ಯೇ ವಿನಿಯೋಕ್ತವ್ಯಂ ಕಂಟಕೇನ ಯಥಾಕೃತಂ ಚೆನ್ನಾಗಿ ತಿಳಿದು ಅನುಭವಕ್ಕೆ ಬಂದದ್ದನ್ನು ಕಾವ್ಯದಲ್ಲಿ ಇಡಬೇಕು ಅಂತ ಅನುಭವ ವಿರೋಧಿಯಾಗಿದ್ದನ್ನು ಕಾವ್ಯದಲ್ಲಿ ಹೇಳಬಾರ್ದು ಅಂತ ಎಷ್ಟೋ ಬಾರಿ ಸಂಸ್ಕೃತ ಕವಿಗಳು ಅನುಭವ ದೂರವಾದದ್ದನ್ನೇ ಹೇಳಿಕೊಂಡು ಗಗನಗೋಪುರಗಳನ್ನು ದಂತಗೋಪುರಗಳನ್ನು ನಿರ್ಮಾಣ ಮಾಡಿದರೆ ಹಾಗಲ್ಲ ಅಂತ ತದ್ಯಥಾನು ಶ್ರೂಯತೆ ಅಸ್ತಿ ದಾಕ್ಷಿಣಾತ್ಯೇ ಜನಪದೇ ಪುಣ್ಯಪತ್ತನಂ ನಾಮ ನಗರಂ ಅಸ್ತಿ ದಾಕ್ಷಿಣಾತ್ಯೇ ಜನಪದೇ ಮಹಿಳಾರೋಪ್ಯಂ ನಾಮ ನಗರಂ ಅಂತ ಪಂಚತಂತ್ರ ಶುರುವಾಗುತ್ತದೆ ಇದು ಪುಣ್ಯಪತ್ತನಂ ನಾಮ ನಗರಂ ಪುಣ ತತ್ರ ನಿಶೇಷ ವಿಗುಣೋಪೇತ ವಿವಿಧ ಶಾಸ್ತ್ರಾಧ್ಯಯನೆ ಕ್ಷಪಿತ ಅನೇಕ ಸಂವತ್ಸರ ಅನವರತ ಪ್ರವೃತ್ತ ಚರ್ಚಾಧ್ಯಯನಾದಿ ನಿಮಿತ್ತ ತಾರಸ್ವರ ಭಾಷಣೋಚ್ಚುಷ್ಕ ಕಂಠ ನಿರಂತರವೂ ಶಾಸ್ತ್ರಾಧ್ಯಯನ ಮಾಡಿ ಪಾಠ ಹೇಳಿ ಗಂಟ್ಲು ಒಣಕೊಂಡಿರ್ತಕ್ಕಂಥವನು ಪ್ರತಿವಾದಿ ಗಜೇಂದ್ರ ನಿಬರ್ಕಣ ಸಮಾರ್ಜಿತ ಮಹಾಯಶಾಹ ಪ್ರತಿವಾದಿಗಳನ್ನುವ ಆನೆಗಳನ್ನು ತುಳಿದಂತಹ ಮಹಾಕೀರ್ತಿ ಪಡೆದಂತಹ ಅಂತ ಹೀಗೆ ಆರಂಭ ಮಾಡಿಕೊಂಡು ದುರ್ಗೃಹೀತ ನಾಮ ಕೆಟ್ಟ ಹೆಸರಿನವನು ಒಬ್ಬ ಅರ್ಜುನ ಅಂತ ಇದ್ದಾನೆ ಗ್ರಂಥಕೀಟ ಬುಕ್ವರ್ಮ್ ಇದು ಇಂಗ್ಲೀಷ್ನ ಅನ್ನು ತಗೊಂಡಿದ್ದಾರೆ ಗ್ರಂಥಕೀಟ ಪ್ರತಿವಸತಿ ತಸ್ಯ ಕದಾಚಿತ್ ಸ್ವಕೃತ ಗ್ರಂಥ ಸಮೀಕ್ಷಣಾನಿ ಮಹಾಜನಕೃತಾನಿ ವೀಕ್ಷಮಾಣಸ್ಯ ಚೇತಸಿ ಚಿಂತಾ ಸಮಪದ್ಯತ ಆತನಿಗೆ ಶಾಸ್ತ್ರ ಬರೆದು ಅದನ್ನೆಲ್ಲ ನೋಡಿ ಇದ್ಯಾವುದು ತನ್ನ ಬರವಣಿಗೆಯನ್ನು ಯಾರು ಕೇಳ್ತಾರೆ ಯಾರು ನೋಡ್ತಾರೆ ಅಂತ ಅನ್ನಿಸ್ತು ನಾನು ಸುಮಾರು ಹಿಂದೆ ಸುಮಾರು ಮೂವತ್ತು ವರ್ಷದ ಕೆಳಗೆ ವಂಶಿ ಸಂದೇಶ ಅಂತ ಹಳಗನ್ನಡದಲ್ಲಿ ಒಂದು ಸಂದೇಶ ಕಾವ್ಯ ಬರೆದೆ ಖಂಡಕಾವ್ಯ ಅದನ್ನು ಇಲ್ಲಿಯೇ ನಿತ್ಯಾನಂದ ಪ್ರೆಸ್ನಲ್ಲಿ ಕಂಪೋಸ್ ಮಾಡೋದಕ್ಕೆ ಅಭಿಜ್ಞಾನದ ವತಿಯಿಂದ ಪ್ರಕಾಶನ ಮಾಡಬೇಕು ಅಂತ ಗೆಳೆಯ ಸೂರ್ಯಪ್ರಕಾಶ ಕೊಟ್ಟಿದ್ದು ಆ ನಿತ್ಯಾನಂದ ಪ್ರೆಸ್ನ ಯಜಮಾನರು ಚೆನ್ನಾಗಿ ನನಗೆ ಪರಿಚಿತರಾದವರು ಆತ್ಮೀಯರೇ ಅವರು ನಾನು ಹೋದಾಗ ಯಾಕ್ರಿ ಇಂಥದ್ದು ಬರಿತೀರಾ ಯಾರಿಗ್ರಿ ಬೇಕು ಇದು ಯಾಕ್ರಿ ಅಂತಂದರು ಒಂದು ಅರ್ಥವಾಗದೇ ಇರೋದು ಅಂತ ಒಂದು ವಿಡಂಬನೆಯಲ್ಲಿ ಒಳ್ಳೇದು ಯಾರಿಗೂ ಗೊತ್ತಾಗೋಲ್ಲ ಅಂತ ಅನ್ನುವ ಧ್ವನಿ ಯಾಕೆ ಯಾರಿಗೂ ಅರ್ಥವಾಗೋದಿಲ್ಲ ಇದು ಅಂತ ತಿವಿತ ಕೂಡ ಅಲ್ಲಿ ಒಂದು ಕಡೆ ಪದ್ಯದಲ್ಲಿ ನುಡಿ ಒಡಪಾದುದೈ ಕವಿತೆಯಾಗದೆ ಅಂತ ಆ ಕೃಷ್ಣನಿಗೆ ಸಂದೇಶ ತಲುಪಿಸ್ತಾ ಮಾತು ಕವಿತೆ ಆಗಲಿಲ್ಲ ಒಗಟಾಯಿತು ಅಂತ ಒಂದು ಸಾಲು ಬರ್ತದೆ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ ಅಂತ ಉಡುಪಿಯ ಒಬ್ಬರು ಕನ್ನಡ ಮೇಷ್ಟ್ರು ಕನ್ನಡ ಮೇಷ್ಟ್ರು ಅಂದರೆ ಅವರಿಗೆ ಸಂಸ್ಕೃತ ಹಳಗನ್ನಡ ಏನೂ ಬರೋಲ್ಲ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ ಇವತ್ತು ಆ ಸ್ಥಿತಿ ಇದೆ ಅವರು ಅದಕ್ಕೊಂದು ರಿವ್ಯೂ ಬರೆದ್ರು ಅದಕ್ಕೆ ಕೊಟ್ಟಿದ್ದ ಟೈಟ್ಲು ಇದು ಪುಸ್ತಕ ಅನುವಾದ ಗದ್ಯಾನುವಾದ ಕೊಟ್ಟಿದ್ದೆ ಅದನ್ನು ಓದ್ಕೊಂಡ್ರು ಅನಿಸುತ್ತೆ ಈ ಹಳಗನ್ನಡ ಪದ್ಯ ಓದ್ಕೊಳ್ಳೋಷ್ಟು ವ್ಯುತ್ಪತ್ತಿ ಅವ್ರಿಗೆ ಪಾಪ ಹತ್ತು ಜನ್ಮಕ್ಕೂ ಬರೋಕ್ಕಿಲ್ಲ ಯಾಕಿದನ್ನು ಹೇಳಿದೆ ಅಂದರೆ ಹೀಗೆ ಯಾರನ್ನೂ ತಿವಿತಾರೆ ಅದೇ ಕಂಪೋಸ್ ಮಾಡ್ತಕ್ಕಂಥವರು ಪಾಪ ಕೀ ಮಾಡುವ ಹುಡುಗಿ ಸುಶೀಲ ನನಗೆ ಅರ್ಥ ಆಗಲಿಲ್ಲ ಆದರೆ ಏನೋ ಒಂದು ಖುಷಿ ಕೊಡ್ತಾ ಇತ್ತು ಆ ಚಂದೋನಾದ ವೃತ್ತಗತಿ ಅಂತ ಸಾಮಾನ್ಯರಿಗೆ ಎಷ್ಟೋ ಬಾರಿ ಒಳ್ಳೆಯ ಕಾವ್ಯಗಳೋ ಪದ್ಯಗಳೋ ಸಂಸ್ಕೃತದ್ದು ಪಾರಂಪರಿಕವಾದದ್ದು ರುಚಿ ಕೊಡಬಹುದು ಆದರೆ ಪಂಡಿತರು ಅಂತ ಅನಿಸ್ಕೊಂಡವ್ರು ಇರ್ತಾರಲ್ಲ ಅವ್ರು ಬೈಯೋಕ್ಕೇ ಇರ್ತಾರೆ ಹಾಗಾಗ್ಬಿಡುತ್ತದೆ ಎಲ್ಲದಕ್ಕಿಂತ ಭೈರಪ್ಪನವ್ರಿಗೆ ಬೈತಾರೆ ಅಂತಂದರೆ ಇನ್ನು ಮಿಕ್ಕವ್ರಿಗೆ ಬೈದೇ ಇರ್ತಾರ ವಿಮರ್ಶಕ ಮನ್ಯರು ಈತನಿಗೆ ಪಾಪ ಹಾಗಾಗ್ಬಿಡ್ತು ಕೋಗುಣಶಾಸ್ತ್ರೇಣ ಯತ್ ಪರಿಶೀಲಯಿತ ಜೀವ ಜೀವಿಕಾ ಪರ್ಯಾಪ್ತಮಿ ಪರ್ಯಾಪ್ತಿಮಿ ಕಥಂ ಕಥಮಪಿ ಅಸಾಧ್ಯತೆ ಅರ್ಥಜಾತಂ ಯೋಗ ಶಾಸ್ತ್ರ ಓದ್ಕೊಂಡು ಹೊಟ್ಟೆ ಪಾಡು ನೋಡಿಯಲ್ಲ ಏನಿದೆ ಯತ್ರ ಚ ಮಹತಾ ಪರಿಶ್ರಮೇಣ ಗ್ರಂಥಂ ಲಿಖತಃ ಪಠಿತ ಕೋಪಿ ದುರ್ಲಭ ಕಿಮುತ ಅನ್ಯಜನ ಇಷ್ಟು ಕಷ್ಟಪಟ್ಟು ಪುಸ್ತಕ ಬರೆದ್ರೆ ಅದನ್ನು ಒಬ್ಬ ಓದಿ ವಿಮರ್ಶೆ ಮಾಡೋನು ಸಿಗೋಲ್ಲ ಇನ್ನು ಮಾರಾಟವಾಗಿ ಜನ ಓದಿ ದುಡ್ಡು ಬರೋದು ಪೋಷಣೆ ಆಗೋದು ಅಂತಂದರೆ ಏನೋ ಹಾಗಾಗಿ ತತ್ ಶಾಸ್ತ್ರಾಧ್ಯಾಪಕೋಪಿ ನೂನಂ ಕಶ್ಚಿದೇವ ಮೇ ಗ್ರಂಥಂ ಪಠತಿ ಅನ್ಯತರಸ್ಯಾಂ ಪ್ರಕಾಶಕಶ್ಚ ನಿತ್ಯಂ ಗುರುಗುರಾಯತೆ ಅಗ್ರಾಹಕ ಶಾಸ್ತ್ರಗ್ರಂಥ ವ್ಯವಹಾರ ಇತಿ ಹಾಗೆ ಇದು ವಿದ್ವಾಂಸರು ವಿದ್ವಾಂಸರನ್ನು ಕಂಡು ಇದು ಇದ್ದೇ ಇದೆಯಲ್ಲ ಭೌ ಭರ್ತೃಹರಿ ಕಾಲದಲ್ಲೇ ಬಂತಲ್ಲ ಅವನು ಹೇಳ್ತಾನೆ ಅಲ್ಲ ಬೋದ್ಧಾರೋ ಮತ್ಸರಗ್ರಸ್ತಾಹ ಅಂತ ಜಗನ್ನಾಥ ಪಂಡಿತರಾಜ ಅವನಾದ ಮೇಲೆ ಸುಮಾರು ಸಾವಿರದ ನೂರು ವರ್ಷ ಆದಮೇಲೆ ಬಂದವನು ಅವನು ಹೇಳ್ತಾನೆ ವಿದ್ವಾಂಸೋ ವಸುಧಾತಲೆ ಪರವಶ ಶ್ಲಾಘಾಸು ವಾಚಯ್ಯಮಃ ವಿದ್ವಾಂಸರು ಬೇರೆಯವರ ಗುಣ ನೋಡಿ ಮೆಚ್ಚೋದ್ರೊಳಗೆ ಮೌನ ವ್ರತವನ್ನು ಅವಲಂಬಿಸ್ತಾರೆ ಅಂತ ಇನ್ನು ಶಾಸಕ ಅಪಿ ಆಹುಹು ನವಯಂ ಶಾಸ್ತ್ರೈ ಅರ್ಥಿನಃ ಅಸ್ತಿಚ ಅಸ್ತಿನ ಅನ್ಯತ್ ನಿರ್ವಾಚನಾದಿ ಸಂಪಾದ್ಯತರಂ ಕಾರ್ಯಜಾತಂ ನಮಗೆ ಶಾಸ್ತ್ರ ಗೀಸ್ತ್ರ ಬೇಡ ನಮಗೆ ಎಲೆಕ್ಷನ್ ಬೇಕು ಅಂತ ಹೇಳೋ ಪ್ರಭುಗಳಿರ್ತಾರೆ ಪ್ರಭವ ಸ್ಮಯದೂಷಿತಾ ಅಂತ ಭರ್ತೃ ಹೇಳ್ದ ಒಡೆಯರುಗಳು ಎಲ್ಲರೂ ಕೂಡ ಅಹಂಕಾರ ಗರ್ವಿತರು ಅವ್ರದ್ದು ಅದೇ ಬಿಸ್ನೆಸ್ಸು ಭೂಪಾಲಸ್ತು ರಮಾವಿಲೋಲ ಮೀಲನ್ ಮದಾ ಗುರುಣಿತಾ ಜಗನ್ನಾಥ ಹೇಳ್ತಾನೆ ಅವರು ಸಂಪತ್ತಿಯ ಅಧಿಕಾರದ ಹೆಂಡದಲ್ಲಿ ಮುಳುಗಿ ತೇಲ್ತಾ ಅವರು ಅಂತ ಹೀಗಿದ್ದಾಗ ಎಲ್ಲಿಗೆ ಹೋಗುತ್ತದೆ ಒಳ್ಳೆ ವಿಚಾರಗಳು ಈ ಥರ ಆಗಿದೆ ಅದರಿಂದಾಗಿ ಇವರೇ ಮುಂದೆ ಬರೀತಾರೆ ಕಲ್ಯಾಣೇ ಯದಿತೆ ಸ್ಪೃಹಾಸ್ತಿ ಸುಮತೆ ಪುಸ್ತಕಂ ಲಿಖ್ಯತಾಂ ಅಯ್ಯ ಸುಮತಿ ಒಳ್ಳೆ ಬುದ್ಧಿ ಉಳ್ಳವನೇ ನಿನಗೆ ಒಳ್ಳೆಯದಾಗಬೇಕು ಅಂತಿದ್ದರೆ ಪುಸ್ತಕ ಬರೀಬೇಡ ಕಲ್ಯಾಣಿ ದಿತೆ ಸ್ಪೃಹತ್ಯ ಸುಮತೆ ಮಾ ಪುಸ್ತಕಂ ಲಿಖ್ಯತಾಂ ಲೇಖ್ಯಂಚೇತ್ ಬರೀಲೇಬೇಕು ಅಂತ ತೀಟೆ ಇದ್ದರೆ ಶಿಶುವಾಂಗ್ಮಯಂ ಲಿಖಸಕೆ ಚಿಲ್ಡ್ರನ್ ಲಿಟ್ರೇಚರ್ ಚಿಲ್ಡ್ರನ್ ಲಿಟ್ರೇಚರ್ ಅಂದರೆ ಬಾಬಾ ಬ್ಲ್ಯಾಕ್ ಶಿಪ್ಪು ಅಲ್ಲ ನಾಗರ ಹಾವೆ ಹಾವಳ ಹೂವೆ ಅಂತ ಅಲ್ಲ ವೈಭವ ಲಕ್ಷ್ಮೀ ವ್ರತ ಆಯಿಲ್ ಪುಲ್ಲಿಂಗು ಈ ಥರದ್ದೆಲ್ಲ ಚಿಲ್ಡ್ರನ್ ಲಿಟ್ರೇಚರ್ ಇನ್ನೇನೂ ಅಲ್ಲ ನೀವು ಪಕ್ಕದಲ್ಲೇ ಆ ಕಡೆಗೇ ಇದೆ ಪುಸ್ತಕಾಲಯ ಇದೆಯಲ್ಲ ಅಲ್ಲಿ ಹೋಗಿ ನೋಡಿ ಜನರಲ್ ಲಿಟ್ರೇಚರ್ ಅಂತಂದರೆ ಯಾವುದು ಗೌಳಿ ಪತನ ಫಲ ಹಕ್ಕಿ ಶಕುನ ಇನ್ನೇನೋ ಮಾಡಿದ್ರೆ ಫಲ ಸಿಗುತ್ತದೆ ನಿಮ್ಮ ಗ್ರಹಗತಿಗಳು ಹೇಗೆ ಯಾವ ಡೈಮಂಡ್ ಹಾಕ್ಕೊಂಡ್ರೆ ಏನು ಸಿಗುತ್ತೆ ಈ ಥರದ್ದೆಲ್ಲ ಅಂಥದ್ದು ಚಿಲ್ಡ್ರನ್ ಲಿಟ್ರೇ ಲಿಟ್ರೇಚರೇ ಯಾಕೆಂದರೆ ಸ್ತ್ರೀ ಬೂಲ ಬಾಲ ವೃದ್ಧ ಮೂರ್ಖರು ಅಂತಾರಲ್ಲ ಹಾಗೆ ಸೇರ್ಕೊಂಡು ಬಿಡ್ತದೆ ಇಲ್ಲಿ ಶಿಶುವಾಂಗ್ಭಯಂ ಲಿಖಸಕ್ಕೆ ಶಾಸ್ತ್ರೇ ರುಚಿ ತ್ಯಜ್ಯತಾಂ ಗಂಭೀರವಾದ ಶಾಸ್ತ್ರ ಚಿಂತನೆಯಲ್ಲಿ ರುಚಿ ಬಿಟ್ಬಿಡು ಹಾಗಲ್ಲದೆ ನೀನು ಶಾಸ್ತ್ರದಲ್ಲಿ ಕೀಡ ಶಾಸ್ತ್ರೇ ಸಾಹಸ ಸಾಹಸಿಕೋಪಿ ನೀನು ಹಾಗೆ ಮಾಡಿದ್ರೂ ಕೂಡ ಶಾಸ್ತ್ರೇ ಸಾಹಸಿಕೋಪಿ ಶಾಸ್ತ್ರದಲ್ಲಿ ಮತ್ತೂ ಸಾಹಸ ಮಾಡುವುದಾದರೆ ಜಡಮತೆ ಗ್ರಂಥಂ ಬೃಹಂತಂ ಮಾಕುರು ನೀನು ಪುಸ್ತಕ ದೊಡ್ಡದು ಮಾಡಬೇಡ ದಡೂತಿ ಪುಸ್ತಕ ಮಾಡಬೇಡ ಹಾಗೂ ಅಲ್ಲ ತತ್ರಾಪ್ಯದ್ಯತನ ಅಲ್ಲೂ ಕೂಡ ಈ ಹೊತ್ತಿನದ್ದೇನು ಇಲ್ಲದೇ ಇದ್ದರೆ ಅದ್ಯತನೀಯದಿನ ಕಥಾ ನ ಕಥಾ ಭಿಕ್ಷಾಟದಂ ಸ್ವೀಕರು ಹಾಗಿದ್ದರೆ ನೀನು ಭಿಕ್ಷಾಟನೆಯನ್ನೇ ಮಾಡು ಬೇರೆ ನಿನಗೇನು ಹಿತ ಹೇಳೋಕ್ಕಾಗೋಲ್ಲ ಅಂತ ಇಲ್ಲಿಯೇ ಮುಂದೆ ಬರೀತಾರೆ ಹಾಗಾಗಿ ಇವರು ಆ ತರಹ ಆರಂಭ ಮಾಡಿಕೊಂಡು ಶಾಖಾಯಾಂ ಸ್ಥಿತಯೇವ ಹಿ ಸ್ವಯಮಹಂ ತಾಂ ಜಾತು ಚಿತ್ ಚಿನ್ನವಾನ್ ಶಾಸ್ತ್ರೇ ಬಾಲಗಿರಂ ಶ್ರಿತೋ ಯದಲಿಖಂ ಗ್ರಂಥಂ ಮಹಾವಿಸ್ತರಂ ದರ್ಪಾಂಧ ಪ್ರಭವ ಜನೋ ಜಡಮತಿ ಬೋದ್ಧಾನ ನಿರ್ಮತ್ಸರ ಜಾನಾನೋಪಿ ಸುಭಾಷಿತಂ ಯದವದಂ ತೇನೈವ ನಷ್ಟೋಸ್ಮ್ಯಹಂ ಅಂತಂದುಕೊಂಡು ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇದ್ದಾಗ ಆ ಕಾಲದಲ್ಲಿ ಪ್ರೊಹಿಬಿಷನ್ ಅಂತ ಈ ಮದ್ಯಪಾನ ನಿರೋಧ ಬಂದಿತ್ತು ಎಲ್ಲೆಲ್ಲೂ ಅದರ ಕೋಲಾಹಲ ಎಲ್ಲ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಇವರ ಬಾಯಿಂದ ಒಂದು ಪದ್ಯ ಬಂದ್ಬಿಡುತ್ತೆ ಸಾ ಹೃದಯ ಮದಿರ ಸ ಶೌಂಡಿಕ ವೃಷ ಸಾರ್ಥಸ್ಸ ಮಧ್ಯಾರ್ಥಿನಾಂ ಪಾರ್ಶ್ವೇ ಸಾ ವಿಟಚೇಷ್ಟ ಷಂಡ ಪರಿಷತ್ ತಾಂಬೂಲ ತುಂಡ್ಯ ತುಂಡ್ಯಶ್ಚ ತಾಹ ತೇ ಪ್ರಣಯಶ್ಚ ತೇ ಕಲಕಲಾ ತಾಗಾಲಯಸ್ತೆ ಭ್ರಮಾಹ ಸರ್ವಂ ಯಸ್ಯ ಮಗ ದ್ರಾಜ್ಯಾಯ ತಸ್ಮೈ ನಮಃ ಅಂತ ಅಂದರೆ ಆಗ ಪ್ರೊಹಿಬಿಷನ್ ಬಂದಂಥ ಕಾಲದಲ್ಲಿ ಬಂದ ಪದ್ಯ ಇದು ಭರ್ತರ ವೈರಾಗ್ಯ ಶತಕದ ಒಂದು ಪದ್ಯದ ಪ್ಯಾರಡಿ ಸಾರಮ್ಯಾ ನಗರಿ ಮಹಾನ್ ಸ ನೃಪತಿ ಸಾಮಂತಚಕ್ರಂಚ ತತ್ ಪಾರ್ಶ್ವೇ ತಸ್ಯ ಚ ಸಾ ವಿದಗ್ಧಪರಿಷತ್ ಬಿಂಬಾನನಾಹ ಉದ್ವೃತ್ತಸ್ಯ ಚ ರಾಜಪುತ್ರ ನಿವಹ ತೇ ಬಂದಿನಸ್ತಾಃ ಕಥಾ ಸರ್ವಂ ಯಸ್ಯ ವಶಾದಗಾತ್ ಸ್ಮೃತಿಪದಂ ಕಾಲಾಯ ತಸ್ಮೈ ನಮಃ ಅವನು ಭವ್ಯವಾಗಿ ಹೇಳ್ತಾನೆ ಆ ರಾಜ ಆ ರಾಜಸಭೆ ಅಲ್ಲಿದ್ದ ದರ್ಪೋದ್ಧತರಾದ ರಾಜಪುತ್ರರು ಅಲ್ಲಿದ್ದ ವಿದಗ್ಧರಾದ ವಿದ್ವಾಂಸರು ಅಲ್ಲಿದ್ದ ಮಂತ್ರಿ ಪರಿಷತ್ತು ಅಲ್ಲಿದ್ದ ಗಾಯಕ ನರ್ತಕಿಯರ ವಿಲಾಸಗಳು ಬಿಬ್ಬೋಕಗಳು ವಯ್ಯಾರಗಳು ಒನಪುಗಳು ಮತ್ತು ಅಲ್ಲೆಲ್ಲ ಇದ್ದ ಚಮತ್ಕಾರದ ಮಾತುಗಳು ಇವೆಲ್ಲ ವೈಭವವು ಯಾವ ಕಾಲನ ಪ್ರಭಾವದಿಂದ ಕೇವಲ ನೆನಪು ಮಾತ್ರ ಆಯಿತು ಅಂಥ ಕಾಲನಿಗೆ ನಮಸ್ಕಾರ ಇವತ್ತು ನಮ್ಮ ಜನಗಳ ಬಾಯಿನಲ್ಲಿ ಕೊನೆ ಆ ಸಾಲು ಏಳಕ್ಷರ ಮಾತ್ರ ಉಳಿದಿದೆ ಕಾಲಾಯ ತಸ್ಮೈ ನಮಃ ಮಿಕ್ಕ ಒಳ್ಳೆ ಪದ್ಯ ಪೂರ್ತಿ ಹೋಗಿದೆ ಅದರ ಎಂಡ್ ರಿಸಲ್ಟ್ ಉಳಿದಿದೆ ಅಷ್ಟೇ ಅದನ್ನು ಇವರು ಇಟ್ಕೊಂಡು ಪ್ರತಿಪದವೂ ಹಾಗೆ ಮಾಡ್ತಾರೆ ಸಾ ಹೃದಯ ಮದಿರ ಅಯ್ಯೋ ಆ ಹೃದಯಂಗಮವಾದ ಹೆಂಡವೇ ಸಶೌಂಡಿಕ ವೃಷ ಆ ಹೆಂಡದಂಗಡಿಯ ಆ ಗಡಸುಗಾರನಾದ ತರುಣನೇ ಸಾರ್ಥಸ್ಸ ಮಧ್ಯಾರ್ಥಿನ ಆ ಹೆಂಡದಂಗಡಿಗೆ ತಂಡ ತಂಡವಾಗಿ ಹೋಗ್ತಾ ಇರ್ತಕ್ಕಂಥ ಕುಡುಕರ ಠೌಳಿಯೇ ಪಾರ್ಶ್ವೇ ಸಾ ವಿಟಚೇಟ ಷಂಡ ಪರಿಷತ್ ಅವರ ಎಡಬಲದಲ್ಲಿದ್ದಂತಹ ಆ ತಲೆ ಹಿಡುಕರು ದಾಸರು ಅವರುಗಳು ತಾಂಬೂಲ ತುಂಡ್ಯ ತಾಹ ಅಲ್ಲಿದ್ದ ಎಲೆ ಅಡಿಕೆ ಮೆಲ್ಲುತ್ತಾ ಇರತಕ್ಕಂಥ ತಪ್ಪಲೆ ತಿಕ್ಕುವ ಸುಂದರಿಯರು ಕಂಠ ಪ್ರಣಯಾಶ್ಚ ಅವರು ತೂರಾಡ್ತಾ ಒಬ್ಬರ ಹೆಗಲಿಗೆ ಇನ್ನೊಬ್ಬರು ಕೈ ಹಾಕ್ಕೊಂಡು ಇನ್ನೇನು ಬಿದ್ದುಬಿಡ್ತೀವಿ ಎನ್ನುವಾಗ ಪರಸ್ಪರ ಆಸರೆ ಕೊಟ್ಟುಕೊಂಡು ಹೋಗ್ತಾ ಇದ್ದಿದ್ದು ತೇ ಕಲಕಲಾಹ ಆಗ ಅವರು ಮಾಡ್ತಾ ಇದ್ದ ಶಬ್ದಗಳು ತಾ ಗಾಲಯ ಅವ್ರ ಬಾಯಿಂದ ಬೈ ಬರ್ತಾ ಇದ್ದ ಬೈಗಳು ತೇ ಭ್ರಮಾಹ ಅವ್ರ ತಲೆ ಗಿರ್ಗಿಟ್ಲೆ ಆಡಿ ತಲೆ ಸುತ್ತಿ ಬಿತ್ತ ಬೀಳ್ತಾ ಇದ್ದಿದ್ದು ವಾಂತಿ ಮಾಡ್ತಾ ಇದ್ದಿದ್ದು ಸರ್ವಂ ಯಸ್ಯ ವಶಾತ್ ಧರಾಂತರ ಮಗಾತ್ ಅದೆಲ್ಲ ಇವತ್ತು ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಯ್ತಲ್ಲ ಆ ರಾಜ್ಯಕ್ಕೆ ನಮಸ್ಕಾರ ಅಂತ ಹೀಗೆ ಆ ನೆಹರು ಕಾಲದಲ್ಲಿ ಪ್ರೊಹಿಬಿಷನ್ ಎಂಥ ಹಾಸ್ಯಾಸ್ಪದವಾಯಿತು ಅಂತಂದರೆ ಬಾರ್ಡರ್ನಲ್ಲಿ ಸಿಕ್ಕಾಪಟ್ಟೆ ದಾಂಧಲೆ ಆಯಿತು ಈಗ ಕರ್ನಾಟಕದಲ್ಲಿ ಪ್ರೊಹಿಬಿಷನ್ ಇದೆ ಅಂತಂದರೆ ಎಲ್ಲ ಆಂಧ್ರ ಬಾರ್ಡರು ತಮಿಳುನಾಡು ಬಾರ್ಡರು ಈ ಕಡೆ ಎಲ್ಲ ಬಾರ್ಡರ್ಗಳಲ್ಲಿ ಅಂದರೆ ಈ ಒಂದು ಗಡಿ ರೇಖೆ ದಾಟಿದ ತಕ್ಷಣ ಆ ಕಡೆ ಹೆಂಡದಂಗಡಿಗಳು ಎಲ್ಲಿವರೆಗೂ ಬಂದಿತ್ತು ಪಾವಗಡ ಆ ಕಡೆ ಎಲ್ಲ ಆಂಧ್ರದಲ್ಲಿ ಪ್ರೊಹಿಬಿಷನ್ ಇದ್ದಾಗ ಅಂತಂದರೆ ಈ ಕಡೆ ಹೆಂಡದಂಗಡಿಯವರು ಅಲ್ಲಿಗೆ ಫ್ರೀ ಟೆಂಪೋ ಟ್ರಾವೆಲರ್ನೆಲ್ಲ ಕೊಟ್ಟು ಅಲ್ಲಿಂದ ಕುಡುಕರನ್ನು ಕರ್ಕೊಂಡು ಬಂದು ಅವ್ರು ಕುಡಿಸ್ಬಿಟ್ಟು ಸಾಗಾಕ್ಬಿಡ್ತಾ ಇದ್ರು ಅವ್ರ ಮನೆ ಇನ್ನೂ ಅನುಕೂಲವಾಗಿತ್ತು ಈ ಥರದ ವಿಡಂಬನೆ ಆಯಿತು ಅಂದರೆ ಇಷ್ಟು ಬೂಟಾಟಿಕೆ ಆಗುತ್ತದೆ ಗಾಂಧಿ ಜಯಂತಿ ದಿವಸ ಹೆಂಡದ ಅಂಗಡಿ ಮುಚ್ಚೋದು ಮಾಂಸದ ಅಂಗಡಿ ಮುಚ್ಚೋದು ಅಂತ ಆ ಥರದ್ದು ಹೀಗೇನು ಲಿಪ್ ಸಿಂಪತಿ ತೋರಿಸೋದು ಪ್ರಯೋಜನವಿಲ್ಲ ಲಿಖಿತ ಮಾತ್ರೇ ಚ ಏತಸ್ಮಿನ್ ಕಿಮಿದಂ ವ್ಯಾಹೃತಮ್ಮಯ್ಯ ಏನು ಹೇಳಿಬಿಟ್ಟೆ ಅಂತ ವಾಲ್ಮೀಕಿಗಾದಂತೆ ತನಗೆ ಆಶ್ಚರ್ಯವಾಯಿತು ಕಥಮೇತತ್ ಭರ್ತೃಹರೇ ವಿಡಂಬನಂ ಸಂಸ್ಕೃತಜ್ಞ ಸಹಿಷ್ಯಂತೆ ಅಯ್ಯಯ್ಯೋ ಭರ್ತೃರಿ ಮಹಾಕವಿ ಮಹಾವಿದ್ವಾಂಸ ಅವನ ಮಾತಿಗೆ ಗೇಲಿ ಮಾಡಿಬಿಟ್ನಲ್ಲ ಇದೇನಿದು ಶ್ರೋತ್ರೇಯಸ್ಯೇವ ಧರ್ಮ ವಿಲೋಪಂ ಲೋಕಾಪವಾದಂಚ ಉತ್ಪ್ರೇಕ್ಷಮಾಣಸ್ಯ ಕಥಂ ಕಥಮಪಿ ಕ್ಷಪಿತ ದಿವಸಸ್ಯ ರಾತ್ರವು ಶಯ್ಯಾಯ ವಿಲುಠತಃ ಹಾಗಂತಂದುಕೊಂಡು ಕಳವಳ ಪಟ್ಟುಕೊಂಡು ಏನು ಅಪಚಾರವೋ ಎಂಥದ್ದೋ ಅಂತಂದುಕೊಂಡು ರಾತ್ರಿ ನಿದ್ರೆ ಬರದೆ ಹಾಸ್ತೆ ಹಾಸಿಗೆಯಲ್ಲಿ ಹೊರಳಾಡ್ತಾ ಇದ್ರೆ ನಿದ್ರಾ ಚಿರೇಣ ನಯನಾಭಿಮುಖಿ ಬಭೂವ ಇದು ರಘುವಂಶದ ತುಂಬ ಸುಂದರವಾದಂಥ ಶ್ಲೋಕ ಐದನೇ ಸರ್ಗದ ಕೊನೆಯಲ್ಲಿ ಬರುತ್ತದೆ ಅಜಮಹಾರಾಜನಿಗೆ ಚ ಅಸ್ಯ ಸ್ವಯಂ ಸ್ವಯಂಭೂ ಭಗವಾನ್ ಸಾಕ್ಷಾತ್ ಸ್ವಯಂಭೂವಾದ ಚತುರ್ಮುಖ ಬ್ರಹ್ಮನೇ ಅಲ್ಲಿ ಬರ್ತಾನೆ ಬಲೀವರ್ಧ ಪ್ರಮಾಣ ಹಂಸ ಚತುಷ್ಟಯಾಕೃಷ್ಟ ರಕ್ತ ಅಂತ ನೋಪವಿಷ್ಟ ನಾಲ್ಕು ಹಂಸಗಳು ಅವು ಏನು ಒಂದೊಂದು ಕೂಡ ಆಳತ್ತರದ ಎತ್ತುಗಳಂತೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಹಂಸಗಳು ಎಳ್ಕೊಂಡು ಬರ್ತಾ ಇರತಕ್ಕಂಥ ಕಮಲಾಕೃತಿಯ ರಥದಲ್ಲಿ ಮಂಡಿಸಿಬಿಟ್ಟಿದನು ಅವನು ಬರ್ತಾನೆ ಬಂದು ಅವನು ಅಲ್ಲೆಲ್ಲ ಪುಣೆ ಬೀದಿಗಳಲ್ಲಿ ಅವನು ಮೆರವಣಿಗೆ ಬರೋ ಥರ ಬ್ರಹ್ಮ ಬರ್ತಾನೆ ಅದೆಲ್ಲ ವಿವರಗಳು ಬರ್ತದೆ ನಾನು ಓದಕ್ಕೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಪಿತಾಮಹ ಚಂದನ ಎಷ್ಟಿಕಾವಲಂಬನೇನ ಶನಿ ಪದಾನಿ ಕ್ಷಿಪನ್ ಆಮೇಲೆ ಇಳಿದು ಶ್ರೀಗಂಧದ ಚಂದನದಿಂದ ಮಾಡಿ ಮಾಡಿರುವ ವಾಕಿಂಗ್ ಸ್ಟಿಕ್ಕನ್ನು ಹಿಡ್ಕೊಂಡು ಪಿತಾಮಹ ವೃದ್ಧ ಮೆಲ್ಲಗೆ ನಡ್ಕೊಂಡು ಬಂತು ಪದಾ ನಿಕ್ಷಿಪನ್ ಪ್ರವಿಶ್ಯ ಸತ್ವರಂ ಗ್ರಹಜನೋಪನೀತಾಂ ಜೀರ್ಣ ಕುರ್ಚಿಕಾಂ ಇವನ ಮನೆಯೊಳಗೆ ಪ್ರವೇಶ ಮಾಡಿ ಇವನ ಮನೆಯವರೊಂದು ಮುರುಕಲ್ ಚೇರಿಟ್ಟರೆ ಇಟ್ಟರೆ ಅಲ್ಲಿ ಕೂತ್ಕೊಂಡು ಅಧ್ಯಾಸ್ಯ ಸಮೀಪಸ್ಥಾತ್ ಉಪಾಹಾರ ಗೃಹ ತತ್ಕ್ಷಣ ಆನೀಯ ದತ್ತಂ ಚಹಾಮೃತಂ ಕಪೇನೈವ ಕಿಮಪಿ ಕಿಮಪಿ ಆಚಾಮನ್ ಆಮೇಲೆ ಮನೆಯವರು ಹತ್ತಿರದಲ್ಲೇ ಇದ್ದಂಥ ಚಾಯ್ ಅಂಗಡಿಯಿಂದ ಚಾಯ್ ಅಂದರೆ ನಾಲ್ಕು ಬಾಯಿಂದ ನಿಧಾನವಾಗಿ ಚಪ್ಪರಿಸಿಕೊಂಡು ಚಪ್ಪರಿಸಿಕೊಂಡು ಅದೂರೇ ಭೂಮಾವೇವ ಅರ್ಧೋಪವಿಷ್ಟಂ ಅರ್ಜುನ ಪಂಡಿತಂ ಕುಶಲ ಪ್ರಶ್ನೆಯನ್ನು ಆಶ್ವಾಸೆಯನ್ ಅಲ್ಲೇ ಕೆಳಗಡೆ ನೆಲದ ಮೇಲೆ ಇನ್ನೇನು ಕುರ್ಜಿ ಗತಿ ಇಲ್ಲ ಅಂತ ಕೂತಂತ ಅವನನ್ನು ಪ್ರತ್ಯಕ್ಷರಂ ಮಧುಭೃತಾಂ ಇವ ಮೃದ್ವೀಂ ಇಮಾಂ ಗಿರಂ ಉದೀರಯಾಮಾಸ ಆಗ ಜೇನು ತುಂಬಿದ ಮಾತನ್ನು ಹೀಗೆ ಹೇಳ್ತಾನೆ ವಿದಿತಂ ವತ್ಸಮೇ ಸರ್ವಂ ಎತ್ತೇ ಮನಸ್ಸಿ ಸಂಸ್ಥಿತಂ ಮಾಭದ್ರ ತವ ಚಿಂತಾ ಭೂತ್ ಕಿಮಿದಂ ವ್ಯಾಹೃತಂ ಎಲ್ಲ ವಾಲ್ಮೀಕಿ ರಾಮಾಯಣದ ಶೈಲಿ ಅನುಷ್ಠುಪ್ ಶ್ಲೋಕಗಳಲ್ಲಿ ಬರುತ್ತೆ ಯೋಚನೆ ಮಾಡಬೇಡಪ್ಪ ಶ್ಲೋಕ ಏವ ತ್ವಯಾ ಬದ್ಧೋ ನಾತ್ರ ಕಾರ್ಯ ವಿಚಾರಣ ಮಚ್ಛಂದಾ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ ವಾಲ್ಮೀಕಿ ರಾಮಾಯಣದ್ದೇ ಶ್ಲೋಕ ಇಟ್ಬಿಟ್ರು ಲೋಕಸ್ಯ ಚರಿತಂ ವತ್ಸ ದೃಶ್ಯತೆ ಯದ್ ಗೃಹೇ ಗೃಹೇ ಮನೆ ಮನೆಯಲ್ಲೂ ಏನು ಕಾಣಿಸುತ್ತಲ್ಲ ನಿತ್ಯ ನಿತ್ಯದ ವ್ಯವಹಾರ ಯದ್ವಚಃ ಯನ್ಮನಃ ಕೃತ್ಸ್ರಂ ಶ್ಲೋಕ ಗ್ರಥಿತ ಮುಕುರು ಅದನ್ನೇ ನೀನು ಮನಮನೆ ಕಥೆ ಜಗತ್ತಿನ ಕಥೆಯನ್ನು ನೀನು ಬರೀ ಪ್ರತ್ಯಹಂ ಯತ್ ಸುಖಂ ದುಃಖಂ ಲೋಕೈ ಅತ್ರಾನುಭೂಯತೆ ಅಪರಾಮೃಶ್ಯ ತನ್ನೀತಂ ಸಂಸ್ಕೃತಂ ಕವಿಭಿಕ್ಷೆಯಂ ಈ ಸಂಸ್ಕೃತ ಕವಿಗಳು ನಮ್ಮ ಸುತ್ತಲೂ ಏನು ನಡೆಯುತ್ತೆ ಅನ್ನೋದನ್ನು ನೋಡದೇನೆ ನೋಡಿದ್ರೂ ಮರೆತು ಅವರು ಮರೆತು ಕೂಡ ಅದನ್ನು ತಮ್ಮ ಕಾವ್ಯದಲ್ಲಿ ತರಲಿಲ್ಲ ಏನೋ ಚಂದ್ರ ಚಕೋರ ಕಮಲ ಕಲ್ಹಾರ ಇವುಗಳಲ್ಲೇ ಮುಗಿಸ್ಬಿಟ್ರು ಅದು ಒಳ್ಳೆಯದಲ್ಲ ರಹಸ್ಯಂಚ ಪ್ರಕಾಶಂಚ ಲೋಕಸ್ಯ ಚರಿತಂ ತವ ಕರಾಮಲಕವತ್ ಜ್ಞಾತಂ ಮತ್ಪ್ರಸಾದಾತ್ ಭವಿಷ್ಯತಿ ಇದು ಮತ್ತೆ ರಹಸ್ಯಂಚ ಪ್ರಕಾಶಂಚ ಎಲ್ಲ ವಾಲ್ಮೀಕರ ಮಾಡಿದ್ದೆ ನಿಂದು ಲೋಕದ ಗುಟ್ಟಿ ಏನಿದೆ ರೊಟ್ಟಿ ಏನಿದೆ ಎಲ್ಲ ನಿನಗೆ ಅಂಗೈ ನೆಲ್ಲಿಕಾಯಂತೆ ಕಾಣುತ್ತದೆ ತತ್ಪುನರ್ ಪುನರ್ ದೇವವಾಣಿ ಎಂ ಮುಖ ಮುಖತಸ್ಥೆ ವಿನಿಸ್ಪೃತ ಹಾಗಾಗಿ ನಿನ್ನ ಬಾಯಿಂದ ದೇವವಾಣಿ ಹೊರಕ್ಕೆ ಬಂದಿದ್ದು ವಾಸ್ತವವನ್ನು ಬರೀಬೇಕು ಅಂತ ಸಂಸ್ಕೃತಿಯನ್ನು ಯಥಾ ಲೋಕೋ ಹಸಿತು ಪ್ರಭವಿಷ್ಯತಿ ತಥಾ ಲೋಕಕಥಾಂ ಕುರ್ಯಾಹ ಲೋಕ ಶ್ಲೋಕತ್ವ ಮೃಚ್ಛತು ಸಂಸ್ಕೃತದಲ್ಲಿ ಹೇಗೆ ನಗಬಹುದು ಸಂಸ್ಕೃತದ ಸಾಹಿತ್ಯವನ್ನು ನೋಡಿ ಹೇಗೆ ಮನಸಾರೆ ನಕ್ಕು ನಕ್ಕು ಹಗರಾಗ್ಬೋದು ಆ ಥರ ನೀನು ಮಾಡು ಯಾವತ್ತಾಸ್ಯಂತೆ ಪಕ್ಷಾಶ್ಚ ಧರಣಾನಿಚ್ಚ ಭಾರತೆ ತಾವಲ್ಲೋಕಕಥೆಯಂತೆ ಲೋಕೇಶು ಪ್ರಚುರಿಷ್ಯತಿ ಯಾವಸ್ಥಾಸ್ಯಂತಿ ಗೆರೆಯ ಸರಿತಶ್ಚ ಮಹಿತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚುರಿಷ್ಯತಿ ಅಂತ ಅಲ್ಲಿ ಬಂತು ಬೆಟ್ಟ ನದಿ ಗುಡ್ಡ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ರಾಮಾಯಣ ಇರುತ್ತೆ ಅಂತ ಹಾಗೆ ಎಲ್ಲಿವರೆಗೂ ರಾಜಕೀಯ ಪಕ್ಷಗಳಿರುತ್ತೋ ಎಲ್ಲಿವರೆಗೂ ಧರಣ ಹರತಾಲ ಮುಷ್ಕರ ಇರುತ್ತೋ ಅಲ್ಲಿವರೆಗೂ ಈ ನಿನ್ನ ಕಾವ್ಯ ಲೋಕದಲ್ಲಿರುತ್ತದೆ ಅಂತ ಇತ್ಯು ಇತ್ಯುಕ್ತ ಭಗವಾನ್ ಬ್ರಹ್ಮ ತಮಾಮಂತ್ರ ಮನೀಷಿಣಂ ದ್ವಾರಸ್ಥಂ ರಥಮಾಸ್ತಾಯ ರಾಜ ರಾಜ್ಯಪಾಲಾಶ್ರಯಂ ಯಯೋ ಅವನು ಹಾಗೆ ತನ್ನ ವ್ರತ ಹತ್ಕೊಂಡು ಗವರ್ನರ್ ಬಂಗ್ಲೋಗೆ ಹೊರಟೋಗ್ಬಿಟ್ಟ ಯಾವತ್ತು ಚಿತ್ರೀಯ ಮಾಣಶ್ಚ ಅರ್ಜುನ ಪಂಡಿತ ಅವನು ಹೋಗ್ತಿದ್ದಂತೆ ಗಪ್ ಅಂತ ಅರ್ಜುನ ಪಂಡಿತನ ಎದ್ದು ನಿಂತ್ಕೊಂಡ ಆಗ ಉತ್ತಿಷ್ಟ ಭೋಹ ಚಹಾ ಸಿದ್ಧ ಇತಿ ಉಚ್ಚೈರುಚೆ ಕುಟುಂಬಿನೇ ಏಳಸ್ವಾಮಿ ಟೀ ಸಿದ್ಧ ಆಗಿದೆ ಹೇಳಲ್ವಾ ಅಂತ ಹೆಂಡತಿ ಎಬ್ಬಿಸ್ತಾಳೆ ಆಗ ಇವನಿಗೆ ಕನಸು ಅಂತ ಗೊತ್ತಾಗುತ್ತದೆ ಏವ ಮುಕ್ತಶ್ಚಿತಯ ಪ್ರತಿಬುದ್ಧ ನೇತ್ರೇ ಉನ್ಮೀಲ್ಯ ಶಯ್ಯಾಯಾಮೇವ ಸ್ಥಿತ ಪೂರ್ವಕಾಯೇನ ಉತ್ಥಾಯ ಉಪವಿಷ್ಟ ಅವನು ಮತ್ತೆ ಹಾಗೇನೆ ಮಲ್ಕೊಂಡವನು ಬೆನ್ನನ್ನು ಮಾತ್ರ ಎಬ್ಬಿಸಿ ಕೂತ್ಕೋತಾನೆ ಇನ್ನೂ ಕಾಲೆಲ್ಲ ಹಾಸಿಗೆ ಮೇಲೇನೆ ಇರುತ್ತೆ ಪೂರ್ವಕಾಯೇನ ಉತ್ಥಿತ ಕುರ್ಪರೆಯೋಹೋ ಬಾಹು ಪರಾವೃತ್ಯ ಕಂಧರಾಯಂ ವಿನ್ಯಸ್ತ ಅಗ್ರಹಸ್ಥ ಅವನು ಹೇಗೆ ಹೊರಳಿ ಹೇಗೆ ಮಾಡಿಕೊಂಡು ಕೆನ್ನೆ ಹತ್ತಿರ ಕೈ ಇಟ್ಟುಕೊಂಡ ಅನ್ನೋದೆಲ್ಲ ಕವಿ ವರ್ಣಿಸ್ತಾರೆ ಆಲಸ್ಯ ವಲಿತ ಕೈಹಿ ಇತಶ್ಚೇತಶ್ಚ ದೇಹಂ ಆಯಾಮಯನ್ ಇನ್ನೂ ಸೋಂಬೇರಿತನದಿಂದಲೇ ಮೈ ಮುರ್ಕೊಂಡು ಆಮೇಲೆ ಯೋಚನೆ ಮಾಡ್ತಾನೆ ಮತ್ತು ತಂದುಕೊಟ್ಟಂಥ ಚಹಾನ ಕುಡ್ಕೊಂಡು ಇದ್ದಾಗ ಅವನು ಹೆಂಡತಿ ಕೇಳ್ತಾಳೆ ಕಿಮೇವ ಮಿದಾನಿಂ ವಿಮರ್ಸ್ಕಃ ಇವ ಆರ್ಯಪುತ್ರ ಏನು ಯಾಕೋ ಪರಧ್ಯಾನ ಇದ್ದಂತೆ ಇದೆಯಲ್ಲ ಏನಿದು ಏನು ಯಜಮಾನ್ರೇ ಕಚ್ಚಿದ ಅನಾಮಯಂ ಭವತಃ ಎಲ್ಲ ಆರೋಗ್ಯ ತಾನೇ ಕಿಮ್ನ ಕಿಂ ನಾಮ ದುಸ್ವಪ್ನ ಆಯಿತು ಏನಾದ್ರು ಕೆಟ್ಟ ಕನಸು ಬಂತೆ ಇತ್ಯಂ ಬಹುಧಾ ಪೃಚ್ಯಮಾನೋಪಿ ಅಶ್ರುತವಚನ ಇವ ಅನುತ್ತರಮೇವ ಆಸ್ತ ಹಾಗೇನೇನು ಕೇಳಿದ್ರು ತೆಪ್ಪಗಿದ್ದು ಬಿಟ್ಟ ಆಮೇಲೆ ಅವನು ಹಾಗೆ ಕನಸ್ದಲ್ಲಿದ್ದಂತೆ ಇದ್ದ ಅತ್ರ ತೇನಾಸಿತಂ ಏವಂ ಪ್ರೇಕ್ಷಿತಂ ಅತ್ರ ಪಾದುಕೆ ನ್ಯಸ್ತೆ ಇತ್ತಂ ಪ್ರಹಸಿತಂ ಏವಂ ಉಕ್ತಂ ಏಕಂ ವಿಲೋಕಿತಂ ಇದೆಲ್ಲ ವಾಸವದತ್ತದ ಮೊದಲನೇ ಅಂಕದಲ್ಲಿ ಬ್ರಹ್ಮಚಾರಿ ಬಂದು ಉದಯನ ವಾಸವದತ್ತೆ ಅಗ್ನಿ ಪ್ರಮಾದದಲ್ಲಿ ಸತ್ತೋದಳು ಅಂತ ಅಂದುಕೊಂಡು ಹತ್ತು ಗೋಳಾಡಿದ್ದನ್ನು ವರ್ಣಿಸ್ತಾನೆ ಆಗಿನ ಬರುವ ಗದ್ಯ ಭಾಗದ ಮಾತುಗಳನ್ನು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಇಟ್ಟಿದ್ದಾರೆ ಇಲ್ಲಿ ಬ್ರಹ್ಮ ಕೂತಿದ್ದ ಇಲ್ಲಿ ಮಾತಾಡ್ದ ಇಲ್ಲಿ ಟೀ ಕುಡ್ದ ಇಲ್ಲಿ ಕಪ್ಪಣ ಸಾಸರ್ ಇಟ್ಟ ಅಂತ ಹೀಗೆಲ್ಲ ಯೋಚನೆ ಮಾಡ್ಕೊಳ್ತಾ ಇದ್ದ ನೋಡಿದಾಗ ಹೆಂಡತಿ ಇದೇನು ಹುಚ್ಚಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತ ಅಂದ್ಕೋತಾಳೆ ಆಮೇಲೆ ಯಾವತ್ ಯುಗಾಂತರಂ ಸಹಸ್ರಾಂಶುರ ಆರೂಢ ಆಗ ನೊಗದ ಎತ್ತರಕ್ಕೆ ಸೂರ್ಯ ಬಂದಿದ್ದ ಆಮೇಲೆ ಆವತ್ತಿಂದ ಪ್ರಮತ್ತಸ್ಯೇವ ಚೇಷ್ಟಮಾನಸ್ಯ ಅರ್ಜುನ ಪಂಡಿತಸ್ಯ ಚಿರಪ್ರರೂಢ ಸ್ನೇಹ ದ್ವಿತೀಯಮಿವ ಹೃದಯಂ ಕೃಷ್ಣಪಂಡಿತ ನಾಮ ಸುಹೃತ್ ಸಮಾಯಾತ ಆಗ ಕೃಷ್ಣ ಪಂಡಿತ ಅಂತ ಅವನ ಹೃದಯ ನಿರ್ವಿಶೇಷನಾದ ಗೆಳೆಯ ಬರ್ತಾನೆ ಅವನು ಬಂದಾಗ ಮಾತಾಡಿಸೋದಿಲ್ಲ ಯಥಾಪೂರ್ವಂ ಅಕೃತ ಸ್ವಾಗತ ಸೋ ಯಾವದ್ ತಿಷ್ಟತಿ ಬಾ ಅನ್ಲಿಲ್ಲ ಕ್ಯಾರೆ ಅನ್ಲಿಲ್ಲ ಅವನು ಕೇಳ್ತಾನೆ ಅವನು ಹೆಂಡ್ತೀನಿ ಬಂದು ಏನಮ್ಮ ಏನಾಯಿತು ಅಂತ ಆಗ ಕರುಣೆಯಾಗಿರಾ ಶನೈರವಾದೀತು ಅವಳು ಪಾಪ ದೀನದೀನ ಸ್ವರದಿಂದ ಹೇಳ್ತಾಳೆ ಅದ್ಯ ಶೈನತ್ಯಾಗಾತ್ ಪ್ರಭೃತಿ ಏವಮೇವ ಚೇಷ್ಟತೆ ಆರ್ಯಪುತ್ರ ಅನಜ್ಞಾಯತೆ ಕಿಂಕೇನಾಪಿ ವ್ಯಾಧಿನಾಗ್ರತ ಆಹೋಸ್ವಿತ್ ದುಷ್ಟಭೂತೇನ ಗೃಹೀತ ಏನು ರೋಗ ಬಂತೋ ದೆವ್ವ ಮೆಟ್ಕೊಳ್ತೋ ಗೊತ್ತಾಗ್ತಾ ಇಲ್ಲ ನ ಮಾಮಪಿ ಆಲಪತಿ ನ ಚ ಕರ್ತವ್ಯೇಶು ಕರ್ಮಸು ಪ್ರವರ್ತತೆ ವೈದ್ಯಸ್ತಾವದಾಹೂಯತಾಂ ಮಾಂತ್ರಿಕೋವಾ ಇವನ್ನ ಏನನ್ನು ನೋಡ ನನ್ನನ್ನು ಮಾತಾಡಿಸ್ತಾ ಇಲ್ಲ ವೈದ್ಯನ ಕರೆಯೋದಾ ಭೂತಮಾಂತ್ರಿಕನ ಕರೆಯೋದಾ ಏನು ಎಂಬ ಅನ್ಯಂ ಪ್ರಾಪ್ತಕಾಲಂ ಭವಾನ್ ಮನ್ಯತೆ ಇಷ್ಟು ಚೆನ್ನಾದ ಸಂಸ್ಕೃತ ಅಂದರೆ ಪ್ರಾಪ್ತಕಾಲಂ ಭವಾನ್ ಮನ್ಯತೆ ಯಾರು ಸರಿನೋ ಅಂತವನ್ನು ಕರೆಯೋಣ ನೀವು ಹೇಳಿ ಅಂತ ಆಗ ವ್ಯಾಕುಲೀಭೂತಾಂ ಪುರುಷ ಸಹಜೆಯ ಧೃತ್ಯ ಆಶ್ವಾಸಯನ್ ಕೃಷ್ಣ ಪಂಡಿತ ಸುಹೃತಂ ಅನಿಚ್ಛಂತಮಿ ಅಭ್ಯಂತರಂ ಪ್ರವೇಶ್ಯ ಏಕಾಂತೆ ಅವೋಚಿತ ಆಗ ಮನಸ್ಸಿಲ್ಲದೆ ಮನಸ್ಸಿಂದ ಎಲ್ಲೋ ಪರಧ್ಯಾನದಲ್ಲಿದ್ದ ಗೆಳೆಯನನ್ನು ಕೈ ಹಿಡಿದು ಎಳ್ಕೊಂಡು ಆ ಹೆಂಡತಿಗೆ ಸಮಾಧಾನ ಹೇಳಿ ಕುತಸ್ತ್ವ ಕಷ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯವಿಷ್ಟಂ ಅಸ್ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಇದು ಭಗವದ್ಗೀತೆದೇ ನೇರ ಶ್ಲೋಕ ಎಲ್ಲಿಂದ ಬಂತು ಅವಿವೇಕ ಅನಾರ್ಯವಾದದ್ದು ಅಕೀರ್ತಿಕರವಾದದ್ದು ಕ್ಲೈಬ್ಯ ಇದೇನಿದು ಇದ್ಯಾವ ಕಷ್ಮಲ ಅಂತ ಕೇಳ್ತಾನೆ ಕಿಮಿದಂತೆ ತೇ ಸಮುಚಿತಂ ಕುಲಸ್ಯ ಕ್ಷಮಂ ಶಾಸ್ತ್ರಾಭ್ಯಾಸಸ್ಯ ವಾ ಅನುರೂಪಂ ಯದೇವಂ ಉನ್ಮತ್ತ ಇವ ಚೇಷ್ಟಮಾನಃ ಭಾರ್ಯಾಮಪಿ ನಾಲಪಸಿ ಮಿತ್ರಮಿ ಮಾದೃಶಂ ನಾವೀಕ್ಷಸೆ ಉದ್ವಾಹೋನ್ಮುಖೇ ವಯಸಿ ವರ್ತಮಾನ ವಾ ವಾ ಆಚಾರ ಸಂಭಾವ್ಯತೆ ನತ್ವಾದೃಶಾನಾಂ ಕುಟುಂಬಿನಾಂ ಶಶ್ವತ್ ಪರಿಶೀಲಿತ ಶಾಸ್ತ್ರಗ್ರಂಥರಾಶೀನಾಂ ಇದೆಲ್ಲ ಕಾದಂಬರಿಯಲ್ಲಿ ಚಂದ್ರಾಪೀ ಚಂದ್ರಾಪೀಡನಿಗೆ ಮಹಾಶ್ವೇತೆ ಕಥೆ ಹೇಳ್ತಾ ಇದ್ದಾಳೆ ತನ್ನ ಕಥೆ ಅಲ್ಲಿ ಪುಂಡರೀಕ ಅನ್ನುವ ಋಷಿಕುಮಾರ ಮಹಾಶ್ವೇತಿಯನ್ನು ನೋಡಿ ಮೋಹಗೊಂಡಿದ್ದಾನೆ ಆ ಪುಂಡರೀಕನ ಮೋಹವನ್ನು ಮರಳುತನವನ್ನು ಕಂಡ ಅವನ ಗೆಳೆಯ ಕಪಿಂಜಲ ಹೇಳುವ ಮಾತುಗಳ ಧಾಟಿಯಲ್ಲಿ ಇಲ್ಲಿ ಬಂದಿದೆ ಆ ಪದಪ್ರಯೋಗದ ಕ್ರಮ ಆಗಿದೆ ಇದೇ ಥರ ಅರ್ಜುನ ಯಾವನು ಮಂಕಾಗಿದ್ದವನಿಗೆ ಕೃಷ್ಣ ಹೇಳ್ತಾನೆ ಇದೇನು ಹೀಗಿದೆಯಲ್ಲ ಇದೆಂಥದ್ದು ನಿನ್ನಂಥವ್ರಿಗೆ ಸರಿನಾ ಸಂಸಾರಸ್ಥರಿಗಿದು ಸರಿನಾ ಯಾರೋ ಕಾಲೇಜ್ ಹುಡುಗರು ಅವರು ಹುಡುಗಿನ ನೋಡಿ ಮರಳಾದವರು ಅವ್ರಿಗೆ ಈ ಥರ ಆಗಬೇಕು ನೀನು ಇಷ್ಟೆಲ್ಲ ಶಾಸ್ತ್ರ ಓದಿದ್ಯಾ ಇಷ್ಟೆಲ್ಲ ವಿವೇಕ ಇಟ್ಕೊಂಡಿದ್ಯಾ ಇದೆಲ್ಲ ಸರಿಯಲ್ಲ ನಾಹಂತೇ ಪರಕೀಯ ನಾನು ನಿನಗೆ ದೂರದವನೇನೂ ಅಲ್ಲ ತ್ವತ್ ಹೃದಯ ಗೋ ರಹಸ್ಯ ಗೋಪ್ತಾಚ ಪರಂ ವಿಶ್ವಾಸ ಮಿತ್ರಂ ನಿನ್ನ ಹೃದಯದಲ್ಲಿ ಏನಿದೆ ಅದನ್ನು ಕಾಪಾಡಬಲ್ಲೆ ನಿನಗೆ ತುಂಬ ವಿಶ್ವಾಸಪಾತ್ರನಾದ ಮಿತ್ರ ಹೇಳು ಅಂತಂತಾನೆ ಈಗೆಲ್ಲ ಹೇಳಿದ ಮೇಲೆ ಅವನು ಎಲ್ಲವನ್ನು ಆ ಸಾಹೃದ್ಯ ಮದ್ಯ ಮದಿರ ಅಂತೆಲ್ಲ ತಿಳ್ಕೊಂಡು ಶ್ಲೋಕವನ್ನು ಹೇಳ್ತಾನೆ ಬ್ರಹ್ಮನೇ ಬಂದಿದ್ದನ್ನೆಲ್ಲ ಹೇಳ್ತಾನೆ ಆಗ ಅಯ್ಯೋ ಕಿಂತು ಮತಿಮತಾಂಬರ ಸ್ವಪ್ನ ಕಲ್ವಸೋ ನ ವಸ್ತುವೃತ್ತಂ ಅಯ್ಯೋ ಅದು ಕನಸಪ್ಪ ಅಂತಾನೆ ನಾನು ಸ್ವಪ್ನ ಯಾವ ದೇವತಾನಾಂ ದರ್ಶನ ಭೂಮಯ ಕನಸುಗಳೇ ದೇವತೆಗಳು ಕಾಣಿಸ್ತಕ್ಕಂಥದ್ದು ಅದು ಕನಸಲ್ಲ ಸ್ವಪ್ನ ನಮ್ಮಲ್ಲಿ ಪಾಪ ಸಾಮಾನ್ಯರು ನಮಗೊಂದು ಸ್ವಪ್ನ ಮಾತು ಅಂತಂತಾನೆ ಸ್ವಪ್ನ ಮಾತ್ರ ಈ ರಾಯರ್ ಕಂಡ್ಯಾರ ಅಂತ ಕನಸಾಯಿತು ಅಂತ ಹೇಳಲ್ಲ ಸಂಸ್ಕೃತದಲ್ಲಿ ಹೇಳಿದ್ರೆ ಅದೊಂದು ಗೌರವ ಅದು ಸತ್ಯ ಅನ್ನುವ ಭಾವ ಹಾಗೆ ಇವನು ಆ ಥರ ಅಂತಂತಾನೆ ಅವನೇನು ಹೇಳಿದ್ದಾನೆ ತಸ್ಮಾತ್ ಯಥಾದಿಷ್ಟೋಸ್ಮಿ ತಥೈವ ಆಚರಿಸ್ಯಾಮಿ ಅದೇ ನಿಂದಂತೂ ನೀತಿ ನಿಪುಣ ಪ್ರಾರಬ್ಧ ಉತ್ತಮ ಜನ ಜನಾನ ಪರಿತ್ಯಜಂತಿ ಅಂತ ನೀತಿ ಶತಕದ ಮಾತನ್ನೇ ಮತ್ತೆ ಹೇಳ್ತಾನೆ ಆಮೇಲೆ ಇಲ್ಲಪ್ಪ ನೀನು ಹಾಗೆಲ್ಲ ಮಾಡಬೇಡ ಅಂತ ಹೇಳಿ ಕಡೆಗೆ ಏನೇ ಆದರೂ ನೀನು ಲೋಕದ ಜೊತೆಗೆ ಸರಿಯಾಗಿ ನಡ್ಕೊಳ್ಬೇಕು ವಿವೇಕವನ್ನು ಬಿಡಬಾರ್ದು ಚಿನ್ ಅಂತ ಹೇಳಿಬಿಟ್ಟು ಅವನ ಹೆಂಡತಿಗೂ ಹೇಳ್ತಾನೆ ಚಿಂತಾನ ಕಾರ್ಯ ಅನಾಮಯಂತೆ ಭರ್ತು ಕೇವಲಂ ಸ ಕವಿ ಬುಭೂಷು ಅಮ್ಮ ನಿನ್ನ ಗಂಡನಿಗೇನು ರೋಗ ಬಂದಿಲ್ಲ ಕಾವ್ಯ ಕಾವ್ಯ ರೋಗ ಬಂದಿದೆ ಅಷ್ಟೇ ಕವಿಯಾಗಬೇಕು ಅಂತಾನೆ ತದೇವಂ ಕ್ರೀತಾಂ ಯತ್ಕರೋತಿ ತತ್ಕರೋತು ಅವನೇನು ಮಾಡಿಕೊಂಡ್ರು ಪರವಾಗಿಲ್ಲ ಬಿಟ್ಬಿಡು ನಾಸ್ತ್ಯ ಪ್ರತಿಬಂಧ ಕಾರ್ಯ ಕಾಲೇನ ಸ್ವಯಮೇವ ಪ್ರಕೃತಿ ಉಪಾಸ್ಯತೆ ಹಾಗಾಗಿ ಅವನ ಕಾಲದಲ್ಲಿ ತಾನೇ ತಾನಾಗಿ ನೆಮ್ಮದಿ ಪಡ್ಕೊಳ್ತಾನೆ ಉಪ ಪ್ರಕೃತಿ ಅಪತ್ಸ್ಯತೆ ಏಷ ಏವಾಸ್ಯ ರೋಗ ಪ್ರಶಮನೋಪಾಯ ಇದೊಂದೇ ರೋಗ ನಿರ್ವಾರಣ ನಿರ್ ನಿರ್ಮೂಲನ ಮಾರ್ಗ ಹಾಗಾಗಿ ಯದಿ ಕಿಂಚಿತ್ ಪಟೇ ತರ್ಹಿ ಸಮಾಹಿತತೆಯ ಶ್ರೋತವ್ಯಂ ಏನಾದರೂ ಒಂದು ಪದ್ಯ ಹೇಳಿದ್ರೆ ಎಚ್ಚರದಿಂದ ಕೇಳಬೇಕು ಸಾಧುವಾದಶ್ಚ ಪ್ರಮುಕ್ತ ಕಂಠಂ ದಾತವ್ಯ ಭಲ ಭಲ ಉಘೆ ಚಾಂಗು ಅಂತ ಭೇಷ್ ಭೇಷ್ ಅಂತ ಕೊಂಡಾಡಬೇಕು ಇತಿ ಆಶ್ವಾಸ್ಯ ಗತಃ ಆಮೇಲೆ ಅರ್ಜುನ ಪಂಡಿತ ಸುತ್ತಲಿನ ಜಗತ್ತನ್ನು ನೋಡಿಕೊಂಡು ಇದೆಲ್ಲ ಪದ್ಯ ಬರೆದ ಆ ಪದ್ಯವೇ ಹೀಗೆ ಕಂಟಕಾಂಜಲಿ ಆಯಿತು ಅಂತ ಬರುತ್ತದೆ ಇನ್ನೂ ಅದಕ್ಕೆ ಕೆಲವು ಉಪಾಖ್ಯಾನಗಳು ಸೇರಿಕೊಳ್ಳುತ್ತೆ ನಾನು ಅದನ್ನು ವಿಸ್ತರಿಸೋದಕ್ಕೆ ಹೋಗೋಲ್ಲ ಇವನಿಗೆ ಕಂಟಕಾಂಜಲಿ ಅಂತ ಮಾಡಿದಾಗ ಒಂಟೆಗಳಿಗೆಲ್ಲ ಕೋಪ ಬಂದ್ಬಿಡುತ್ತೆ ಅದೊಂದು ಉಪಕಥೆ ಥರ ಬರುತ್ತೆ ನಮ್ಮ ಆಹಾರ ಮುಳ್ಳು ಅದನ್ನು ನೀನಿಟ್ಕೊಂಡು ಏನು ಮಾಡ್ತಾ ಇದೀಯಾ ಅಂತ ಆಮೇಲೆ ಇಲ್ಲ ಇದು ಕಾವ್ಯ ಕಂಟಕವೇ ಹೊರತು ವಾಸ್ತವ ಕಂಟಕವಲ್ಲ ಅಂತೆಲ್ಲ ಹೇಳುವಂಥದ್ದಾಗುತ್ತದೆ ಹೀಗೆ ಈ ಒಂದು ಕಾವ್ಯಕ್ಕೆ ಬಹಳ ರಮಣೀಯವಾದಂತಹ ಒಂದು ಹೊಸ ಪೀಠಿಕೆಯನ್ನು ನೋಡುವುದಾಗುತ್ತದೆ ಇಲ್ಲಿ ಅವರು ಇಂಗ್ಲಿಷ್ ಪದಗಳನ್ನು ಉರ್ದು ಪದಗಳನ್ನು ಹಿಂದಿ ಪದಗಳನ್ನು ಮರಾಠಿ ಪದಗಳನ್ನು ಹಾಗಾಗಿ ಬಳಸಿದ್ದಾರೆ ಬಳಸಿದ ಮಾತ್ರವಲ್ಲದೆ ಸಂಸ್ಕೃತದ ಪ್ರತ್ಯಯಗಳನ್ನು ಹಾಕಿದ್ದಾರೆ ಅದು ಒಂದು ಸ್ವಲ್ಪ ಕಿವಿಗೆ ಕರ್ಕಶವಾಗಿ ಕೇಳುತ್ತೆ ಆದರೆ ಅದಕ್ಕೆ ಅವರು ತಕ್ಕ ಆಧಾರಗಳನ್ನು ಕೊಟ್ಟಿದ್ದಾರೆ ಆಧಾರ ಶಾಸ್ತ್ರ ಆದರೆ ಕಿವಿಗೆ ಹಿತ ಅನ್ಸೋಲ್ಲ ಒಂಥರ ವಿಜಾತೀಯವಾಗಿ ಕೇಳುತ್ತೆ ಅನ್ನೋದು ನಮ್ಮ ಭಾವ ಕ್ರಮವಾಗಿ ಅದು ಕಿವಿಗೆ ಒಗ್ಗಬೇಕು ನನಗೆ ಈ ಈ ಹೊತ್ತಿಗೂ ಕೂಡ ಒಗ್ಗಿಲ್ಲ ಏನು ಮಾಡೋದು ಅದು ಹಾಗೇನೆ ಅದನ್ನು ಅದೇ ಥರ ಬಿಡಬೇಕು ಆಮೇಲೆ ಅವರು ಹಲವು ವಿಭಾಗಗಳಾಗಿ ಮಾಡ್ತಾರೆ ರಾಮರಾಜ್ಯ ಪದ್ಧತಿ ಪಂಚಶೀಲ ಪದ್ಧತಿ ಧರ್ಮಾತೀತ ಪದ್ಧತಿ ಜಗದೇಕ ರಾಷ್ಟ್ರ ಪದ್ಧತಿ ವಿಪಾಕ ಪದ್ಧತಿ ಲೋಕಾಗ್ರಣಿ ಪದ್ಧತಿ ಜೀವನೋದ್ಯೋಗ ಪದ್ಧತಿ ವಿದ್ಯಾವಿದ್ಯಾರ್ಥಿ ಪದ್ಧತಿ ಗಾರ್ಹಸ್ಥ್ಯ ಪದ್ಧತಿ ತತ್ವವಿತ್ ಪದ್ಧತಿ ಅಂಜಲಿ ಬಂಧ ಅಂತ ಹೀಗೆಲ್ಲ ಬೇರೆ ಬೇರೆ ಮಾಡಿದ್ದಾರೆ ಈ ರಾಮರಾಜ್ಯ ಪದ್ಧತಿಯಲ್ಲಿ ಗಾಂಧಿಯನ್ ರಾಮರಾಜ್ಯ ಅಂತ ಅನ್ನೋದನ್ನು ಗೇಲಿ ಮಾಡ್ತಾರೆ ಪಂಚಶೀಲ ಪದ್ಧತಿಯಲ್ಲಿ ನೆಹರು ಪಂಚಶೀಲದಿಂದ ಮಾಡಿದ ವಂಚನೆ ಏನು ಅದನ್ನು ಹೇಳ್ತಾರೆ ಧರ್ಮಾತೀತ ಪದ್ಧತಿಯಲ್ಲಿ ಸೆಕ್ಯುಲರಿಸಮ್ನ ಚೆನ್ನಾಗಿ ಜಾಡಿಸ್ತಾರೆ ಜಗದೇಶ್ ಜಗದೇಕ ರಾಷ್ಟ್ರ ಪದ್ಧತಿಯಲ್ಲಿ ನಾವು ತುಂಬ ವಿಶಾಲವಾದಂಥವರು ನಾವು ವಸುದೈವ ಕುಟುಂಬಕಂ ಅನ್ನೋ ಒಂದು ಮೂಲಕವಾಗಿ ನಾವು ಮಾಡಿಕೊಂಡ ಅವಿವೇಕ ಏನು ಅಂತ ಹೇಳ್ತಾರೆ ವಿಪಾಕ ಪದ್ಧತಿಯಲ್ಲಿ ಪಾಕಿಸ್ತಾನದ ತೊಂದರೆ ವಿಪಾಕ ಅಂದರೆ ಪಾಪ ಅಂತ ಒಂದು ಅರ್ಥ ಇದೆ ವಿಪಾಕ ಅನ್ನೋದಕ್ಕೆ ವಿಶೇಷವಾದ ಪಾಕ್ ಅಂತನ್ನುವ ಅರ್ಥವನ್ನು ಇವರು ಮಾಡ್ತಾರೆ ಲೋಕಾಗ್ರಣಿ ಅಂತ ನ್ಯಾಷನಲ್ ಲೀಡರ್ಗಳನ್ನು ಕುರಿತು ಗೇಲಿ ಮಾಡ್ತಾರೆ ಜೀವನೋದ್ಯೋಗ ಪದ್ಧತಿಯಲ್ಲಿ ನಿತ್ಯ ನಿತ್ಯ ಜೀವನ ಬೇರೆ ಬೇರೆ ಜೀವಿಕಾ ಉಪಾಯಗಳು ಅದನ್ನು ಹೇಳ್ತಾರೆ ವಿದ್ಯಾ ವಿದ್ಯಾರ್ಥಿ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳದು ಕಾಲೇಜುಗಳದು ಎಜುಕೇಷನ್ ಸಿಸ್ಟಮು ಗಾರ್ಹಸ್ಥ್ಯ ಪದ್ಧತಿಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸು ಮದುವೆ ಮೇಳಾಮೇಳಿ ಮೇಳಿ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ ಹೀಗೆ ಸಾಗುತ್ತದೆ ಇವುಗಳಲ್ಲಿ ಕೆಲವು ಕೆಲವು ಪದ್ಯಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ ಇವರ ಆರಂಭದಲ್ಲಿ ತುಂಬ ಚೆನ್ನಾಗಿರುವ ಕೆಲವು ಉಪಕ್ರಮ ಪದ್ಯಗಳು ಬರೀತಾರೆ ಇಲ್ಲಿ ವಿಡಂಬನ ಇಲ್ಲ ಸಂಸ್ಕೃತವನ್ನು ಕುರಿತು ಹೇಳ್ತಾರೆ ಸರ್ವಾಸಂ ಜನನೀ ಗಿರಾಂ ವಿಭದಗೀರ್ ನೋ ವಾ ನ ಜಾನೀಮಹೆ ತಸ್ಯಾಮೇವ ಹಿ ಸಂಸ್ಕೃತಿ ಶ್ವಸಿತಿ ವಾ ನೋವಾ ನ ಜಾನೀಮಹೆ ರಾಷ್ಟ್ರಸ್ಯಾಭ್ಯುದಯಸ್ತಯೈವ ಭವಿತಾ ನೋವಾ ನ ಜಾನೀಮಹೆ ವಾಲ್ಮೀಕೌ ತು ದೃಢಂ ವ್ರತ ಮತಿರಿತಿ ಪ್ರೀಣಾತಿ ನ ಸಂಸ್ಕೃತಂ ಎಲ್ಲ ಭಾಷೆಗಳಿಗೂ ಮಾ ಮಾತೃಸ್ಥಾನದಲ್ಲಿದೆಯಂತೆ ಸಂಸ್ಕೃತ ಹೌದೋ ಇಲ್ವೋ ನಮಗೆ ಗೊತ್ತಿಲ್ಲ ಅದರಿಂದಲೇ ಸಂಸ್ಕೃತಿ ನಮ್ಮ ದೇಶದ್ದು ಉಳಿದಿರೋದು ಅಂತ ಉಸಿರಾಡೋದು ಅಂತಾರೆ ಅದು ಹೌದೋ ಅಲ್ವೋ ನಮಗೆ ಗೊತ್ತಿಲ್ಲ ನಮ್ಮ ದೇಶದ ಅಭ್ಯುದಯ ರಾಷ್ಟ್ರಭಾವ ನ್ಯಾಷನಲಿಸಮ್ ಇರೋದು ಅದರಿಂದಲೇ ಅಂತಂತಾರೆ ಅದು ಹೌದೋ ಅಲ್ವೋ ಗೊತ್ತಿಲ್ಲ ಆದರೆ ವಾಲ್ಮೀಕಿಯಲ್ಲಿ ನಮಗೆ ವಿಶೇಷವಾದ ಪ್ರೀತಿ ಇದೆ ಆಯಿತು ಅದೇ ನಮ್ಮ ಸಂಸ್ಕೃತ ಅಂದರೆ ಯಾರಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರೀತಿ ಇದೆಯೋ ಅವರಿಗೆ ಸಂಸ್ಕೃತ ಬರುತ್ತದೆ ಅಂತ ಇದು ತುಂಬ ಒಳ್ಳೆಯ ಸಂದೇಶ ಏಕೆಂದರೆ ಇವತ್ತಿಗೂ ಯಾವತ್ತಿಗೂ ಸಂಸ್ಕೃತ ಕಲಿಬೇಕು ಅನ್ನೋರಿಗೆ ಮೊದಲ ಉಪಾಯ ವಾಲ್ಮೀಕಿ ರಾಮಾಯಣವನ್ನು ಅರ್ಥವಾಗಲಿ ಅರ್ಥವಾಗದೇ ಹೋಗಲಿ ಆದ್ಯಂತವೂ ತಾಳ್ಮೆಯಿಂದ ಪ್ರತಿ ದಿವಸ ಒಂದು ಹದಿನೈದು ಇಪ್ಪತ್ತು ಶ್ಲೋಕದಂತೆ ಓದಿ ಬೇಕಿದ್ರೆ ಒಂದು ಮೂವತ್ತು ಶ್ಲೋಕ ಅಂತ ಇಟ್ಕೊಳ್ಳಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಒಂದು ಎರಡು ವರ್ಷದಲ್ಲಿ ಲೀಲಾಜಾಲವಾಗಿ ಮುಗಿಯುತ್ತದೆ ಅದರ ಜೊತೆಗೆ ಒಂದಷ್ಟು ಸಾಮಾನ್ಯ ಪ್ರಾಥಮಿಕ ವ್ಯಾಕರಣದ ಪುಸ್ತಕಗಳನ್ನು ಓದಿಕೊಂಡ್ರೆ ಅದು ಹೈಸ್ಕೂಲ್ ಗ್ರಾಮರ್ ಪುಸ್ತಕಗಳು ಕನ್ನಡದಲ್ಲೂ ಕನ್ನಡದಲ್ಲಿ ಹಿಂದಿ ಈ ಥರ ದೇಶ ಭಾಷೆಗಳಲ್ಲಿರೋದು ಇಂಗ್ಲೀಷ್ಗಿಂತ ನಮ್ಮ ದೇಶ ಭಾಷೆಗಳವು ಮೇಲು ಸಂಸ್ಕೃತ ಅಂತ ತಿಳ್ಕೊಳ್ಳೋಕ್ಕೆ ಹತ್ತಿರ ಅವನ್ನು ಓದಿಕೊಂಡ್ರೆ ಯಥೇಷ್ಟವಾಗಿ ಸಂಸ್ಕೃತ ಬರ್ತೆ ನಾನು ಹೇಳ್ತೀನಿ ಈ ಥರ ಪ್ರಯತ್ನ ಪಟ್ಟರೆ ದಿವಸಕ್ಕೆ ಒಂದು ಗಂಟೆಯಂತೆ ಎರಡು ವರ್ಷಗಳ ಕಾಲ ಪ್ರಯತ್ನ ಪಟ್ಟರೆ ಮೂರನೇ ವರ್ಷದಲ್ಲಿ ನೀವು ನೇರವಾಗಿ ಕಾಳಿದಾಸನ ರಘುವಂಶ ಕುಮಾರ ಸಂಭವ ಮೇಘದೂತಗಳನ್ನು ಓದ್ಕೋಬೋದು ನಾಲ್ಕನೇ ವರ್ಷದಲ್ಲಿ ಭಟ್ಟ ಬಾಣ ವಿಶಾಖದತ್ತ ಇವರುಗಳ ಮಟ್ಟಕ್ಕೆ ಬರಬಹುದು ಹೀಗೆ ಆ ಸೌಲಭ್ಯ ಉಂಟೇ ಉಂಟು ಆಮೇಲೆ ಅವರು ರಾಮರಾಜ್ಯ ಪದ್ಧತಿಯಲ್ಲಿ ಆರಂಭ ಮಾಡ್ತಾರೆ ಭೀತಿಶ್ಚೇತಸಿ ವಾಚಿ ನಿರ್ಭಯ ಕಥಾ ದ್ವೈದಾಶ್ರಯ ಕರ್ಮಣಿ ಸ್ವಾರ್ಥಾಂದಂ ಹೃದಯಂ ವಚಸ್ತು ಜನತಾ ಕಲ್ಯಾಣ ಮಾತ್ರೆ ಸ್ಥಿತಂ ಗುಂಡಾನಾಂ ಪರಿಪೋಷಣಂಚ ನಿಭೃತಂ ಸ್ತವ್ಯಶ್ಚ ಪಕ್ಷಸತಾಂ ಏತತ್ ಪ್ರದಿಷ್ಟ ಮನಿಷಂ ಕೇನಾಸಿ ಧಾರಾವ್ರತಂ ಅಂತ ಇದು ಪ್ರಧಾನಂ ಪ್ರಚ್ಛನ್ನಂ ಗೃಹಂ ಉಪಗತೆ ಸಂಭ್ರಮ ವಿಧಿ ಪ್ರಿಯಂ ಕೃತ್ವ ಮೌನಂ ಸದಸಿ ಕಥನಂಚಾಪ್ಯ ಉಪಕೃತೆ ಅನುತ್ಸೇಕೋ ಲಕ್ಷ್ಮ್ಯಾಂ ನಿರಪಿಭವಸಾರಾಃ ಪರಕಥಾ ಸತಾಂಕೇನೋದ್ದಿಷ್ಟಂ ವಿಷಮಮಸಿಧಾರಾವ್ರತಮಿದಂ ಅಂತ ಭರ್ತೃಹರಿಯ ನೀತಿ ಶತಕದಲ್ಲಿ ಬರುವಂಥ ಶ್ಲೋಕವನ್ನು ತಗೊಂಡು ವಿಡಂಬನೆ ಮಾಡಿದ್ದಾರೆ ಅಸಿಧಾರಾವ್ರತ ಅಂದರೆ ಕತ್ತಿಯ ಮೇಲೆ ನಡೆದಂಥದ್ದು ಅಂತ ಈ ರಾಮರಾಜ್ಯ ನಮ್ಮದೇನಾಗಿದೆ ಭೀತಿಶ್ಚೇತಸಿ ಅಂತರಂಗದಲ್ಲಿ ಭೀತಿ ವಾಚಿ ನಿರ್ಭಯಕಥಾ ಮಾತಿನಲ್ಲಿ ನಮಗೇನು ಭಯವಿಲ್ಲ ಈ ನೆಹರು ಅವಿವೇಕ ಮಾಡಿದ್ದದೇ ತಾನೆ ನಮ್ಮ ದೇಶಕ್ಕೆ ಸೈನ್ಯವೇ ಬೇಡ ಅಂತಂದಿದ್ದು ಪೊಲೀಸರು ಇರಬೇಕಂತೆ ನಮ್ಮ ದೇಶದ ಪ್ರಜೆಗಳು ದೌರ್ಜನ್ಯ ಮಾಡ್ಯಾರು ಅರೆ ಪರದೇಶದವ್ರು ದಂಡೆತ್ತಿ ಬರೋಲ್ಲ ಅಂತ ಏನು ನೆಹರು ಅಂದರೆ ಏನು ಬಿಟ್ಟಿದ್ದಾರೆ ನೆಹರು ಮಹಿಷಾಸುರನ ಮಹಿಷಾಸುರನ ಅಂದರೆ ಯಾರೋ ದೇವತೆಗಳಿಗೆ ಅಂಜು ಅಂಜುತ್ತಾ ಇದ್ರು ದೇವತೆಗಳು ಇವನ ಮೇಲೆ ಯುದ್ಧಕ್ಕೆ ಬರೋಕ್ಕಾಗೋಲ್ಲ ಅಂತ ಆ ಥರದ ಮಹಾನುಭಾವತಿ ಉಂಟಾ ಮಹಿಷಾಸುರನಂಥ ರಾಕ್ಷಸ ಮಹಾನುಭಾವತಿ ಆದರೂ ಇದೆಯಾ ಈ ಮಹಾನುಭಾವನಿಗೆ ಅಂದರೆ ಈ ಪ್ರಾಕ್ಟಿಕಲ್ಲಾಗಿ ಇರಬೇಡವಾ ಒಂದು ದೇಶಕ್ಕೆ ಎಂಥದ್ದು ಬೇಕು ಸೈನ್ಯ ಅಂತ ಇಂಡೋಚೀನಿ ಬಾಯಿ ಬಾಯಿ ಅಂತ ಅಂದುಕೊಂಡು ಚವ್ವನ್ಲೆ ಜೊತೆಗೆ ಇದೇ ಗ್ಲಾಸ್ ಹೌಸಲ್ಲಿ ಮೆರೆದಿದ್ದು ಮೆರೆದಿದ್ದೆ ಕಡೆಗೆ ಮಂಗಳಾರತಿ ಎತ್ತಿದ್ದಾಯಿತು ಅದನ್ನು ನೋಡಿದಾಗ ಗೊತ್ತಾಗುತ್ತದೆ ಅಂದರೆ ಎಷ್ಟು ಅವಿವೇಕ ಮಾಡಿಕೊಂಡಿದ್ದ ನೆಹರು ಅದನ್ನು ಇವರು ಹೇಳ್ತಾ ಇದ್ದಾರೆ ಅಂತರಂಗದಲ್ಲಿ ಭೀತಿ ಬಾಯಲ್ಲಿ ಮಾತ್ರ ನಿರ್ಭೀತಿಯ ಜಪ ದ್ವೈದಾಶ್ರಯ ಕರ್ಮಣಿ ಮತ್ತು ಕೆಲಸದಲ್ಲಿ ಎಡಬಡಂಗಿತನ ಅಂತ ನೋಡಿ ಅಮೇರಿಕದಿಂದ ದುಡ್ಡು ಬೇಕು ಬೇಕು ಅಂತ ಪ್ರತಿ ವರ್ಷವೂ ಭಿಕ್ಷಾ ಪಾತ್ರ ಎತ್ಕೊಂಡು ಹೋಗ್ತಾ ಇದ್ದಿದ್ದು ನೆಹರು ಇಂದಿರಾ ಗಾಂಧಿ ಎಲ್ಲರೂ ಕೂಡ ಕೇರು ಗೀರು ಅಂತ ಉಪ್ಪಿಟ್ಟು ಕಾಫಿಗೆ ಮೊದಲುಗೊಂಡು ಎಲ್ಲ ಅವರೇ ಕೊಡ್ತಾ ಇದ್ದು ಸ್ಕೂಲ್ಗಳಲ್ಲಿ ಹೆಗ್ಗಣಗಳ ಥರ ಇರ್ತಾ ಇತ್ತು ಉಪ್ಪಿಟ್ಟು ತುಂಡು ತುಂಡು ಮಾಡಿಕೊಟ್ಟಾಗ ಅಷ್ಟು ಅಸಹ್ಯವಾಗ್ತಾ ಇತ್ತು ದುರ್ವಾಸನೆ ಎಣ್ಣೆ ದಪ್ಪ ದಪ್ಪ ರವೆ ಅದೆಲ್ಲ ಘೋರವಾಗಿದ್ದನ್ನು ನಾನೇ ಕಂಡಿದ್ದೀನಿ ನಮ್ಮ ಶಾಲೆಗಳಲ್ಲೆಲ್ಲ ಇರ್ತಾ ಇದ್ದಿದ್ದು ಹಳ್ಳಿ ಶಾಲೆಗಳಲ್ಲಿ ಆ ತರಹ ಅಲ್ಲಿ ಹೋಗಿ ಕೇಳ್ತಾ ಇದ್ದಿದ್ದು ಅರೆ ರಷ್ಯಾಗೆ ಎಲ್ಲಿಲ್ಲದ ಪ್ರೀತಿ ನಮಗೆ ಸ್ಥಾನ ಕೊಡದಿದ್ರೂ ಪರವಾಗಿಲ್ಲ ಯು ಎನ್ ಓದಲ್ಲಿ ಚೈನಾ ಕೊಡಿ ಅಂತ ಕೇಳ್ತಕ್ಕಂಥದ್ದು ಹೀಗೆ ಮಾಡುವುದು ದ್ವೈಧಾಶ್ರಯ ದ್ವಂದ್ವ ಬುದ್ಧಿನ ಮಾಡೋದು democratic country are following communists ಎಲ್ಲಾದರೂ ಉಂಟೆ ಮತ್ತು ಮೊದಲ ವಿದ್ಯಾಮಂತ್ರಿಯನ್ನು ಮಾಡಿದ್ದೇ ಮೌಲಾನಾ ಅಬ್ದುಲ್ ಕಲಾಂ ಆಜಾದನ್ನು ಭಾರತೀಯ ಸಂಸ್ಕೃತಿಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಆಗರ್ಭ ದ್ವೇಷ ತುಂಬಿಕೊಂಡಿದ್ದೂ ನಮ್ಮ ದೇಶದ ಎಜುಕೇಷನಲ್ ಪಾಲಿಸಿನ ಕಾಣೆಯವರಂತೂ ಚೆನ್ನಾಗಿ ಬಾಯಿಗೆ ಬಂದಂತೆ ಬೈತಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಪರಂಪರೆ ಇದು ಏನೂ ಇಟ್ಟಿಲ್ಲ ಅಂತ ಈ ಥರದ್ದನ್ನು ನೋಡಿದಾಗ ದ್ವೈದಾಶ್ರಯ ಕರ್ಮಣಿ ಎಲ್ಲಿವರೆಗೆ ಅಂದರೆ ಕಾಣೆಯವರು ಬರೀತಾರೆ what is a political party and what should be its definition ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇಲ್ಲ ಆ ಮಟ್ಟಕ್ಕೆ ಬಂದಿದೆ ಅವಿವೇಕ ಅಂತ ಬರೀತಾರೆ ಸರ್ವಾಂಧಂ ಹೃದಯಂ ಸ್ವಾರ್ಥಾಂಧಂ ಹೃದಯಂ ಇನ್ನು ಹೃದಯ ಪೂರ್ತಿ ಸ್ವಾರ್ಥದಿಂದ ಅಂಧವಾಗಿದೆ ಜನತಾ ಕಲ್ಯಾಣ ಮಾತ್ರೇ ಸ್ಥಿತಂ ಮತ್ತು ಲೋಕ ಕಲ್ಯಾಣದ ಮಾತನ್ನು ಹೇಳ್ತಾ ಇದ್ದಿದ್ದು ಹೇಳ್ತಾ ಇದ್ದಿತ್ತು ಇಲ್ಲಿವರೆಗೆ ಅಂದರೆ ಪಟೇಲ್ರನ್ನ ಮತ್ತೊಬ್ಬರನ್ನ ಮಗದೊಬ್ಬರನ್ನ ಎಲ್ಲರನ್ನೂ ಮೂಲೆ ಗುಂಪು ಮಾಡಿ ಬೆನ್ನ ಹಿಂದೆ ಪೂರ್ತಿ ಇಂದಿರಾ ಗಾಂಧಿನೇ ಹಾಕ್ಕೊಂಡು ತಿರುಗ್ತಾ ಇದ್ದಿದ್ದು ಇವೆಲ್ಲ ಬೇಕಾದಂತೆ ಗೊತ್ತಾಗುತ್ತೆ ಪ್ರತಿ ನ್ಯೂಸ್ ರೀಲಲ್ಲೂ ಈ ಅಪ್ಪ ಮಗಳೇ ಮೆರಿತಾ ಇದ್ದಿದ್ದು ಗುಂಡಾನಾಂ ಪರಿಪೋಷಣಂಚ ನಿಭೃತಂ ಗೂಂಡಾಯಿಸಮ್ಗೆ ನಿರಂತರವಾಗಿ ಬೆಲೆ ಕೊಡೋದಿಲ್ಲ ಗೂಂಡಾ ಅನ್ನೋ ಪದ ಹಾಗೆ ಬಳಸಿದ್ದಾರೆ ಸ್ತವ್ಯಶ್ಚ ಪಕ್ಷ ಸತಾಂ ಬಾಯಿನಲ್ಲಿ ಮಾತ್ರ ಸಜ್ಜನರ ಪಕ್ಷ ಅಂತ ಕೊಂಡಾಡೋದು Nehru used to keep very good relationship in terms of letters letters, terms of social of with all the good people and the learned ವಿದ್ಯಾವಂತರ ಜೊತೆಗೆಲ್ಲ ಮುದ್ದು ಮುದ್ದಾಗಿ ಪತ್ರ ಬರೆದು ಬಿಡೋರು ಅಷ್ಟೇ ಮರಳಾಗ್ಬಿಡ್ತಾ ಇತ್ತು ಓ ನಮಗೆ ಒಳ್ಳೆ ಪ್ರೀತಿಪಾತ್ರವಾದ ಪತ್ರ ಬರೆದು ಬಿಟ್ರು ಅಂತ ಆತ್ಮೇ ರಾಮ್ ರಾಮ್ ಬಗಲ್ ಮೇ ಲಾಠಿ ಅಂತ ಹಿಂದಿ ಗಾದೆ ಇದೆ ಕಂಕಲ ದೊಣ್ಣೆ ಕೈನಲ್ಲಿ ಶರಣಾರ್ಥಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಏತದ್ರಾಜ್ಯಕೃತ ಪ್ರತಿಷ್ಠ ಮನುಷ್ಯಂ ಕೇನ ಅಸಿಧಾರಾವ್ರತಂ ಈ ಅಸಿಧಾರಾವ್ರತವನ್ನು ಈ ರಾಜಕೀಯ ವ್ಯಕ್ತಿಗಳದ್ದು ಹೇಗೆ ಮಾಡೋಕ್ಕಾದರೂ ಗೊತ್ತಿಲ್ಲ ಇನ್ನು ನಮ್ಮ ದೇಶದ ಸ್ಥಿತಿ ಏನಾಗಿದೆ ಗೆಲಿ ಮಾಡ್ತಾರೆ ನಮ್ಮ ನ್ಯಾಷನಾಲಿಟಿ ಹೇಗಾಗಿದೆ ಅಸ್ಮಾಕಂ ಹಿ ಬಕಾಃ ಖಗಾಹ ಅಜಗರಃ ಚ ನೋ ರಾಷ್ಟ್ರೀಯ ನಿಂಬಂಚಾಪಿ ಫಲಂ ತರು ತರು ವಾಚಾಲತಾ ನಕ್ಕಲ ವಿದ್ಯಾ ಸ್ವಾಪ ಋಣಾನಿ ಸಂಪದಮಿತ ನಿರ್ವಾಚನಂ ಚೋದ್ಯಮ ಗೀತಂ ಫಿಲ್ಮಗತಂ ಫಿಲ್ಮಗತಂ ಅಲ್ಲಿ ಇಂಗ್ಲೀಷ್ ಪದ ಹಾಗೆ ಬಂದಿದೆ ಪದಾಪ್ರಹರಣಂ ಕ್ರೀಡಾ ಚ ಝಿಲ್ಲಿ ಚ ವಾಕ್ ನಮಗೆ ಕೊಕ್ಕರೆಗಳೇ ಪಕ್ಷಿಗಳು ಹಂಸಗಳಲ್ಲ ಇನ್ನು ನಮ್ಮ ನ್ಯಾಷನಲ್ ಅನಿಮಲ್ ಅಂತಂದರೆ ಹೆಬ್ಬಾವು ತಿಂದು ತೇಗಿ ತೆಪ್ಪಗೆ ಮಲ್ಕೊಂಡಿರ್ತಕ್ಕಂಥದ್ದು ನಿಂಬಂಚಾಪಿ ಫಲಂ ನಮಗೆ ಏನಿದ್ರೂ ಬೇವಿನ ಕಾಯೇ ಅದೇ ಹಣ್ಣೇ ನಮಗೆ ಹಣ್ಣು ಇನ್ನು ಕಳ್ಳಿ ಗಿಡವೇ ನಮ್ಮ ಗಿಡ ಬರೀ ಹರಟೆ ಮಲ್ಲತನವೇ ನಮ್ಮ ಕಲೆ ನಿದ್ರೆಯೇ ವಿಜ್ಞೆ ಇನ್ನು ನಮ್ಮ ಸಂಪತ್ತು ಅಂದರೆ ನ್ಯಾಷನಲ್ ಡೆಟ್ಸ್ ರಾಷ್ಟ್ರದ ಮೇಲೆ ಬಿದ್ದಿರುವ ಸಾಲವೇ ಇನ್ನು ನಮ್ಮ ಕೆಲಸ ಯಾವುದು ಅಂದರೆ ಎಲೆಕ್ಷನ್ಗೆ ತಯಾರಿ ಆಗೋದು ಗೀತಂ ಫಿಲ್ಮ್ ಅಗತಂ ಇನ್ನು ನ್ಯಾಷನಲ್ ಸಾಂಗ್ಸ್ ಅಂದರೆ ಫಿಲ್ಮ್ ಸಾಂಗ್ಸು ಇನ್ನು ಆಟ ಯಾವುದು ಅಂತಂದರೆ ಒಬ್ಬರಿಗೊಬ್ಬರು ಕಾಲಡ್ಡ ಇಡೋದು ತೊಡರ್ಗಾಲಿಡೋದು ಅದು ಈ ಜಿಲ್ಲಿ ಚವಾಕ್ ಜಿಲ್ಲಿ ಅಂತಂದರೆ ಒಂಥರ ಕಾಡಿನಲ್ಲೆಲ್ಲ ಕಿಟಕಿಟ ಕಿಟ ಶಬ್ದ ಮಾಡ್ತಾ ಇರುತ್ತೆ ಆ ಜಿಲ್ಲಿ ಅಂತ ಅದು ನಮ್ಮ ಮಾತು ಈ ಥರ ಆಗಿದೆ ಅಂತ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಆಮೇಲೆ ಅಶ್ವತ್ಥ ವೃಕ್ಷವನ್ನು ಹೋಲಿಸ್ತಾರೆ ಊರ್ಧ್ವಮೂಲ ಮವಾಕ್ಷಾಖ ಯಶೋಶ್ವತ್ಥ ಸನಾತನಃ ಅಂತ ಬರುವ ಆ ವೇದದ ವೃಕ್ಷ ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತನ್ನುವ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಮಾತನ್ನು ಇದನ್ನೆಲ್ಲವನ್ನು ಸಂಸಾರ ವೃಕ್ಷವನ್ನು ಅದನ್ನಿಟ್ಟುಕೊಂಡು ಗೇಲಿ ಮಾಡ್ತಾರೆ ಈ ಛೇತ್ತಾ ಕಶ್ಚಿದುತೆ ಉದೇತಿ ಸಂಸ್ಕೃತಿ ತರೋಹೋ ಛೇತ್ತಾಸ್ಯ ವೃಕ್ಷಸ್ಯ ನಾಭೂ ನಾಸ್ತಿ ನವಾ ಭವಿಷ್ಯತಿ ಪುಮಾನ್ ಅಶ್ವತ್ಥ ಯಶೋಶ್ರಯ ಯಶೋಕ್ಷಯ ಅಂತ ಈ ಒಂದು ಸಂಸಾರ ವೃಕ್ಷ ನಮ್ಮ ದೇಶದಲ್ಲಿ ಏನು ತಲೆ ಕೆಳಕಾದ ಮರ ಇದೆ ಅದನ್ನು ಕತ್ತರಿಸೋನು ಯಾರೂ ಬರೋದಿಲ್ಲ ಅಂತನ್ನುವ ಮಾತನ್ನು ಅವರು ಹೇಳ್ತಾರೆ ಆಮೇಲೆ ಒಂದು ಸಂವಾದ ಇಲ್ಲಿ ತರ್ತಾರೆ ಮಂತ್ರಿ ಮತ್ತು ಒಬ್ಬ ಕಳ್ಳ ಇಬ್ಬರಿಗೂ ನಡೆಯುತ್ತೆ ಮಾತು ಮಂತ್ರಿ ತಸ್ಕರ ಮಾಹ ಕಳ್ಳನಿಗೆ ಮಂತ್ರಿ ಹೇಳ್ತಾನೆ ಕೋಪಿ ಮಂತ್ರಿ ತಸ್ಕರಮಾಹ ಶಠರೇ ಅಯ್ಯೋ ಪಾಪಿ ಲೋಕೈ ಶ್ರಮೇಣಾರ್ಜಿತಂ ವಿತ್ತಂ ಭಿತ್ತಿ ವಿಭೇದನೇನ ಹರಸೆ ಧಿಕ್ವಾಂ ಜನದ್ರೋಹಿಣಂ ಅಯ್ಯೋ ಕನ್ನ ಹಾಕಿ ಜನಗಳ ದುಡ್ಡನ್ನೆಲ್ಲ ಕದೀತಿಯಲ್ಲ ನಿಂಗೆ ಧಿಕ್ಕಾರವಿರಲಿ ಅಂತ ಪೂರ್ವಂ ಪ್ರಾಹಪರಹ ಆಗ ಕಳ್ಳ ಹೇಳ್ತಾನೆ ಕಥಂ ಜನಧನಂ ತ್ವಂ ಭಿತ್ತಿಭೇದಾದ್ವಿನ ಗೃಣೀಶೆ ಚ ಅನ್ನ ದಂಡ್ಯಸೇ ಚ ಅಪ್ಪ ನೀನು ಕನ್ನ ಹಾಕ್ದೇನೆ ಜನಗಳ ದುಡ್ಡನ್ನು ಹೇಗೆ ಕಿತ್ಕೋತಿದೀಯಾ ಮತ್ತು ಕಿತ್ಕೊಂಡು ನಿನ್ನನ್ನು ಯಾರೂ ಬೈತಾ ಇಲ್ಲ ಭಗವನ್ ಶಿಷ್ಯೋಸ್ಮಿತೆ ಶಾಧಿಮಾಂ ಸ್ವಾಮಿ ನಾನು ನಿನ್ನ ಶಿಷ್ಯ ಆಗಿದ್ದೀನಿ ದಯಮಾಡಿ ನನಗೆ ಆ ವಿದ್ಯೆ ತಿಳಿಸು ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಭಗವದ್ಗೀತೆಯ ಆರಂಭದಲ್ಲಿ ಅರ್ಜುನ ಕೃಷ್ಣನ್ ಕೇಳ್ಕೊತಾನೆ ಸ್ವಾಮಿ ನಾನು ನಿನ್ನ ಶಿಷ್ಯನಾಗಿದ್ದೀನಿ ದಯಮಾಡಿ ನನಗೆ ಮಾರ್ಗದರ್ಶನ ಮಾಡು ಅಂತ ಹಾಗೆ ಗೂಂಡಾಗಳು ಕಳ್ಳರು ಸುಳ್ಳರು ಎಲ್ಲರೂ ಕೂಡ ಮಂತ್ರಿಗಳನ್ನು ಕೇಳ್ಕೋಬೇಕು ಅನ್ನುವಂಥ ಒಂದು ವ್ಯಂಗ್ಯವನ್ನು ಅವರು ಮಾಡ್ತಾರೆ ಆಮೇಲೆ ಎಲ್ಲೆಲ್ಲೂ ಮದ್ಯಪಾನದ ಕೋಲಾಹಲ ಅದನ್ನು ಕುರಿತು ಹೇಳ್ತಾರೆ ಮಧ್ಯ ಬ್ರಹ್ಮ ದ್ವಿತೀಯ ಮಭವದ್ರೇಮೇ ನ ತತ್ ಕೇವಲಂ ತತ್ಸ್ಯಾಂಬವ್ಯಿತಿ ಚ ಪ್ರಜಾಯ ಇತಿ ಚ ಶ್ರುತ್ವಾ ರಕ್ಷತ ತತ್ಸಾಧೂನ ಸೃಜತ್ ವಿಧಾಪ್ಯ ಚ ತತಸ್ಥೈ ಸುಪ್ರತಿಷ್ಠಂಬನಂ ವ್ಯಾಪ್ಯದ್ಯಾಂ ಪೃಥ್ವೀಂಚ ತದ್ಧಿ ಪರಮೇ ವ್ಯೋಮನ್ ದಶಾಂಶಂ ದಶಾಂಶು ಸ್ಥಿತಂ ಇದು ವೇದವನ್ನು ಆಶ್ರಯಿಸಿಕೊಂಡು ಮಾಡಿರ್ತಕ್ಕಂಥದ್ದು ತದೇಕ ಏವ ಆಸೀತ್ ಅಂತ ಒಂದು ಬ್ರಹ್ಮವೇ ಇತ್ತು ಅಂತ ಹಾಗೆ ಮಧ್ಯಬ್ರಹ್ಮ ಪುರ ಅದ್ವಿತೀಯಮಭವತ್ ಆಮೇಲೆ ರೇಮೆ ನತತ್ ಕೇವಲಂ ಏಕಾಕಿ ನ ರಮತೆ ಅಂತ ಉಪನಿಷತ್ ಹೇಳ್ತಲ್ಲ ಒಂಟಿಯಾಗಿದ್ದರೆ ಮಜಾ ಇಲ್ಲ ಅಂತ ಬಹುಸ್ಯಾಂ ಪ್ರಜಾ ಏ ಏತಿ ನಾನು ಅನೇಕವಾಗಬೇಕು ಅಂತ ಬಗೆ ಬಗೆಯ ರೂಪಾನ ತಾಳ್ತು ಹಾಗೆಲ್ಲ ಮಾಡಿಕೊಂಡು ಆಮೇಲೆ ಸಜ್ಜನರನ್ನೂ ಸೃಷ್ಟಿ ಮಾಡ್ತು ಸೃಷ್ಟಿ ಮಾಡಿ ಅವರೇ ತನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅದು ತಾನೇ ಭೂ ವ್ಯೋಮ ಪಾತಾಳಗಳಲ್ಲಿ ವ್ಯಾಪಿಸಿ ಪರಮೇ ವ್ಯೋಮನ್ ಇದು ಪರಮೇ ವ್ಯೋಮ್ನಿ ಅಂತ ಆಗಬೇಕು ಆರ್ಷರೂಪವಾಗಿ ಪರಮೇ ವ್ಯೋಮನ್ ಅಂತ ಹಾಗೆ ಬಳಸಿದ್ದಾರೆ ಅದು ದಶಾಂಶ ಹತ್ತೆಜ್ಜೆ ಮುಂದೆ ಹೋಗಿ ನಿಂತ್ಕೊಂಡು ಬಿಡ್ತು ಅಂತ ಹೀಗೆ ಹೆಂಡ ಎಲ್ಲೆಲ್ಲಿಯೂ ತನ್ನ ಪ್ರಭುತ್ವವನ್ನು ಸಂಪಾದಿಸಿಕೊಳ್ತು ಅನ್ನೋ ಮಾತನ್ನು ಹೇಳ್ತಾರೆ ಆಮೇಲೆ ನ್ಯಾಷನಲೈಸೇಷನನ್ನು ಗೇಲಿ ಮಾಡ್ತಾರೆ ಭಿಕ್ಷಾಯಾಮ್ ವಿನಿಯುಜ್ಯ ಕಶ್ಚನ ಮಣಿ ಭೃತ್ಯಾ ಸಹಸ್ರಂ ಜನಾನ್ ಕೋಟೀಶತ್ವಮವಾಪ ಭಿಕ್ಷಣಮಭೂತ್ ದ್ರಾಗ್ ವೃತ್ತಿ ಕೋಟೀಶೋಪ್ಯತ ಮಿಷಾಲ್ ಲೇಭೆ ಧನಂ ಕೋಟಿಶಃ ಶಾಸನ ಶಾಸನಪದಂ ಲಕ್ಷೇಶತಾಂ ಭಿಕ್ಷುಕಃ ಅಂತ ಒಬ್ಬ ಶ್ರೀಮಂತ ಒಂದು ಸಾವಿರ ಜನ ಭಿಕ್ಷುಕರನ್ನು ಇಟ್ಟು ಆ ಭಿಕ್ಷುಕರಿಂದ ಭಿಕ್ಷೆ ಬೇಡಿಸ್ಕೊಂಡು ತಾನು ಮಲ್ಟಿ ಮಿಲಿಯರ್ ಆದ ಮಿಲಿಯನರ್ ಆದಾನೆ ಆಗಿದ್ದ ಆಮೇಲೆ ಇಷ್ಟೆಲ್ಲ ಲಾಭ ಬರ್ತಾ ಇದೆ ಭಿಕ್ಷೆಯಿಂದ ಅಂತ ಗೊತ್ತಾದಿ ಭಿಕ್ಷುಕ ವೃತ್ತಿಯನ್ನೇ ನ್ಯಾಷನಲೈಸ್ ಮಾಡಿಬಿಟ್ರು ಹಾಗೆ ನ್ಯಾಷನಲೈಸ್ ಮಾಡಿದ ಮೇಲಿಂದ ಇವನು ನನಗೆ ಅನ್ಯಾಯವಾಯಿತು ಅಂದಿದ್ದಕ್ಕೋಸ್ಕರವಾಗಿ ಅವನಿಗೆ ಕಾಂಪನ್ಸೇಷನ್ ಕೊಟ್ಟರು ಆಮೇಲೆ ಅವನ ಇಂಡಸ್ಟ್ರಿಯನ್ನೇ ನ್ಯಾಷನಲೈಸ್ ಮಾಡಿದ್ರು ಹೀಗಾಗ್ಬಿಟ್ಟು ಕೊನೆಯಲ್ಲಿ ಭಿಕ್ಷುಕರು ಲಕ್ಷಾಧೀಶ್ವರರಾದರು ಅಂತ ನಮ್ಮಲ್ಲಿ ಯಾವುದನ್ನು ನ್ಯಾಷನಲೈಸ್ ಮಾಡೋಕ್ಕೆ ಹೋಗ್ತಾರೆ ಲಾಭ ಬಂತು ಅಂತ ಕಟ್ಟ ಕಡೆಗೆ ಆ ಉದ್ಯಮವೂ ಹಾಳಾಗುತ್ತೆ ಅದೇ ತರಹ ಆಗೆಲ್ಲ ನಮ್ಮಲ್ಲಿ ಏನು ಉಳಿದೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಈಗಲೂ ಮಾವಿನ ಹಣ್ಣಿನ ಕಾಲ ನೀವು ನೋಡಿ ಆಲ್ಫಾನ್ಸೋ ಆ ಥರದ್ದು ಬಾದಾಮಿ ಆ ಥರದ ಹೈ ಕ್ವಾಲಿಟಿ ಮಾವಿನ ಹಣ್ಣು ನಮಗೆ ಸಿಗೋದೇ ಇಲ್ಲ ಅದನ್ನು ಇವ್ರು ಹೇಳ್ತಾರೆ ಆಲ್ಫಾನ್ಸೋ ಮಹಾರಾಷ್ಟ್ರದ್ದು ಆಮ್ರಾಣಿ ಕೊಗತಾನಿ ಮಾವಿನ ಹಣ್ಣುಗಳು ಎಲ್ಲೋದ್ವು ಅಮೇರಿಕ ಭೂಮ್ ಅಮೇರಿಕಾಗೆ ಹೋದ್ವು ಗರಹ ಇನ್ನು ಕ್ಯಾಶ್ಯೂ ನಟ್ಸ್ ಗೇರ್ ಬೀಜ ಕೊನ್ಯತಃ ಮತ್ತೆಲ್ಲಿಗೆ ಅದು ಅಮೇರಿಕೆಗೆ ದುರ್ದರ್ಶಂ ಫಲಂ ಬಾಳೆಹಣ್ಣು ಕಾಣಿಸ್ತಾನೇ ಇಲ್ಲ ತದಕಿಲಂ ರೂಸಾಯಿ ನಿಷ್ಪ್ರೇಷಿತಂ ಎಲ್ಲ ರಷ್ಯಾಗಿ ಇವತ್ತೇ ಕಳಿಸಿದ್ದಾಯಿತು ಪೇಯಸ್ತಿದ್ದಿನ ಶರ್ಕರ ಅಯ್ಯೋ ಇದೇನು ಕಾಫಿ ಟೀಗೆ ಸಕ್ಕರೆನೇ ಇಲ್ವಲ್ಲ ನವಿದಿತಂ ಸಾಧ್ಯ ಪ್ರಯಾತಾದಿವಂ ಇವತ್ತೇ ಅದನ್ನು ಸ್ವರ್ಗಕ್ಕೆ ಕಳಿಸ್ಬಿಟ್ವಿ ಗೊತ್ತಿಲ್ವ ನಿಮಗೆ ತನ್ನೋಪಿ ಪ್ರಹಿಣೋತು ಶಾಸನ ಪದಂ ಯತ್ರಾಸ್ತಿ ಸರ್ವಂ ಗತಂ ದಯಮಾಡಿ ನಮ್ಮ ಗೌರ್ಮೆಂಟು ಇವೆಲ್ಲ ಎಲ್ಲಿಗೋಯ್ತೋ ಅಲ್ಲಿಗೆ ನಮ್ಮನ್ನು ಎಕ್ಸ್ಪೋರ್ಟ್ ಮಾಡಿಬಿಡಲಿ ಒಳ್ಳೆಯದು ಅಂತ <clears throat> ಇನ್ನೊಂದು ಈ ಕರೆಂಟ್ಗೆ ಸಂಬಂಧಪಟ್ಟಿದ್ದು ಹೇಳ್ತಾರೆ ಸ್ವಾಧ್ಯಾಯಾದಿ ಯತ್ವಯ ವ್ಯವಸಿತಂ ರಾತ್ರೋ ವಿದಧ್ಯಾಮಿತಿ ತದ್ದೀಮನ್ ದಿವಸೇನ ಸಾಧಯಿಸಿ ಚೇತ್ ಬಾಢಂ ಹತೋಸ್ಯನ್ಯಥ ಪುಣ್ಯಸ್ತ್ರೀವ ಪುರೇಟತೀಹ ಚಪಲ ಕೋಸ್ಯಾಂ ಪತ ಪ್ರತ್ಯಯ ದಿಷ್ಟಾದ್ಯಾಪಿ ರವಿಪ್ರಭಾ ವಿತರಣಂ ರಾಜ್ಯೇನ ನ ಸ್ವೀಕೃತ ಪವರ್ ಕಟ್ ಎಲ್ಲ ಕಡೆ ಪವರ್ ಕಟ್ ಅದನ್ನು ವಿದ್ಯಾರ್ಥಿ ಹೇಳ್ತಾ ಇದ್ದಾರೆ ಅಪ್ಪ ನೋಡಪ್ಪ ನೀನು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋದು ರಾತ್ರಿ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದೆಯಲ್ಲ ದಯಮಾಡಿ ಬುದ್ಧಿವಂತನಾಗಿದ್ದರೆ ಹಗಲೇ ಮಾಡ್ಕೊಂಡ್ಬಿಡ್ತೀಯಾ ಇಲ್ಲದರೆ ನೆಗೆದು ಬೀಳ್ತೀಯಾ ಈ ವಿದ್ಯುತ್ ಇದೆಯಲ್ಲ ಚಪಲೆ ಚಪಲ ಅಂದರೆ ಎಲೆಕ್ಟ್ರಿಕ್ಸಿಟಿ ಮಿಂಚು ಅಂತಲೂ ಅರ್ಥ ಇದೆ ಇದು ಪುಣ್ಯಸ್ತ್ರೀವ ಬೆಲೆಬೆಣ್ಣು ಹಾದರಗಿತ್ತಿ ಥರ ಊರೆಲ್ಲ ಓಡಾಡುತ್ತೆ ಅಲ್ಲಿ ಮಿಂಚು ಇಲ್ಲಿ ಮಾಯವಾಗುತ್ತದೆ ನಮ್ಮ ಪುಣ್ಯ ಸರ್ಕಾರ ಇನ್ನೂ ಸೂರ್ಯನ ಬೆಳಕನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಗುತ್ತಿಗೆ ತೊಗೊಂಡಿಲ್ಲ ತೊಗೊಂಡ್ರೆ ಅದಕ್ಕೂ ಸಂಚಕಾರ ಬರುತ್ತೆ ಅಂತ ಇಂಥ ತೀವ್ರವಾದ ವಿಡಂಬನೆ ಇಲ್ಲಿದೆ ನೋಡಿ ಹೀಗೆ ಈ ನಮ್ಮ ಪಂಚಶೀಲ ಪದ್ಧತಿಯನ್ನು ಇಟ್ಕೊಂಡು ಹೇಳ್ತಾರೆ ಭರ್ತೃರ್ಯ ವೈರಾಗ್ಯ ಶತಕದ ಒಂದು ಶ್ಲೋಕ ಆಯುರ್ವರ್ಷ ಶತಮೃಣಾಂ ಪರಿ ಪರಿಮಿತಂ ರಾತ್ರೌ ತದರ್ಧಂ ಗತಂ ತಸ್ಯ ತಸ್ಯಾರ್ಧಸ್ಯ ಪರಸ್ಯ ಚಾರ್ಧಮಪರಂ ಬಾಳತ್ವ ವೃದ್ಧತ್ವಯೋ ಶೇಷಂ ವ್ಯಾಧಿವಿಯೋಗ ದುಃಖ ಸಹಿತ ಸೇವಾದಿಭಿರ್ನೀಯತೆ ಜೀವೇ ವಾರಿತರಂಗ ಚಂಚಲತರೆ ಸೌಖ್ಯಂ ಕುತಃಪ್ರಾಣಿನ ನೂರು ವರ್ಷ ಆಯುಷ್ಯ ಅಂದರೆ ಅದರೊಳಗೆ ರಾತ್ರಿ ಅರ್ಧ ಹೊರಟೋಯ್ತು ಇನ್ನು ಉಳಿದ ಐವತ್ತು ವರ್ಷದಲ್ಲಿ ಇಪ್ಪತ್ತೈದು ವರ್ಷ ಹೋಗುತ್ತೆ ಬಾಲ ವೃದ್ಧ ಈ ಎರಡು ಅವಸ್ಥೆಗಳಿಗೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ವ್ಯಾಧಿ ವಿಯೋಗ ದುಃಖ ಹೀಗಿದ್ದಾಗ ಮನುಷ್ಯರಿಗೆ ಯಾವಾಗ ನೆಮ್ಮದಿ ಅಂತ ನನ್ನ ಸ್ನೇಹಿತ ವಾಸುಕಿ ಶೇಷಂ ವ್ಯಾಧಿ ಯೋಗ ದುಃಖ ಸಹಿತ ಅಂತ ಮೂರನೇ ಸಾಲ ಇದೆಯಲ್ಲ ಅದು ನಮ್ಮ ಪಾಲಕ್ಕೆ ನಾಲ್ಕು ಸಾಲ ಆಗಿಬಿಟ್ಟಿದೆ ಏನು ಮಾಡೋದು ಪದ್ದಿದ್ದು ಅಂತ ಹೇಳ್ತಾ ಇರ್ತಾನೆ ಅಂದರೆ ಏನು ಮಾಡೋಕ್ಕಾಗದಂಥ ಅಸಹಾಯಕತೆ ಬರ್ತದೆ ಇಲ್ಲಿ ಹಾಗೆ ಗೇಲಿ ಮಾಡ್ತಾರೆ ನಮ್ಮ ಬಜೆಟ್ ಹೇಗೆ ಆಯವ್ಯಯ ಲಭ್ಯಂ ರೂಪ್ಯಶತಂ ದೃಣಾಂ ಪರಿಮಿತಂ ಭೋಜ್ಯೆ ತದರ್ಧಂ ಗತಂ ಒಂದು ನೂರು ರೂಪಾಯಿ ಅಂತಂದರೆ ಊಟಕ್ಕೆ ಅರ್ಧ ಹೊರಟೋಗುತ್ತೆ ಪಾದೋ ವಾಸ ಗೃಹೇಶ್ವರಾಯ ಅದರಲ್ಲಿ ಕಾಲು ಭಾಗ ಬಾಡಿಗೆಗೆ ಬಿಷಗ್ ಮುನ್ನೌಚ ಪಾದೋ ಹುತ ಇನ್ನು ಕಾಲಭಾಗ ವೈದ್ಯನ ಬಾಯಿಗೆ ಆಹುತಿ ಅಂತ ಕೊಡಬೇಕು ಭಿಕ್ಷಾ ಶಿಕ್ಷಣ ದೇಶ ರಕ್ಷಣ ವಿಮಾ ಗುಂಡಾಗ್ರಣಿ ತರ್ಪಣಂ ಇನ್ನು ಉಳಿದ ಆ ತುಣುಕಲ್ಲಿ ಕಾಲಭಾಗದ ಅರ್ಧದಲ್ಲಿ ಭಿಕ್ಷೆಗೆ ಹಾಕೋದಕ್ಕೆ ಅಂತ ಶಿಕ್ಷಣಕ್ಕೆ ಅಂತ ದೇಶ ರಕ್ಷಣೆಗೆ ಅಂತ ವಿಮೆ ಅಂತಂದರೆ ಇನ್ಶೂರೆನ್ಸ್ ಮಾಡೋಕ್ಕೆ ಅಂತ ಗುಂಡ ಗೂಂಡಾ ಜನಕ್ಕೆ ಹಫ್ತಾ ಕೊಡೋಕ್ಕೆ ಅಂತ ಹೀಗೆಲ್ಲ ಹೋಗಿ ಶೇಷಾರ್ಥೈರ್ಯದಿ ಸಾಧನೀಯ ಮಪರ ಚೌರ್ಯಾದಿತಕ್ಕಾಗತಿ ಇನ್ನೇನಾದ್ರು ಸಂಪಾದನೆ ನಮಗೆ ಬೇಕು ಇನ್ನೇನಾದ್ರು ಮಾಡಬೇಕಂದ್ರೆ ಕಳ್ತನ ಮಾಡಿದ್ರೆ ನಮಗೆ ದಾರಿ ಏನು ಉಳಿಯುತ್ತೆ ನಮ್ಮ budget makes us go for robbing ಇನ್ನೇನು ಅಲ್ಲ ಅಂತ ಅವ್ರು ಹೇಳ್ತಾರೆ ಇನ್ನು ಸರ್ವಂ ವಸ್ತು ಭಯಾನ್ವಿತಂ ಭುನಣಾಂ ವೈರಾಗ್ಯಮೇವಾ ಭಯಂ ಅಂತ ಭರ್ತೃ ಹೇಳ್ತಾನಲ್ಲ ಅದರ ವಿಡಂಬನೆ ಮಾಡ್ತಾರೆ ಮಂತ್ರಿ ರಾಷ್ಟ್ರಸಭಾ ಚ ಯಸ್ಯ ಪಿತರು ಆರಕ್ಷಕ ಭ್ರಾತರ ಕಾರಾಸೋ ಭಗಿನಿ ಸುರಾಚ ಗೃಹಿಣಿ ಲಕ್ಷ್ಮೀ ಶುಭಾಂಗೀ ಸುತ ನ್ಯಾಯೇಶ ಶ್ವಶುರಶ್ಚ ಯಸ್ಯ ವಿಧಿವಚ್ಚಾಲಹ ಕುಠಾರ ಸಖಾ ತಸ್ಯಾಸ್ಯಾಮವನೌ ನಹಿ ತ್ರಿಭುವನೇ ಗುಂಡಸ್ಯ ಕಸ್ಮಾತ್ ಭಯಂ ಮೂರು ಲೋಕದಲ್ಲೂ ಗೂಂಡಾಗಿ ಭಯವಿಲ್ಲ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಂ ಪಿಗಳು ಆಗ್ತಾರಲ್ಲ ಮಂತ್ರಿ ರಾಷ್ಟ್ರಸಭೆ ಇವೆರಡೇ ಅಂದರೆ ಮಂತ್ರಿ ಪಾರ್ಲಿಮೆಂಟು ಇವೆರಡೂ ಅವರ ತಂದೆ ತಾಯಿಗಳು ಇನ್ನು ಪೊಲೀಸರೆಲ್ಲ ಅವನ ಒಡಹುಟ್ಟುಗಳು ಇನ್ನು ಜೈಲು ಅವನ ಸಹೋದರಿ ಹೆಂಡ ಅವನ ಹೆಂಡತಿ ಇನ್ನು ದುಡ್ಡು ಅವನ ಮಗಳು ಕಾನೂನು ಅವನ ಮಾವ ಇನ್ನು ಅವನ ಭಾವಮೈದ ಎಲ್ಲ ಫೇಟಲ್ ಲೀಥಲ್ ವೆಪನ್ಸ್ ಆಯುಧಗಳು ಹೀಗಿರುವಾಗ ಈ ಭೂಮಿನಲ್ಲೇನು ಮೂರು ಲೋಕದಲ್ಲೂ ಗುಂಡನಿಗೆ ಯಾರಿಂದಲೂ ಭಯವಿಲ್ಲ ಅಂತ ಹೇಳ್ಬಿಟ್ಟಂತ ಗೇಲಿ ಮಾಡ್ತಾರೆ ಆಮೇಲೆ ಧರ್ಮಾತೀತ ಪದ್ಧತಿಯಿಂದ ಇವರು ನಿಧರ್ಮೀಕರಣ ಪ್ರಕರಣ ದ ವೇ ಆಫ್ ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ ಆಯುರ್ವೇದ ಭಿಷಕ್ ಸ ಯೋರ್ಜತಿ ಧನಂ ಪ್ರಾತಿಚ್ಯಕೈರ್ ಭಿಕ್ಷ ಭೇಷಜೈ ಸೋಭಿಜ್ಞ ಖಲು ಸಂಸ್ಕೃತಸ್ಯ ಕುಶಲೋ ಯೋಭಕ್ತು ಮಾಂಗ್ಲ್ಯ ಆಗಿರ ಆಚಷ್ಟೇ ಘಟಿತಂ ನ ವೃತ್ತಮಪಿ ಯತ್ ಸ್ಥಿತ ಸ್ಥಿತಂ ಏದೃಗ್ಯಂತಿ ಚ ಭಾರತಾಯ ಸತತಂ ತೇ ಭಾರತೇ ರಾಷ್ಟ್ರೀಯ ಆಯುರ್ವೇದ ವೈದ್ಯರು ಯಾರು ಅಂದರೆ ಆಲೋಪತಿ ಮೆಡಿಸನ್ ಕೊಡೋರು ಅಂತ ನಮ್ಮಲ್ಲಿ ಈ ಥರ ಸ್ಥಿತಿ ಬಂದುಬಿಟ್ಟಿದೆ ಇನ್ನು ಸಂಸ್ಕೃತ ವಿದ್ವಾಂಸ ಯಾರು ಅಂದರೆ ಯಾವನು ಚೆನ್ನಾಗಿ ಸಂಸ್ಕೃತ ಇಂಗ್ಲೀಷಲ್ಲಿ ಮಾತಾಡ್ತಾನೋ ಅವನು ಸೋಭಿಜ್ಞಕ್ಕಲು ಸಂಸ್ಕೃತಸ್ಯ ಕುಶಲೋ ಯೋವಕ್ತು ಮಾಂಗ್ಲಿಯ ಆಗಿರ ಇನ್ನು ಅವನು ನ್ಯೂಸ್ ಪೇಪರ್ ಯಾವುದು ಅಂತಂದರೆ ಯಾವ ಘಟನೆಗಳು ನಡೆದೇ ಇಲ್ವೋ ಅದನ್ನು ಫೇಕ್ ನ್ಯೂಸ್ ಅಂತ ಹೇಳ್ತಾರೆ ಫೇಕ್ ನ್ಯೂಸ್ ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ ಅದು ಒಂಥರ ವಿಕಲ್ಪ ಜ್ಞಾನ news should be true if not it is no more news it is gossip ಹೀಗಿರುವಾಗ ಯಾರು ಭಾರತವನ್ನು ದ್ವೇಷ ಮಾಡ್ತಾರೋ ಏ ದುರ್ಯಂತಿಚ ಭಾರತಾಯ ಯಾರು ಭಾರತಕ್ಕೆ ದಗಲಬಾಜಿ ಮಾಡ್ತಾರೋ ವಂಚನೆ ಮಾಡ್ತಾರೋ ಡಬಲ್ ಕಾಸ್ ಹಾಕ್ತಾರೋ ಅವರೇ ಭಾರತೀಯರು ಅಂತ ಆಗಿದ್ದಾರೆ ಅರವತ್ತೈದನೇ ಇಸ್ವಿ ಅಂತ ಇವತ್ತಿನವರೆಗೂ ಪರಿಸ್ಥಿತಿ ಬದಲಾಗಿಲ್ಲ ಇನ್ನೂ ಹೆಚ್ಚೆಚ್ಚಾಗಿ ಅಧೋಮುಖವಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಮುಸ್ಲಿಮೋ ಯದಿ ನಾಸಿ ನಾಸಿ ಯದಿವಾ ತಸ್ಯ ಪ್ರಗಲ್ಭಸ್ತುತವು ಮುಸ್ಲಿಮ ಶ್ವಶುರೋಥವಾ ತದಿತರಾನ್ ಹಂತ್ವಾಥವಾ ನಾಸಿಚೇತ್ ತತ್ವಂ ಭುಂಕ್ಷ್ವ ವಿಷಂ ನಚೇತ್ ಭರತಭೂ ಸ್ವಾರಾಜ್ಯ ಸಚ್ಛಾಸನಂ ರಾಷ್ಟ್ರದ್ರೋಹಿಷು ತೀಕ್ಷ್ಣದಂಡ ಮಚಿರಾಚ್ಛೀರ್ಷಂ ತವಚ್ಛೇತ್ಸ್ಯತಿ ಭಯಾನಕವಾಗಿದೆ ಪದ್ಯ ಈ ಮಾಲೆಗಾವ್ನಲ್ಲಿ ಆದಂಥ ಪ್ರಜ್ಞಾ ಸಿಂಗ್ ಅಂತ ಆಕೆ ಮೇಲೆ ಮಾಡಿದ ದೌರ್ಜನ್ಯ ಈ ಥರದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಹಿಂದೂ ಟೆರರಿಸಮ್ ಅನ್ನೋದನ್ನು ಹುಟ್ಟಾಕೋದಿಕ್ಕೆ ಅಂತ ನೆಹರು ಶನಿಸಂತಾನ ಏನು ಅನರ್ಥ ಮಾಡ್ತಾ ಇದೆ ಅಂತ ಅದು ಇವತ್ತಿಗೂ ಈ ಭಾರತ ದೇಶದಲ್ಲಿ ನೀನು ಮುಸ್ಲಿಮ್ ಆಗಿಲ್ಲದೆ ಇದ್ದರೆ ಅಥವಾ ಅವ್ರನ್ನ ಹೊಗಳೋದ್ರೊಳಗೆ ನೀನು ಮುಂದಾಳು ಆಗದೇ ಇದ್ದರೆ ಅಥವಾ ನೀನು ಮುಸ್ಲಿಮರ ನಂಟ ಆಗದೇ ಇದ್ದರೆ ಅಥವಾ ಅವರಿಗಿಂತ ಭಿನ್ನವಾದವ್ರನ್ನ ಕೊಲೆ ಮಾಡದೇ ಇದ್ದರೆ ತಕ್ಷಣ ವಿಷ ಕೊಡಿದ್ಬಿಡು ಯಾಕೆಂದರೆ ಬೇಗದಲ್ಲಿಯೇ ಭಾರತದಲ್ಲಿ ನಿನ್ನನ್ನು ರಾಷ್ಟ್ರದ್ರೋಹಿ ಅಂತ ಬ್ರ್ಯಾಂಡ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ ಕೊಂದೇ ಬಿಡ್ತಾರೆ ನಿನ್ನ ತಲೆನೂ ಕತ್ತರಿಸ್ಬಿಡ್ತಾರೆ ಅದಕ್ಕೋಸ್ಕರ ಅಂತ ಅದು ಯಾವ ಕಾಲದಲ್ಲಿ ಯಾವ ಬಾಯಿಂದ ಹೇಳಿ ಬರೆದ್ರೋ ಅದಷ್ಟು ನಿಜವಾಗುವ ಮಟ್ಟಕ್ಕೆ ಬಂದುಬಿಟ್ಟಿದೆ ಈ ಸಾಚಾರ್ ಕಮಿಟಿ ಅಂತ ಒಂದು ಲಾಚಾರ್ ಕಮಿಟಿಯನ್ನು ಮಾಡಿದ್ನಲ್ಲ ಆ ಮನಮೋಹನ್ ಸಿಂಗು ಬಾಯಿಗೆ ಬೆರಟೆ ಹಾಕ್ಕೊಂಡವನು ಅಲ್ಲಿಂದ ಕೂಡ ಗೊತ್ತಾಗುತ್ತದೆ ಎಷ್ಟು ಅನಾಚಾರ ಮಾಡಿದ್ದಾರೆ ಅಂತ ಈ ತರಹ ಒಂದೊಂದು ಮಾತನ್ನು ತೆಗೆದುಕೊಂಡು ಇದ್ದನ್ನು ಇವರಷ್ಟು ವಿಡಂಬನೆ ಮಾಡ್ತಾರೆ ಅಷ್ಟು ತೀಕ್ಷ್ಣವಾಗಿ ಹೇಳ್ತಾರೆ ಮತ್ತು ಸಹಿಷ್ಣುತೆ ಅದನ್ನು ಇಟ್ಕೊಂಡು ಹೇಳ್ತಾರೆ ತಾಭೂತಾನಿ ಪಥಿ ಪ್ರಯಾಂತಿ ವಿಭವೇ ಸೀದಂತಿ ನಾಗಾನನಾ ಬಾಂಗೋ ವಿಧ್ಯತಿಕಂ ಚಪೇಟಿತ ಮುಖಂ ತೂರ್ಯಂ ಕ್ಷಯತ್ಯುತ್ಸವೇ ಸ್ತೂಯಂತೆ ಕಬರಾಹ ಶಿವಪ್ರಭೃತಯೋ ವಿಂದಂತಿ ನಿಂದಾಂಚಯತ್ ಹೇತುಸ್ತತ್ರ ಸಹಿಷ್ಣುತ ಜಡಮತೆ ನಾದ್ಯಾಪಿತಾ ಮುಂಚಸಿ ತಾಬೂತ ಅಂತಂದರೆ ಈ ಶಿಯಾ ಮುಸ್ಲಿಮರಲ್ಲಿ ಮೆರವಣಿಗೆ ಹೋಗ್ತಾರೆ ಮೊಹರಂ ಕಾಲದಲ್ಲಿ ತಾಬೂತ್ ಅಂತ ಕರೀತಾರೆ ಅದು ಮೂರು ಮೂರು ಬೆರಳಿನ ಆಕಾರದಲ್ಲಿ ಲೋಹದಲ್ಲಿ ಮಾಡಿಕೊಂಡಿರ್ತಾರೆ ಅದನ್ನು ಮೆರವಣಿಗೆ ತೊಗೊಂಡು ಹೋಗ್ತಾರೆ ನಮ್ಮೂರಲ್ಲೆಲ್ಲ ತೆಗೆದುಕೊಂಡು ಹೋಗುವಾಗ ನಾವು ನೋಡ್ತಾ ಇದ್ವಿ ಗೌರವವನ್ನು ಸಲ್ಲಿಸ್ತಾ ಇದ್ವಿ ಸ್ನೇಹ ವಿಶ್ವಾಸದಿಂದ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅವು ಮೂರು ಲೋಕವನ್ನು ಮೀರಿಸುವಂತೆ ಬೆಳೀತಾ ಇವೆ ಆದರೆ ನಮ್ಮ ಗಣಪತಿ ಉತ್ಸವ ಮಾತ್ರ ಕೊರಗುತ್ತಾ ಇದೆ ಅಂತ ಮಹಾರಾಷ್ಟ್ರದಲ್ಲಿ ಅವರು ಹೇಳ್ತಾರೆ ನೋಡಿ ಈ ಸಿದ್ದರಾಮನ ಹಾಳು ಸರ್ಕಾರ ಎಷ್ಟು ಮಾಡಿತ್ತು ಅನ್ನೋದು ಗೊತ್ತಾಗುತ್ತದೆ ಒಂದು ಸಾರ್ವಜನಿಕವಾದ ಹಿಂದೂ ಸಮಾರಂಭಗಳು ಮಾಡದೇ ಇರೋ ಥರ ಮಟ್ಟಿಗೆ ಮಾಡಿದರು ರಾಮೋತ್ಸವ ಗಣಪತಿ ಉತ್ಸವ ಇತ್ಯಾದಿಗಳಿಗೆಲ್ಲಕ್ಕೂ ಸಂಚಕಾರ ತಂದಿದ್ರಲ್ಲ ಹಾಗೆ ಬ್ಯಾಂಗೋ ಅದು ಒಂದು ಬಗ್ಗೆ ಚರ್ಮವಾದ್ಯ ಅದು ಆಕಾಶವನ್ನು ಭೇದಿಸ್ಕೊಂಡು ಗಲಾಟೆ ಮಾಡುತ್ತೆ ಅರೆ ನಮ್ಮ ತೂರ್ಯನಾದ ಮಾತ್ರ ಮೌನವಾಗಿರುತ್ತೆ ಅಂದರೆ ನ್ಯೂ ಇಯರು ಕ್ರಿಸ್ಮಸ್ಸು ಈ ಮ್ಯೂಸಿಕ್ ಕೋಲಾಹಲ ಮಾಡುತ್ತೆ ನಮ್ಮ ಸಂಗೀತಕ್ಕೆ ಅವಕಾಶ ಇಲ್ಲ ಅಕ್ಬರ್ನನ್ನು ಕೊಂಡಾಡ್ತಾರೆ ಶಿವಾಜಿನ ಮಾತ್ರ ನಿಂದಿಸ್ತಾರೆ ಇದ್ಯಾಕೆ ಟಾಲರೆನ್ಸ್ ಸಹಿಷ್ಣುತೆ ಇಂಟಾಲರೆನ್ಸ್ ಇಂಟಾಲರೆನ್ಸ್ ಅಂತೆಲ್ಲನೂ ರಾಜೀನಾಮೆ ಕೊಡ್ತೀವಿ ಪ್ರಶಸ್ತಿ ಗ ವಾಪಸ್ ಮಾಡ್ತೀವಿ ಅಂತಂದ್ರಲ್ಲ ಆ ಥರ ಅಯ್ಯೋ ಪಾಪಿ ಇನ್ನೂ ಅದನ್ನು ಬಿಡೋಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಅಂತಾರೆ fool you still stick to it ಅಂತ ಕೇಳ್ತಾರೆ ಶಾಂತಿ ಪಾರಮಿತ ಇದು ಬೌದ್ಧ ಟರ್ಮಿನಾಲಜಿ ಪ್ರಜ್ಞಾಪಾರಮಿತ ಜ್ಞಾನಪಾರಮಿತ ಈ ಥರ ಬೇರೆ ಬೇರೆ ದಶಪಾರಮಿತ ಅಂತ ಉಂಟು ಅಂದರೆ ದೊಡ್ಡ ದೊಡ್ಡ ಸ್ಥಾನ ಪಡ್ಕೊಳ್ತಕ್ಕಂಥದ್ದು ಬುದ್ಧಿಯ ವಿಶೇಷ ಏನು ಜ್ಞಾನದ ವಿಶೇಷ ಏನು ಮತ್ತು ತ್ರೈಕಾಲಿಕವಾದಂಥ ಪ್ರಜ್ಞೆಯ ವಿಶೇಷ ಏನು ಈ ಥರದ್ದೆಲ್ಲ ಬೌದ್ಧ ಗ್ರಂಥಗಳು ಮಹಾಯಾನ ಗ್ರಂಥಗಳು ಅದನ್ನು ಇಟ್ಕೊಂಡು ನಮ್ಮ ಶಾಂತಿ ಪಾರಮಿತ ಸುಪ್ರಮಿಸಿ ಆಫ್ ಶಾಂತಿ ಅಂತ ಏನಿದೆ ಅದರ ಅತಿರೇಕವನ್ನು ಅವರು ಬೈತಾರೆ ನಿಷ್ಠ್ಯೂತಂ ಬಹುನೋ ವಪುಷು ಯವನ ಶಾಂತ ಕಿಮೇತಾವತ ಕಿಂ ನಾಸ್ಮಾಸು ಪದೈರಪಿ ಪ್ರಹರ್ಸೆ ಕಿಂ ನ ಮೇಹಸ್ಯಪಿ ಕಿನ್ನೋ ಗಾಮ್ನ ವಿಲುಂಪಸೆ ಕಿಮುತನೋ ನಾಂಗೀಕರೋ ಮಾ ಮಾಬೈಷೀರ್ವಯಮೇಕನಾಥ ಪತಗಾ ಶಾಂತಿಯೇಕರಕ್ತಾ ವಯಂ ಓ ಮುಸ್ಲಿಮನೇ ನಮ್ಮ ಮೇಲೆ ಚೆನ್ನಾಗಿ ಉಗಿದುಬಿಡು ಇನ್ನೂ ಸುಸ್ತಾಗಿಲ್ವಾ ನಿನಗೆ ಇಷ್ಟರಿಂದ ಹಾಗಿದ್ದರೆ ನಿನ್ನ ಚಪ್ಪಲಿಯಿಂದ ಕಾಲಿಂದ ನಮ್ಮನ್ನು ಒದ್ದು ಹೊಡೆದ್ಬಿಡು ಅಥವಾ ನಮ್ಮ ಮೇಲೆ ಮೂತ್ರ ವಿಸರ್ಜನೆ ಮಾಡೋದಿದ್ರೆ ಅದನ್ನು ಕೂಡ ಮಾಡಿಬಿಡು ಅಥವಾ ನಮ್ಮ ಹಸುಗಳನ್ನು ಕೊಂದು ತಿಂದುಬಿಡೋಲ್ವಾ ತಿಂದುಬಿಡು ಅಥವಾ ನಮ್ಮ ಹೆಣ್ಣು ಮಕ್ಕಳನ್ನು ಹಾಳು ಮಾಡೋದಿಲ್ವಾ ಮಾಡಿಬಿಡು ನೀನೇನು ಯೋಚನೆ ಮಾಡಬೇಡ ಯಾಕೆಂದರೆ ನಾವು ಒಬ್ಬನೇ ಶಾಂತಿನಾಥ ಶಾಂತಿದೂತನಾದಂಥ ನಾಯಕನನ್ನು ಅನುಸರಿಸ್ತಾ ಇದ್ದೀವಿ ಅಂತ ಅಂದರೆ ನೆಹರೂನ ಅಂತನ್ನುವಂಥದ್ದು ಇನ್ಯಾವುದು ಇಲ್ಲ ಅನ್ನೋ ತರಹ ಹೀಗೆ ಅನೇಕ ವಿಷಯಗಳನ್ನು ಅಲ್ಲಿ ತಂದು ತಿವಿತಾರೆ ಆಮೇಲೆ ಜಗದೇಕ ರಾಷ್ಟ್ರ ಪದ್ಧತಿಯಿಂದ ಅಂತ ನಮ್ಮದೇನೋ ದೊಡ್ಡ ದೇಶವನ್ನು ಶಾಂತಿ ದೂತರಾಗಿ ನಾವು ಮೆರೆಸ್ತಾ ಇದ್ದೀವಿ ಅಂತ ನೆಹರು ಮಾಡಿಕೊಂಡು ಪ್ರಪಂಚಕ್ಕೆ ಅಂತ ನೊಬೆಲ್ ಪ್ರೈಸ್ ಮೇಲೆ ನಿರಂತರವೂ ಮೆಲಕ ಆಗ್ತಾ ಕೂತಿದ್ದ ಬೆಕ್ಕಿನ ಕನಸಲ್ಲೆಲ್ಲ ಇಲೆಗಳೇ ಅಂತ ಗಾದೆ ಇದೆಯಲ್ಲ ಹಾಗೆ ಅದನ್ನ ಇಟ್ಕೊಂಡು ಅವ್ರು ಗೇಲಿ ಮಾಡ್ತಾರೆ ಮೂಷಕ ದೌತ್ಯಂ ಅಂತ ಇಲಿ ಒಂದು ದೌತ್ಯವನ್ನು ಮಾಡುತ್ತೆ ಶಶ್ವತ್ ಭೋಗಿ ಕುಲೇನ ಬದ್ಧ ಕಲಹಂ ದೃಷ್ಟ ಕುಲಂ ನಾಕುಲಂ ದೌತ್ಯಾಯೋಧ ಸಹಿಷ್ಣ ದೌತ್ಯಾಯೋಧ ಸಹಿಷ್ಠ ಮೂಷಕ ವಟುಹು ಚೀಚೀಕೃತೈಶ್ಚಾಪಲಾತ್ ಸಖ್ಯಸ್ಯ ಧ್ವಜಮುನ್ನಮಯ್ಯ ಚ ಬಿಲಂ ತಸ್ಯ ಪ್ರವಿಷ್ಟ ಫಣಿ ಅತಿಥಿ ಸತ್ಕೃತಿಂ ಗೃಹಪತಿಂ ತಾಂಬೂಲಯಿತ್ವಾ ಸ್ಥಿತಃ ಅಂತ ಈ ಹಾವುಗಳ ಮಧ್ಯದಲ್ಲಿ ಮತ್ತೆ ಮುಂಗುಸಿಗಳ ಮಧ್ಯದಲ್ಲಿ ಜಗಳ ಬೇಡ ಅಂತ ಶಾಂತಿ ಸ್ಥಾಪನೆ ಮಾಡಬೇಕು ಅಂತ ಹೋಗುತ್ತೆ ನೆಹರು ಅದೇ ತಾನೇ ಊರು ಪಂಚಾಯತಿನೆಲ್ಲ ಹಿಡ್ಕೊಂಡು ಹೋಗಿದ್ದು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹಾಗೆ ಮಾಡಕ್ಕೆ ಕೊರಟಿದ್ದನ್ನು ಇವ್ರಿಗೆ ಗೇಲಿ ಮಾಡ್ತಾರೆ ನೀವು ಹಾವುಗಳು ಮುಂಗುಸಿಗಳು ಅಹಿನಕುಲಂ ಅಂತಲೇ ಸಂಸ್ಕೃತದಲ್ಲಿ ಒಂದು ಸಮಾಸ ಇದೆ ಹಾಗಾಗಿ ಆ ಥರ ನೀವು ತಗಾದೆ ಮಾಡಬೇಡಿ ಬದ್ಧ ಕಲಹಂ ದೃಷ್ಟ ಕುಲಂ ನಾಕುಲಂ ದೌತ್ಯಾಯ ಉದಸಹಿಷ್ಟ ತುಂಬ ಎದ್ದು ನಿಂತ್ಕೊಂಡು ಬಿಡ್ತು ನಾನು ದೌತ್ಯ ಮಾಡಬೇಕು ಶಾಂತಿ ಸ್ಥಾಪನೆ ಮಾಡಬೇಕು ಅಂತ ಮೂಷಕ ಬಟು ಒಂದು ಮೂಷಕ ಇಲಿ ಚೀಚೀಕೃತ ಇಷ್ಟಾಪಲಾತ್ ಚೀ ಚೀ ಚೀಮ್ ಚೀಮ್ ಶಬ್ದ ಮಾಡ್ಕೊಂಡು ಹೋಯಿತು ಅದು ವೈಟ್ ಫ್ಲಾಗ್ ಇಟ್ಕೊಂಡು ಸಖ್ಯಸ್ಯ ಧ್ವಜಮುನ್ನಮಯ್ಯ ಚಬಿಲಂ ತಸ್ಯ ಪ್ರವಿಷ್ಟ ಫಣಿ ಆ ಹಾವಿನ ಬಿಲಕ್ಕೆ ಹೋಗುತ್ತೆ ಹಾವಿನ ಕರೆಸ್ಕೊಳ್ಳುತ್ತೆ ತನ್ನ ಬಿಲಕ್ಕೆ ಆ ಬಿಲಕ್ಕೆ ಬಂದಾಗ ಸ್ವೀಕೃತ್ಯ ಅತಿಥಿ ಸತ್ಕೃತಿಂ ಇದರ ಹತ್ರ ಕಾಫಿ ತಿಂಡಿ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಗೃಹಪತಿಂ ತಾಂಬೂಲ ಇತ್ವಾ ಕೊನೆಗೆ ಪಾನ್ ಬೀಡ ಥರ ಇಲೇನೇ ನುಂಗ್ಬಿಟ್ಟು ಅಲ್ಲೇ ಮೆಲಕ್ ಹಾಕ್ತಾ ಇತ್ತು ಅಂತ ಆ ತಾಂಬೂಲ ಇತ್ವ ಅನ್ನುವ ಪದ ಅಂತೂ ತುಂಬ ಚೆನ್ನಾಗಿದೆ ಇದು ನೆಹರು ಮಾಡಿದ್ದ ವಿವೇಕ ನಮ್ಮ ರಾಷ್ಟ್ರೀಯ ನಾಯಕರು ಗಾಂಧಿಯಿಂದ ಮೊದಲುಗೊಂಡು ಅದು ಎಲ್ಲೋ ಖಿಲಾಫತ್ತಂತೆ ನೆಗೆದು ಬಿದ್ದು ಹೋಯಿತು ಅದು ಟರ್ಕಿಗೂ ಇಟಲಿಗೂ ಸಂಬಂಧಪಟ್ಟಂತೆ ನಡೀತಾ ಇದ್ದು ತಕರಾರು ಅದಕ್ಕೆ ಇವರು ಇಲ್ಲಿಂದ ತಗಾದೆ ಶುರು ಮಾಡಿಕೊಂಡ್ರು ಮಾಪುಳ ಗಲಾಟೆ ಆಗಿಬಿಟ್ಟು ಕೇರಳದಲ್ಲಿ ಸತ್ತವರು ಹಿಂದೂಗಳು ಮತ್ತು ಆಗರ್ಭ ಹಿಂದೂ ಮುಸ್ಲಿಂ ವಿವಾದವೇ ಬಂದುಬಿಡ್ತು ಅದರಿಂದ ಇದೇ ತರಹ ಪಾಕಿಸ್ತಾನವನ್ನು ಕುರಿತು ಕೂಡ ಅವರು ತುಂಬ ಮಾರ್ಮಿಕವಾದ ಮಾತುಗಳನ್ನು ಆಡ್ತಾರೆ ಕಾಶ್ಮೀರ ಕಬಲೀಕೃತ ಸ್ವವಿಷಯನ್ ನಿಷ್ಕಾಸಿತ ಹಿಂದವ ಪಾಕೈರ್ನೋಪಹೃತಾ ಸ್ತ್ರಿಯ ಪ್ರತಿದಿನ ಕ್ರಂದತ್ಯಸೌ ಭಾರತ ನಾಸ್ಮಾಕಂ ಬಲಮಸ್ತಿ ತಾವತಿ ಜಗತ್ ಭೋ ಭಾರತಾದೀಶ್ವರ ಮುಸ್ಲಿಮಾ ಭವತೇತಿ ಶಾಧಿ ಸಕಲಾನ್ ಶಾಂತಿರ್ಭವೇತ್ ಶಾಶ್ವತಿ ಪಾಕಿಸ್ತಾನದ ಪ್ರಾಬ್ಲಮ್ಮು ಕಾಶ್ಮೀರ್ ಪ್ರಾಬ್ಲಮ್ಮು ಎಲ್ಲ ಒನ್ ಸ್ಟ್ರೋಕಲ್ಲಿ ಸಾಲ್ವ್ ಆಗಿಬಿಡುತ್ತೆ ಕಾಶ್ಮೀರವನ್ನು ನುಂಗುಬಿಟ್ರು ಅಲ್ಲಿಂದ ಹಿಂದೂಗಳನ್ನೆಲ್ಲ ಓಡಿಸ್ಬಿಟ್ರು ನಮ್ಮ ಹೆಂಗಸರನ್ನು ಕೂಡ ಹಾಳು ಮಾಡಿಬಿಟ್ರು ಹೀಗೆ ಪ್ರತಿ ದಿವಸವೂ ಭಾರತ ಬಾಯ್ಬಡ್ಕೋತಾ ಇದೆ ನಮಗೆ ಶಕ್ತಿ ಇಲ್ಲ ಏನು ಮಾಡೋದು ನಮ್ಮ ಜಗತ್ತು ಹೀಗಿದೆಯಲ್ಲ ಅಂತೆಲ್ಲ ಸಂಕಟ ಪಡ್ತಾ ಇದ್ದಾರೆ ಅದಕ್ಕೊಂದೇ ಸೊಲ್ಯೂಷನ್ ಇದೆ ಭಾರತಾದೀಶ್ವರ ನೆಹರು ಕೇಳೋ ನಾವೆಲ್ಲ ಮುಸ್ಲಿಮರಾಗ್ಬಿಡೋಣ ಆಗ್ಬಿಟ್ರೆ ಚಿಂತೆನೇ ಇರೋದಿಲ್ಲ ಪರಿಹಾರ ಶಾಶ್ವತವಾಗಿ ಸಿಕ್ಬಿಡುತ್ತೆ ಅಂತ ಇವತ್ತಿಗೂ ಇಸ್ಲಾಂ ಅದೇ ಮಾಡ್ತಾ ಇರೋದು ಜಗತ್ತಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಅಂದರೆ ಇದೊಂದು ಮಾಡಿದ್ರೆ ಆಗುತ್ತದೆ ಅಂತನೋ ದೃಷ್ಟಿಯಿಂದ ಆಮೇಲೆ ಇವರು ಮತ್ತು ನಮ್ಮ ಲೋಕಾಗ್ರಣಿ ಪದ್ಧತಿ ಅಂತ ಲೀಡರ್ಸ್ ಬಗ್ಗೆ ಅವರು ಹೇಳ್ತಾರೆ ಯತ್ವಂ ಗರ್ಧಪ ಕಚ್ಚರೇಶು ರಮಸೆ ವೇತ್ಯಾಂಘ್ರಿ ವಿದ್ಯಾಲಯಂ ವಿದ್ಯಾಮಲಂ ನೈಷ್ಕರ್ಮ್ಯಂ ವಿಜಹಾಸಿ ಯಚ್ಚ ನತರಾಂ ಪತ್ಯಾಚ ಚೋಚ್ಚೋದಿತ ಪತ್ಯ ಪತ್ಯಾಚ ಚೇಚ್ಚೋದಿತ ಅತ್ಯರ್ಥಂ ಕಲು ತಾಡಿತೋಪಿ ನದಿಯ ಸಂಪಾದಯಸಿ ಸಾಮ್ಯಾದಸಿ ಪ್ರಚ್ಯುತ ತತ್ವಂ ದಂಭಂ ಅಧೀಶ್ವ ಏನ ಪದವಿ ಮಂತ್ರಾಲಯೇ ಲಪ್ಸಿಸಿ ಅಯ್ಯೋ ಕತ್ತೆ ನೀನು ಪಾಪ ಕಸದ ಮಧ್ಯದಲ್ಲಿರ್ತೀಯ ಕಚ್ಚರೇಶು ರಮಸೆ ಕಸ ಕಡ್ಡಿ ತಿಪ್ಪೆನಲ್ಲಿ ನೀನು ಬಾಳ್ತೀಯ ಮತ್ತು ನಿನಗೆ ಚೆನ್ನಾಗಿ ಕಾಲಿಂದ ಒದೆಯೋ ಕೌಶಲವೂ ಕೂಡ ಗೊತ್ತಿದೆ ಹಾಗಿದ್ದರೂ ನಿನ್ನ ಯಜಮಾನ ನಿನ್ನೇನು ಲೆಕ್ಕಕ್ಕಿಟ್ಟಿಲ್ಲ ನಿನಗಿನ್ನೂ ಬಡ್ದಿದ್ದಾನೆ ಎಲ್ಲ ಮಾಡಿದ್ದಾನೆ ಹಾಗಾಗಿ ನೀನು ತುಂಬ ಸಂಕಟ ಪಡಬೇಡ ಸಾಮ್ಯಾದಸಿ ಪ್ರಚ್ಯುತ ನೀನು ನೆಮ್ಮದಿನ ಮಾತ್ರ ನ ಧಿಯ ಸಂಯಾದಿಸಿ ಪ್ರಚ್ಯುತ ಹಾಗಿದ್ರು ನೀನು ಬುದ್ಧಿ ಕೆಟ್ಟುಕೊಂಡಿಲ್ವಲ್ಲ ಒಂದು ಸ್ವಲ್ಪ ಬೂಟಾಟಿಕೆ ಮಾಡಿಬಿಡು ಸಾಕು ಹಾಗೆ ಮಾಡದೆ ನೀನು ನಮ್ಮ ಮಂತ್ರಾಲಯದಲ್ಲಿ ಅಂದರೆ ಸೆಕ್ರೆಟ್ರಿಯೇಟಲ್ಲಿ ಒಳ್ಳೆಯ ಕೆಲಸಕ್ಕೆ ಬರ್ತೀಯಾ ಅಂತ ಬೂಟಾಟಿಕೆ ಬಿಟ್ಟರೆ ಇನ್ನೇನೂ ಇಲ್ಲ ನಮ್ಮ ಸೆಕ್ರೆಟ್ರಿಯೇಟ್ನವರಿಗೆ ಅನ್ನುವ ಮಾತನ್ನು ಹೇಳ್ತಾರೆ ಆಮೇಲೆ ಕೌಟಿಲ್ಯನ ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ಆ ಒಂದು ಕೌಟಿಲ್ಯ ನೀತಿಯನ್ನು ಕುರಿತು ಹೇಳ್ತಾರೆ ಎಸ್ತೇ ನಿಷೂದನೆ ಸುಹೃದಭೂತ್ ಪ್ರತ್ಯೂಹಭೂತಂ ತಥೋ ದೃಷ್ಟ್ವಾ ಪರ್ವತಕಂ ಬಲಿಂ ತ್ವಮಕರೋ ಶತ್ರೋ ಪ್ರಯೋಗಸ್ಯ ತಮ ವೃದ್ಧೈತೆ ತದಭೂತ್ ಕ್ಷಯಾಯ ಚ ರಿಪೋ ಯಾಕಾಸ್ತು ನೀತಿಸ್ತವ ಹೇ ಕೌಟಿಲ್ಯ ನ ನಿಸ್ಪೃಹೋ ಯದಿ ತತಸ್ತ್ವಂ ವಸ್ತುತೋ ರಾಕ್ಷಸ ಅಂತ ನೀನು ಏನೆಲ್ಲ ತಂತ್ರ ಮಾಡಿದೆ ಯಾವುದೆಲ್ಲ ಮಾಡಿದೆ ಯಾವ ಕೊಲೆಗಳನ್ನು ಮಾಡೋಕ್ಕೆ ಕೇಸಲಿಲ್ಲ ಏನೂ ಮಾಡೋದಕ್ಕೆ ಚಿಂತೆ ಮಾಡಲಿಲ್ಲ ಅಷ್ಟು ಮಾಡಿದ್ರೂ ನೀನು ನಿಂತಿದ್ದಕ್ಕೆ ಕಾರಣ ಸ್ವಾರ್ಥ ಇಲ್ಲ ಅದರಿಂದ ನ ನಿಸ್ಪೃಹೋ ಯದಿ ಯಾವುದೇ ಪರ್ಸನಲ್ ಬೆನಿಫಿಟ್ ಅನ್ನೋದಿಲ್ಲದೆ ಇದ್ದಿದ್ದರಿಂದ ಅದು ಇದ್ದಿದ್ರೆ ನೀನೇ ರಾಕ್ಷಸ ಮಂತ್ರಿ ಆಗ್ತಾ ಇದ್ದೆ ಅಂತ ವಸ್ತುತ ರಾಕ್ಷಸಾಮಾತ್ಯ ಬೇಕು ಅಂತ ಅಷ್ಟೆಲ್ಲ ಮಾಡ್ತಾನೆ ಈ ಸ್ವಾರ್ಥ ಇದ್ದಿದ್ರೆ ನೀನೇ ರಾಕ್ಷಸ ಆಗ್ತಾ ಇದ್ದೆ ಅಂದರೆ ಒಂದು ನೀನು ನಿಜವಾಗಲೂ ದೈತ್ಯ ಡೆಮನ್ ಆಗ್ತಾ ಇದ್ದೆ ಅಂತ ಒಂದು ಮತ್ತೊಂದು ನೀನು ಸ್ವಯಂ ಮಹಾಮಂತ್ರಿ ಪದವಿಯನ್ನು ಬಿಟ್ಕೊಡ್ತಾ ಇರಲಿಲ್ಲ ಅಲ್ಲೇ ಕೂತ್ಕೊಂಡು ಬಿಡ್ತಾ ಇದ್ದೆ ಅಂತಲೂ ಒಂದು ಬಹಳ ಮಾರ್ಮಿಕವಾದಂಥದ್ದು ಉಂಟು ಹೀಗೆ ಬಗೆ ಬಗೆಯ ವಿಷಯಗಳನ್ನು ಹೇಳ್ತಾರೆ ಇನ್ನು ಕೆಲವು ಲಘು ವಿನೋದದ ಸಂಗತಿಗಳನ್ನು ನಾವು ಗಮನಿಸೋಣ ವಿದ್ಯಾರ್ಥಿ ಪದ್ಧತಿ ಅಲ್ಲಿ ಒಂದೆರಡು ಶ್ಲೋಕಗಳನ್ನು ನೋಡೋಣ ಕೆಲವೊಂದು ಬಹಳ ಸುಂದರವಾದ ಪದ್ಯಗಳಿವೆ ಸಮಯ ಇಲ್ಲವಾದ್ದರಿಂದ ಕೆಲವೊಂದು ಪದ್ಯಗಳನ್ನು ನಾವು ನೋಡೋಣ ವಿದ್ಯಾರ್ಥಿ ಏನೇನು ಮಾಡ್ತಾನೆ ಅನ್ನುವಂಥದ್ದು ವಿದ್ಯಾರ್ಥಿ ರಾಮಾಯಣಂ ಅಂತ ಬರೀತಾನೆ ವರ್ಗೇ ಕರ್ಗಜ ಸಹಾಯಕೈ ಪ್ರಹರಣಂ ಕನ್ಯಾಜನ ತ್ರಾಸನಂ ಎನ್ನಿರ್ವಾಚನ ಯುದ್ಧಕೌಶಲಮಿ ಕ್ರೀಡಾಂಗಣೇ ಹಿಂಡನಂ ಕ್ಲಾ ಕ್ಯಾಂಟೀನೇ ವಸತಿ ಸಿನೇ ಜನರತಿ ದೀಪಿಕಾ ಚರ್ವಣಂ ಕ್ಲಾಸೋಪಾಸನ ಮಂತತೋ ವಿಫಲತಾ ವಿದ್ಯಾರ್ಥಿ ರಾಮಾಯಣಂ ಅಂತ ಕ್ಲಾಸ್ ರೂಮ್ನಲ್ಲಿ ಪೇಪರ್ ರ್ಯಾಕೆಟ್ಸನ್ನು ಬಿಡ್ತಕ್ಕಂಥದ್ದು ವರ್ಗೆ ಕರ್ಗಜ ಸಾಯಕ ಪ್ರಹರಣಂ ಕನ್ಯಾ ತ್ರಾಸನಂ ಹುಡುಗಿಯರನ್ನು ಚುಡಾಯಿಸೋದು ನಿರ್ವಾಚನ ಯುದ್ಧ ಕೌಶಲಮಪಿ ಕಾಲೇಜ್ ಎಲೆಕ್ಷನ್ನು ಯೂನಿಯನ್ ಎಲೆಕ್ಷನ್ಗಳಲ್ಲಿ ಯುದ್ಧ ಮಾಡ್ತಕ್ಕಂಥದ್ದು ಕ್ರೀಡಾಂಗಣೆ ಹಿಂಡನಂ ಆಮೇಲೆ ಆಟದ ಬೈಲಿನಲ್ಲಿ ಕೋಲಾಹಲ ಮಾಡ್ಕೊಂಡಿರೋದು ಆಮೇಲೆ ಕ್ಯಾಂಟೀನೇ ವಸತಿ ಅದು ಸಪ್ತಮಿ ಭಕ್ತಿಯಲ್ಲಿ ಹಾಕಿದ್ದಾರೆ ಕ್ಯಾಂಟೀನೇ ಅಂತ ಹೇಳ್ಬಿಟ್ಟು ರಾಜ್ಯೇ ದೇಶೇ ಅನ್ನೋ ತರಹ ಕ್ಯಾಂಟೀನಲ್ಲೇ ಮೂರೊತ್ತು ಬದುಕಿರೋದು ಸಿನಿ ಜನರತಿ ಸಿನಿ ಆರ್ಟಿಸ್ಟಲ್ಲಿ ಆಸಕ್ತಿ ಇರತಕ್ಕಂಥದ್ದು ಮತ್ತು ಯದ್ದೀಪಿಕಾ ಚರ್ವಣಂ ಬರೀ ಗೈಡನ್ ಓದೋದು ಟೆಕ್ಸ್ಟ್ನೆಲ್ಲ ಕ್ಲಾಸೋಪಾಸನಂ ಅಂತತಃ ಕೊನೆಗೆ ಕೋಚಿಂಗ್ ಕ್ಲಾಸ್ಗೆ ಹೋಗೋದು ಆಮೇಲೆ ಫೇಲ್ ಆಗೋದು ಈ ವಿಫಲತಾ ವಿದ್ಯಾರ್ಥಿ ರಾಮಾಯಣಂ ಅಂತ ಇನ್ನು ನಮ್ಮ ಜನಗಳ ಆಸೆಯನ್ನಾರು ಯಾವ ಮಟ್ಟಕ್ಕೆ ಬಂದಿದೆ ವಿದ್ಯಾರ್ಥಿಗಳದು ಅಂತ ಗಂಗಾ ತೀರೆ ಹಿಮಗಿರಿ ತಟೆ ಅಂತೆಲ್ಲ ಬರ್ತಾರೆ ಇದು ಶ್ಲೋಕ ಬರುತ್ತೆ ಕಾಶಿ ನಿವಾಸದಲ್ಲಿ ನಾವು ಎಂಥದ್ದು ಯತ್ ಎತ್ತರಕ್ವಾಪಿ ಕ್ವಾಪಿ ನಿಷಿದ್ಯ ಯಾದವ ಕಂಸ ಎತ್ತರಕ್ವಾಪಿ ಕ್ವಾಪಿ ನಿಷಿದ್ಯ ಸ್ಮಾರಂ ಸ್ಮಾರಂ ಅಘಂ ಹರಾಮಿ ತದಲಂ ಮನ್ಯೇ ಕಿಮನ್ಯೇನಮೆ ಅಂತ ನಮ್ಮ ಲೀಲಾಶುಕ ಕೂಡ ಹೇಳ್ತಾನೆ ಸಂಧ್ಯಾವಂದನ ಭದ್ರಮಸ್ತು ಭವತೆ ಭೋಸ್ತಾನ ತುಭ್ಯಂ ನಮಃ ಅಂತ ಹಾಗೇನೆ ಭರತರಿ ಕಂತಾ ಕಂಚುಕಿನಃ ಪ್ರವಿಶ್ಯ ಭವನದ್ವಾರಾಣಿ ವಾರಾಣಸಿ ಪುರ್ಯಾಂ ಪಾಣಿಪಾತ್ರ ಹಾಂ ರಥ್ಯಾ ಅಲ್ಲ ಕಂಥಾ ಕಂಚುಕಿನಃ ಪ್ರವಿಶ್ಯ ಭವ ಭವನದ್ವಾರಾಣಿ ವಾರಾಣಸಿ ರಥ್ಯಾಪಂಕ್ತಿಷು ಪಾಣಿಪಾತ್ರ ಪತಿತಾಂ ಭಿಕ್ಷಾ ಮುದೀಕ್ಷಾಮಹೆ ಅಂತ ಅಂದರೆ ನಾವು ಕಾಶಿನಲ್ಲಿ ಹರಕ ಬಟ್ಟೆ ಹಾಕ್ಕೊಂಡು ಕೈಗಳನ್ನೇ ಪಾತ್ರೆ ಮಾಡಿಕೊಂಡು ಅಂಗೈಯಲ್ಲಿ ಭಿಕ್ಷೆ ಬೇಡಿಕೊಂಡು ಸುಖವಾಗಿರುವಂಥ ನಿರೀಕ್ಷೆ ನಮ್ಮದು ಅಂತ ಆದರೆ ಈ ಕಾಲದಲ್ಲಿ ಏನಾಗಿದೆ ಅಂತ ಅದನ್ನು ಹೇಳ್ತಾರೆ ಚೌಪಾಟಿ ಪುಲಿನೇಭಿನೀಯ ಸುಚಿರಂ ಶಂಭೂಕ ಕಂಬುಗ್ರಹಂ ಸೇತುಂ ಸೈಕತ ಮಾರಚಯ್ಯ ಸುಭಗಾ ಜಂಗಾಶ್ಚ ನೇತ್ರೈ ಪಿಬನ್ ಸಾನಂದಂ ನಗರಿ ಮಹೋದರ ರಿಚಃ ಪಾರ್ಶ್ವೇ ಪ್ರಣಾಲ್ಯಾಸ್ಥಿತ ಖಾದನ್ ಬೇಲಪುರಿಂ ಪುರೋ ಬಲಿಭುಜಾಂ ಅಪ ನೇಷ್ಯಾ ನೇಷ್ಯೇಪರಾಣಾನ್ ಕದಾ ಅಂತ ಚೌಪಾಟಿ ಪ್ರಸಿದ್ಧವಾದ ಬೀಚ್ ಮುಂಬೈಯಲ್ಲಿ ಅದರ ತೀರದಲ್ಲಿ ಸುಮಾರು ಹೊತ್ತು ಇದ್ದು ಅಲ್ಲಿ ಕಪ್ಪೆ ಚಿಪ್ಪನ್ನು ಹೆಕ್ಕುವಂಥ ನೆವದಲ್ಲಿ ಅಲ್ಲಿ ಮಿನಿ ಸ್ಕರ್ಟ್ಗಳು ಹಾಕ್ಕೊಂಡು ಬರುವಂಥ ಸುಂದರಿಯರ ತೊಡೆಗಳನ್ನೇ ನೋಡಿಕೊಂಡು ಸಾನಂದವಾಗಿ ನಗರದಲ್ಲಿ ಅಲ್ಲೆಲ್ಲ ಇರತಕ್ಕಂಥ ಮಹಾ ಕುಕ್ಷಿಗಳವರನ್ನ ಎಲ್ಲರನ್ನು ಕಂಡುಕೊಂಡು ಅವ್ರ ಜೊತೆಯಲ್ಲಿ ಆ ಚರಂಡಿಗಳನ್ನು ಎಲ್ಲ ನೋಡಿಕೊಂಡು ಅಲ್ಲಿ ಪಕ್ಕದಲ್ಲೇ ಬೇಲ್ಪುರಿ ಗಾಡಿನಲ್ಲಿದ್ದರೆ ಅದನ್ನು ತಿಂದುಕೊಂಡು ಮತ್ತು ಅಲ್ಲೇ ಕಾಗೆಗಳು ಕೂಡ ಅವನ್ನು ತಿನ್ನೋದಕ್ಕೆ ಬರುವಂಥದ್ದನ್ನು ನೋಡಿಕೊಂಡು ಒಂದೊಂದು ಮಧ್ಯಾಹ್ನವೂ ಹೀಗೆ ಕಳೀಬೇಕು ಯಾವತ್ತಾಗುತ್ತೋ ನಮಗೆ ಅದು ಗೊತ್ತಿಲ್ಲ ಅಂತ ಅಂದರೆ ಈ ಮಟ್ಟಕ್ಕೆ ಬಂದಿದೆ ಹಾಗೆ ಅಧ್ಯಾಪಕರಿಗೂ ವಿದ್ಯಾರ್ಥಿಗಳ ಮೇಲೆ ಯಾವ ಥರ ದೃಷ್ಟಿ ಇದೆ ಶುದ್ಧಂ ವತ್ಸ ತವೋತ್ತರಂ ವತ್ಸ ನಿನ್ನ ಉತ್ತರ ಪರಿಶುದ್ಧವಾಗಿ ಬರೆದಿದ್ದೀಯಾ ನಯನಯೋ ಪ್ರೀತಿಂ ಕರೋತ್ಯಕ್ಷರಂ ನಿನ್ನ ಹ್ಯಾಂಡ್ ರೈಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮುತ್ತು ಪೋಣಿಸ್ದಂಗಿದೆ ಪೂರ್ಣಂಚಾಪಿ ವಿವೇಚನ ಬಹಳ ಒರಿಜಿನಲ್ ಆಗಿದೆ ನಿನ್ನ ವಿವೇಚನ ಕಂಪ್ಲೀಟ್ ಆಗಿದೆ ನವಮಪಿ ಕಾಪ್ಯಸ್ತಿ ಸಂಯೋಜನಂ ಬಹಳ ನ್ಯೂ ಲೈಟ್ ಹೊಸ ಬೆಳಕನ್ನು ಅಲ್ಲಿ ಚೆಲ್ಲಿದ್ದೀಯಾ ಏತಾವದ್ದಿ ಪುರ ಮಯಾಪಿ ಲಿಖಿತಂ ನಾಸೀತ್ ಪರೀಕ್ಷಾರ್ಥಿನ ನಾನು ಸ್ಟೂಡೆಂಟ್ ಆಗಿದ್ದಾಗ ಈ ಥರ ಬರೆದಿಲ್ಲ ಯಾತು ಮಮಾರ್ಜಿತ ಮಯಾರ್ಜಿತ ತದಿಕಾ ತದಧಿಕಾಂ ಮತ್ತಕ್ಕಥಂ ಕಥಂ ಲಪ್ಸ್ಯತೆ ಆದರೆ ನಾನು ಆವತ್ತು ಪಡೆದ ಅಂಕಕ್ಕಿಂತ ಜಾಸ್ತಿ ನಾನು ನಿನಗೆ ಹೇಗೆ ಕೊಡಲಿ ಅದಕ್ಕೆ ಕಡಿಮೆ ಕೊಟ್ಟು ಫೇಲ್ ಮಾಡ್ತೀನಿ ಅಂತ ಅಂದರೆ ನನಗಿಂತ ಮೇಲೆ ಬೇರೆ ಯಾರು ಇರಬಾರ್ದು ಅನ್ನುವಂಥದ್ದು ಅಂತ ಹೀಗೆ ವಿದ್ಯಾರ್ಥಿಗಳದು ಎಲ್ಲ ಕೋಲಾಹಲವನ್ನು ಅವರು ಹೇಳಿಕೊಂಡು ಬರ್ತಾರೆ ಇನ್ನು ಒಂದು ಪದ್ಯ ಹೇಳಿ ನಾನು ಮುಗಿಸ್ತೀನಿ ಬಹಳ ಸುಂದರವಾದದ್ದು ಅದು ಮಕ್ಕಳ ಬಗೆಗೆ ಬರೆದದ್ದು ಇಲ್ಲಿ ಕೆಲವೇ ಕೆಲವು ಮನೋಹರವಾದ ಹೃದಯ ಸ್ಪರ್ಶಿಯಾದಂತಹ ಪದ್ಯಗಳಲ್ಲಿ ಯಾವುದೇ ಕಟು ವಿಡಂಬನೆ ಇಲ್ಲದೆ ಇರತಕ್ಕಂಥ ಪದ್ಯಗಳಲ್ಲಿ ಇದು ಒಂದು ಒಂದೆರಡು ಮಕ್ಕಳದು ಮಾತು ಇದು ಮಕ್ಕಳ ತೊದಲು ಮಾತನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಛಂದೋಬದ್ಧವಾಗಿ ಯುಕ್ತಾಂತಾತ ಪುಗಾಂ ಗಿಹಾನ ಭಯಪೀಂ ಅಂಬಾಪ್ತ್ಯ ಮಾಮಂ ಮಾಮಾನಯ ತ್ಯೋಕಂ ಪಾತಯ ನೂತನಂ ಕಥಯವ ಕ್ಯುತ್ನತ್ಯ ಮಯ್ಯಂ ಕಥಾಂ ತುಯ್ಯಂ ದೇವ ನಮಚ್ಕಯೋಮಿ ತುಮತಿ ತಾತತ್ಯ ಮೇ ದೀಯತಾಂ ಮಾಭೂತ್ ಸಾಧು ಪದ ಪ್ರಯೋಗ ಸುಕೃತಂ ಜಾತೆ ಪ್ರಿಯಂತೆ ವಚಃ ಇವರ ಮಗಳು ಹೇಳ್ತಾ ಇದ್ದಾಳೆ ಯುಕ್ತಾಂ ತಾತ ಪುಗಾಂ ಗಿಹಾನ ಪುಗಾ ಅಂತಂದರೆ ಮರಾಠಿ ಭಾಷೆಯಲ್ಲಿ ಬೆಲೂನ್ ಅಂತ ರಕ್ತಾಂತಾತ ಪುಗಾಂ ಗ್ರಹಾಣ ಅಪ್ಪ ಕೆಂಪು ಬೆಲೂನ್ ಬೇಕು ಬಯಪೀಂ ಆಂಬತ್ಯ ಮಾಂ ಆನಯ ಬರಫೀಂ ಆಮ್ರಸ್ಯ ಮಾಮಾನಯ ಮಾವಿನ ಹಣ್ಣಿನ ಬರ್ಫಿನ ನಂಗೆ ತಂದುಕೊಡು ತ್ಯೋಕಂ ಪಾತಯ ಶ್ಲೋಕಂ ಪಾಠಯ ಹೊಸ ಶ್ಲೋಕ ಹೇಳ್ಕೊಡು ಕಥಯವಾ ಕುತ್ನತ್ಯ ಮಯ್ಯಂ ಕಥಾಂ ಕಥಯವಾ ಕೃಷ್ಣಸ್ಯ ಮಯ್ಯಂ ಕಥಾಂ ಕೃಷ್ಣನ ಕಥೆ ನನಗೆ ಹೇಳು ತುಯ್ಯಂ ದೇವ ನಮಚ್ಕರೋಮಿ ತುಭ್ಯಂ ದೇವ ನಮಸ್ಕರೋಮಿ ದೇವ ನಿಂಗೆ ನಮಸ್ಕಾರ ಮಾಡ್ತೀನಿ ತುಮತಿ ತಾತತ್ಯ ಮೇ ದೀಯತಾಂ ಸುಮತಿರ್ ಸುಮತಿಂ ತಾತಸ್ಯ ಸುಮತಿ ಮೇ ದೀಯತಾಂ ನಮ್ಮಪ್ಪಂಗೆ ಒಳ್ಳೆ ಬುದ್ಧಿ ಕೊಡು ಅಂತ ಮಗಳು ಪ್ರಾರ್ಥನೆ ಮಾಡ್ತಾ ಇದ್ರೆ ಮಾಭೂತ್ ಸಾಧು ಪದ ಪ್ರಯೋಗ ಸುಕೃತಂ ವತ್ಸೆ ಅಮ್ಮ ನೀನು ಇದೇ ಥರ ಮುದ್ದು ಮುದ್ದಾಗಿ ತೊದಲ್ ಮಾತು ಸಂಸ್ಕೃತವೇ ಆಡು ನನಗೆ ಅದೇ ಸಾಕು ಇನ್ನು ಬೇರೆ ಸಂಸ್ಕೃತ ಬೇಡ ಅಂತ ಆಮೇಲೆ ಮಗುವಿಗೆ ಸಾಯಂಕಾಲ ಆಗ್ತಿದ್ದಂಗೆ ನಾವು ಹೇಳ್ತೀವಿ ದೀಪ ಮುಟ್ಟಿಸ್ತಾ ಇದ್ದಂತೆ ದೀಪ ಜ್ಯೋತಿ ಪರಬ್ರಹ್ಮ ಶ್ಲೋಕ ಹೇಳು ಅಂತ ಸಾಯಂ ದ್ಯೋತಿತ ದೀಪ ವಂದನ ವಿಧೇರೂರ್ಧ್ವಂ ಜನನ್ಯೋದಿತಂ ತಾತಾದೀನ್ ಅಧುನಾ ವತ್ಸಾ ಚ ಭಕ್ತ್ಯಾನ ಭಕ್ತ್ಯಾ ಅನಮತ್ ಅಂಬಾಂ ತಾತ ಮಥಾನಯೋ ಪಿತೃಗಣಂ ಭ್ರಾತೃನ್ ಸ್ವಸರು ಕಿಂಕರಾನ್ ಮಾರ್ಜಾರಂ ಶುಕಮಪ್ಯಹೋ ಸಮದೃಶೇ ಬಾಲ್ಯಾಯ ತಸ್ಮೈ ನಮಃ ಸಾಯಂಕಾಲ ದೀಪ ಅಂಟಿಸ್ತಾ ಇದ್ದಂತೆ ತಾಯಿ ಹೇಳ್ತಾಳೆ ಅಮ್ಮ ಅಪ್ಪ ಅಮ್ಮ ಎಲ್ರಿಗೂ ನಮಸ್ಕಾರ ಮಾಡು ಅಂತ ತಕ್ಷಣ ಅಪ್ಪನಿಗೆ ಅಮ್ಮನಿಗೆ ತಾತನಿಗೆ ಅಜ್ಜಿಗೆ ಕೆಲಸದವಳಿಗೆ ಬೆಕ್ಕಿಗೆ ಪಂಜರದಲ್ಲಿರೋ ಗಿಣಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತು ಎಲ್ಲೆಲ್ಲಿಯೂ ಅಭೇದವನ್ನು ಕಾಣುವ ಸಮುದ್ರಕ್ಕಾದ ಬಾಲ್ಯಕ್ಕೆ ದೊಡ್ಡ ನಮಸ್ಕಾರ ಅಂತ ಕವಿ ಹೇಳ್ತಾನೆ ಹೀಗೆ ಒಂದೊಂದು ಪದ್ಯಗಳಲ್ಲಿಯೂ ಸ್ವಾರಸ್ಯವನ್ನು ಸ್ವಂತಿಕೆಯನ್ನು ಹೊಂದಿರತಕ್ಕಂಥ ಒಳ್ಳೆಯ ಪ್ರೌಢವಾದ ಸಂಸ್ಕೃತ ತುಂಬ ಚೆನ್ನಾಗಿರತಕ್ಕಂಥ ಸಂಸ್ಕೃತ ಒಂದು ಕಡೆ ಹೇಳ್ತಾರೆ ಪೂಣಾದ ನಲ್ಲಿಗಳೆಲ್ಲ ಒಂದು ದಿವಸ ಸಂಪು ಹೂಡಿದ್ವು ಅಂತ ಹೇಳ್ತಾರೆ ಹೊಸ ಹೊಸ ರೀತಿಯಲ್ಲಿ ಬರುತ್ತೆ ಮತ್ತು ಪ್ರಯಾಣಕ್ಕೆ ಹೋಗಿದ್ದಾಗ ಹಾಡಬೇಕು ಅಂತ ಒಬ್ಬಳಂತ ಕೇಳ್ತಾರೆ ಹಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಲ್ಲಿಸೋದಕ್ಕೆ ಎಷ್ಟು ಹೋಗೋತೀಯಾ ಅಂತಂತಾರೆ ಒಬ್ಬ ಇವಳು ಅಮಾವಾಸ್ಯೆ ಇವಳು ಮೋಟಿ ಇವಳು ದಡೂತಿ ಅಂತೆಲ್ಲ ಅಂತ ಇದ್ದ ಕಡೆಗೆ ಹೆಣ್ಣು ಅನ್ನುವ ಒಂದು ಸ್ತ್ರೀಲಿಂಗ ಅಂತ ಅನಿಸ್ಕೊಂಡ್ರೆ ಸಾಕು ಒಂದು ಅಸ್ತಿತ್ವ ಅನ್ನೋ ಸ್ಥಿತಿಗೆ ಬರ್ತಾನೆ ಅಂತ ಈ ರೀತಿಯಾಗಿ ಹುಚ್ಚುಚ್ಚಾಪಟ್ಟೆ ಆಡುವ ಲೋಕವನ್ನೆಲ್ಲ ಮಾರ್ಮಿಕವಾಗಿ ವಿಡಂಬಿಸ್ತಾರೆ ಪ್ರತಿಯೊಬ್ಬರೂ ಓದಿ ಆಸ್ವಾದ ಮಾಡಬೇಕಾದಂಥ ಒಳ್ಳೆಯ ಕಾವ್ಯ ಅದಕ್ಕೆ ಹಿಂದ್ ಇಂಗ್ಲೀಷ್ ಮರಾಠಿಯ ಅನುವಾದವೂ ಕೂಡ ಅವರೇ ಮಾಡಿದ್ದಾರೆ ಇದನ್ನು ತಮ್ಮ ಮುಂದೆ ಹಂಚಿಕೊಳ್ಳೋ ಅವಕಾಶ ಬಂದಿದ್ದಕ್ಕಾಗಿ ಧನ್ಯವಾದ ನಾಳೆ ದಿವಸ ಕಾರ್ಯಕ್ರಮ ಎಲ್ಲ ನಾಡದ್ದು ನಾವು ಬೇರೆ ಕವಿಯನ್ನು ನೋಡೋಣ ನಮಸ್ಕಾರ